श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्ताम् सदा हृदि ज्ञानानन्दमयम् देवम् निर्मलस्फटिकाकृतिम् आधारम् सर्वविद्यानाम् हयग्रीवमुपास्महे कूजन्तम् राम रामेति मधुरम् मधुराक्षरम् आरुह्यकविताशाखाहम् वन्दे वाल्मीकिकोकिलम् वाल्मीके हनुमनिसिंहस्य कवितावनचारिणः शृण्वन् रामकथानादम् को नयाति पराङ्गतिम् यः पिबन् सततम् रामचरितामृतसागरम् अतृप्तस्तम् मुनिम् वन्दे प्राचेरतमकल्मषम् गोष्पदीकृतवाराशिम् वशिकीकृतराक्षसम् रामायणमहामालारत्नम् वन्दे निलात्मजम् अञ्जनानन्दनम् वीरम् जानकी शोकनाशनम् कपीशमक्षहन्तारम् वन्दे लङ्काभयङ्करम् आमिषीकृतमार्ताण्डम् गोष्पदीकृतसागरम् तृणीकृतदशग्रीवम् आञ्जनेयम् नमाम्यहम् मनोजवम् मारुततुल्यवेगम् जितेन्द्रियम् बुद्धिमताम् वरिष्ठम् वातात्मजम् वानरयूथमुख्यम् श्रीरामदूतम् शिरसा नमामि उल्लङ्घ्य सिन्धोः सलिलम् सलीलम् यशोकवन्यम् जनकात्मजायाः आदाय तेनैव ददाहलङ्काम् नमामितम् प्राञ्जलिराञ्जनेयम् आञ्जनेयमुतिपाटलाननम् काञ्चनाद्रिकमनीयविग्रहम् पारिजाततरुमूलवासनम् भावयामि पवमाननन्दनम् यत्र यत्र गुणादकीर्तनम् तत्र तत्र कृतमस्तकाञ्जलिम् बाष्पवारि परिपूर्णलोचनम् मारुतिम् नमत राक्षसान्तकम् वेदवेद्य परे पुंसि जाते दशरथात्मजे वेदप्राचेरदादासि साक्षात् रामायणात्मना चरितम् रघुनाथस्य शतकोटिप्रविस्तरम् एकैकमक्षरम् प्रोक्तम् महापातकनाशनम् शृण्वन् रामायणम् भक्त्या यः पादम् पदमेव वासयाति ब्रह्मणस्थानम् ब्रह्मणः पूज्यते सदा वाल्मीकिगिरिसम्भूत रामसागरगामिनिः पुनातिभुवनम् पुण्यः रामायणमहानदी श्लोकसारसमाकीर्णम् सर्गकल्लोरसङ्कुलम् काण्डग्राहमहामीनम् वन्दे रामायणार्णवम् यः कर्णाञ्जलिसम्पुटैः ಆಹಾರಃ ಸಮ್ಯಕ್ ಪಿಬತ್ಯಾದರ ಅದು ವಾಲ್ಮೀಕೇರ್ವದನಾರವಿಂದಗಳಿತಂ ರಾಮಾಯಣಾಖ್ಯಂ ಮಧು ಜನ್ಮವ್ಯಾಧಿಜರ ವಿಪತ್ತಿನಿಧನೈರತ್ಯಂತಸೋಪದ್ರವಂ ಸಂಸಾರಂ ಸವಿಹಾಯ ಗಚ್ಚತಿ ವಿಷ್ಣು ಪದಂ ಶಾಶ್ವತಂ ತದುಪಗತಸಮಾಸು ಸಂಧಿಯೋಗಂ ಸಮಮಧುರೋ ವನತಾರ್ಥವಾಕ್ಯಬದ್ಧಂ ರಘುವರಚರಿತಂ ಮಣಿಪ್ರಣೀತಂ ದಶಶಿರಶಶ್ಚವದಂ ನಿಶಾಮಯಧ್ವಂ ಶ್ರೀರಾಘವಂ दशरथात्मजमप्रमेयम् सीतापजम् रघुकुलान्वयरत्नदीपम् माजानुबाहुमरविन्दलायताक्षम् रामम् निशाचरविनाशकरम् नमामि वैदेही सहितम् सुरद्रुमतले हैमे महामण्डपे मध्ये पुष्पकमासने मणिमये वीरासने सुस्थितम् अग्रे वाचैति प्रभञ्जनसुते तत्त्वम् मुनिभ्यः परम् व्याख्यान्तम् भरतादिभिः परिवृतम् रामम् भजे श्यामलम् श्रीरामाय नमः ओम् श्रीरामचन्द्रपरब्रह्मणे नमः ओम् तपस्वाध्यायनिरतम् तपस्वी वाग्वेदाम् वरम् नारदम् परिपप्रच्छ वाल्मीकिर्मुनिपुङ्गवम् तपस्वाध्यायनिरतम् तपस्वी वाग्विदाम् वरम् नारदम् परिपप्रच्छ वाल्मीकिर्मुनिपुङ्गवम् श्रीरामाय नमः ओम् श्रीरघुनन्दनपरब्रह्मणे नमः ओम् स्वन्दुभ्यो नमः ತಮಗೆಲ್ಲರಿಗೂ ಅನಂತ ಪ್ರಣಾಮಗಳು ನಿನ್ನೆಯ ಪ್ರವಚನದ ಕೊನೆಯಲ್ಲಿ ವಾಲಿ ವಧೆ ಮತ್ತು ಆಕ್ಷೇಪ ಪ್ರತ್ಯುತ್ತರಗಳನ್ನು ತಮಗೆ ಸಂಗ್ರಹವಾಗಿ ನಿರೂಪಿಸಿದ್ದೇನೆ ಅಷ್ಟು ದೊಡ್ಡದಾಗಿ ಹೇಳಿ ಸಂಗ್ರಹ ಅಂತ ಹೇಳ್ತೀರಲ್ಲ ರಾಮಾಯಣ ಸಾಮಾನ್ಯವಲ್ಲ ಎಷ್ಟು ಹೇಳಿದರೂ ಸಂಗ್ರಹವೇ ಶರಾಭಿತಪ್ತೇನ ವಿಚೇತ ಸಾಮಯ ವಾಲಿಯೇ ಹೇಳ್ತಾನೆ ನನ್ನ ಬಾಯಲ್ಲಿ ಆತಕ್ಕೆ ನಿನ್ನನ್ನು ಬೊಯ್ಯುವಂತ ಮಾತು ಬಂತು ಶರಾಭಿತಪ್ತೇನ ಆ ಬಾಣದ ಏಟಿನ ನೋವು ಹಾಗೆ ಮಾಡಿಸ್ತು ಆಪರೇಷನ್ ಮಾಡ್ತಾರೆ ಡಾಕ್ಟರು ಹೊಟ್ಟೆಯೋ ಗಿಟ್ಟಿಯೋ ಎಲ್ಲೋ ಲೋಕಲ್ ಅನಸ್ಥೀಸಿಯಾ ಕೊಟ್ಟಿರ್ತಾರೆ ಮಾತಾಡ್ತಾ ಇರ್ತೀರಿ ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಆ ಡಾಕ್ಟರ್ನೇ ಬುದ್ಧಿಗಿದ್ದಿ ಇದೆಯನೆಯ ಅಂತ ಬೈತಾರೆ ಆಪರೇಷನ್ ಮಾಡಿ ಡಾಕ್ಟರ್ನೇ ಬೈತಾರೆ ನೀವು ಬಂದು ಹೊರತು ಆಪರೇಷನ್ ನಾ ಬದುಕೋಕ್ಕಾಗೋಲ್ಲ ಅಂತ ಡಾಕ್ಟರ್ ಏನು ಹೇಳೋದಿಲ್ಲ ನೀವೇ ಹೋಗಿರ್ತೀರಿ ನೀವೇ ದುಡ್ಡು ಖರ್ಚು ಮಾಡಿಕೊಂಡು ಆದರೂ ಬೈತೀರಿ ಯಾಕೆ ನೋವು ಬಂದರೆ ಆ ರೀತಿ ಮಾತು ಬರ್ತದೆ ನೋವು ಮನುಷ್ಯನನ್ನ ಈ ಸಹನೆ ಕೆಡುವಂತೆ ಮಾಡ್ತದೆ ಬ್ಯಾಲೆನ್ಸ್ ತಪ್ಪುವಂತೆ ಮಾಡ್ತದೆ ನೋವು ಅಂದ್ರೆ ಶೋಕ ಕಾಮ ಎಷ್ಟು ಕೆಟ್ಟದ್ದು ಶೋಕವು ಅಷ್ಟು ಕೆಟ್ಟದ್ದು ಕಾಮ ಕ್ರೋಧ ಲೋಭ ಇವೆಲ್ಲಿ ಎಲ್ಲ ಒಂದಕ್ಕೊಂದು ಕಣ್ಣ ತಮ್ಮಂದ್ರೆ ಯಾವುದೊಂದು ಅರಿಷಡ್ ವರ್ಗಗಳು ಬಂದರೂ ಮನುಷ್ಯನ ಮನಸ್ಸಿನ ಸಮತೋಲ ಕೆಡಿಸಿಬಿಡ್ತವೆ ಆದ್ರಿಂದ ತಾನೇ ಹೇಳ್ತಾನೆ ವಾಲಿ ಶರಾಭಿತಪ್ತೇನ ವಿಚೇತಸಾಮಯ ವಿಚೇತಸ ವಿಗತ ಚೇತಸ ಚೇತಸ್ಸು ಅಂದ್ರೆ ಮನಸ್ಸು ನನ್ನ ಮನಸ್ಸು ಔಟ್ ಆಫ್ ಆರ್ಡರ್ ಆಗೋಯ್ತು ಅದಕ್ಕೆ ನಾ ಹೇಳಿಬಿಟ್ಟೆ ಪ್ರದೂಷಿತಸ್ತ್ವಂ ಅಜಾನತ ಪ್ರಭೋ ನನಗೆ ಸಂದರ್ಭವೇ ಮರೆತು ಹೋಯಿತು ಯಾತಕ್ಕೆ ಬಂದೆ ನಾನು ಯಾತಕ್ಕೆ ನಿನ್ನ ದೋಷಣೆ ಮಾಡ್ತಾ ಇದ್ದೀನಿ ಅಂತೂ ಕೂಡ ತಿಳಿಯಲಿಲ್ಲ ಅಜಾನತ ಪ್ರಭೋ ಇನ್ನೊಂದರ್ಥ ವಾಲಿ ನಿಜವಾಗಿ ಇಂದ್ರ ಇಂದ್ರಾಂಶದಿಂದ ಬಂದವನು ನಿನ್ನೆ ಹೇಳಬೇಕಾದ ಒಂದು ಮುಖ್ಯ ಕಾರಣ ಇವತ್ತು ಹೇಳ್ತೇನೆ ಕೊನೆಯಲ್ಲಿ ಗಡಿಬಿಡಿಯಲ್ಲಿ ಹೇಳಿದ್ರೆ ಹತ್ತರ ಜೊತೆಯಲ್ಲಿ ಹನ್ನೊಂದು ತಲೆಗೆ ರುಚಿ ಹೋಗೋದಿಲ್ಲ ಅಂತ ರಾಮಚಂದ್ರ ಸ್ವಾಮಿ ಹಿಂದಿನಿಂದಲೇ ಹೊಡೆದ ವಾದಿಯನ್ನು ಪ್ರಮಾದವಾದ ಕಾರಣ ಏನು ಅಂದ್ರೆ ಇವನು ಇಂದ್ರಾಂಶದಿಂದ ಬಂದವನು ತನ್ನ ಸಹಾಯಕ್ಕೆ ಹನುಮಂತನ ಹಾಗೆ ಅನ್ನೋದನ್ನೇ ಮರೆತು ಪ್ರತಿಕೂಲದಲ್ಲಿ ಸೇರಿಕೊಂಡ ದೇವತೆಯಾಗಲಿ ಮನುಷ್ಯನಾಗಲಿ ಈ ಲೋಕದಲ್ಲಿರುವವರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಕರ್ತವ್ಯ ವಹಿಸಿರ್ತಾನೆ every man every woman has a mission in life ಪ್ರತಿಯೊಬ್ಬರಿಗೆ ಕರ್ತವ್ಯ ಕೊಟ್ಟಿರ್ತಾನೆ ದೇವರು ಯಾರು ಅದೃಷ್ಟವಂತರು ಅವರು ತಮ್ಮ ಮಿಷನ್ ತಮ್ಮ ಕರ್ತವ್ಯವನ್ನು ತುಂಬಾ ಬೇಗ ಜೀವನದಲ್ಲಿ ತಿಳ್ಕೊಳ್ತಾರೆ ಗುರುಕೃಪೆ ಇದ್ರೆ ಶುಕ್ರಾಚಾರ್ಯ ಗೆಂಡಿಯಲ್ಲಿ ಕೂತಾಗ ಆಗದೇ ಇದ್ರೆ ಭಗವಂತನಿಗೆ ಸರ್ವಸ್ವದಾನ ಮಾಡಬೇಕು ಅನ್ನುವುದೇ ಬಲಿಚಕ್ರವರ್ತಿಯ ಇಡೀ ಜೀವನದ ಪರಮೋದ್ದೇಶ ದಟ್ ವಾಸ್ ಇಸ್ ಮಿಷನ್ ನಮಗೊಂದು ಮಿಷನ್ ಕೊಟ್ಟಿದ್ದಾನೆ ನಿಮಗೊಂದು ಮಿಷನ್ ಕೊಟ್ಟಿದ್ದಾನೆ ಸಣ್ಣದಿರಬಹುದು ದೊಡ್ಡದಿರಬಹುದು ನಿಮ್ಮ ನಿಮ್ಮ ಕ್ಷೇತ್ರ ಅದರಲ್ಲಿ ದೇವತೆ ಇವನು ಗೌತಮ ಪತ್ನಿಯನ್ನು ಕೆಡಿಸಿದವನು ಆಗಲೇ ಕೊಲ್ಲಬೇಕಾಗಿತ್ತು ದೇವತೆಯಾಗಿ ಕೆಲಸ ಮಾಡಿದೆಯಲ್ಲ ಈಗಿಲ್ಲಿ ನೋಡಿದ್ರೆ ತನ್ನ ಸ್ವಂತ ತಮ್ಮನ ಹೆಂಡತಿಯನ್ನು ಕೆಡಿಸಿದ್ದಾನೆ ಇದು ಎರಡನೇ ಅಪರಾಧ ಇಂದ್ರಲೋಕದಿಂದ ಬಂದವನು ನೀನು ಯಾರಂತ ತಿಳ್ಕೊಳ್ಳದೆ ನನ್ನ ಸಹಾಯಕ್ಕೆ ಬರುವುದಲ್ಲದೆ ನನ್ನನ್ನೇ ಬೈತಾ ಇದ್ದೀಯ ಸೂಕ್ಷ್ಮ ಪರಮ ದುರ್ಜ್ಞೇಯ ನಿನ್ನೆ ಹೇಳಿದ ಮಾತು ಹೃದಯದಲ್ಲಿ ಧರ್ಮ ಅಂತ ಒಂದಿರುತ್ತೆ ಯೋಚನೆ ಮಾಡಿ ನೋಡು ಅದು ಅತ್ಯಂತ ಸೂಕ್ಷ್ಮವಾದದ್ದು ನಾ ಬಾಯಿ ಬಿಟ್ಟು ಹೇಳೋ ಹಾಗಿಲ್ಲ ಅಂತ ರಾಮಪ್ರಭು ಏನದು ಧರ್ಮ ರಾಮಾವತಾರ ನಾನು ವಿಷ್ಣು ಕಾಣು ನೀನು ಇಂದ್ರನಾಗಿ ಬಂದಿದ್ದೀಯೇ ನೀ ಬಂದು ಯಾತಕ್ಕೋಸ್ಕರವಾಗಿ ನನ್ನ ಸಹಾಯಕ್ಕೆಂಬುದಾಗಿ ಅದನ್ನು ನೀನು ಮರೆತು ಬಿಟ್ಟು ಹೃದಯಸ್ಥ ಸರ್ವಭೂತಾನ ಆತ್ಮಾವೇದ ಶುಭಾಶುಭೇ ಹೃದಯದಲ್ಲಿರ್ತಕ್ಕಂಥ ಭಗವಂತನಿಗೆ ಒಬ್ಬ ಮನುಷ್ಯ ಮಾಡುವುದು ಸರಿ ತಪ್ಪು ಅಂತ ಗೊತ್ತಿರುತ್ತೆ ನೀನೇ ಕೇಳ್ಕೋಬೇಕು ನಾ ಹೇಳೋದಲ್ಲ ಅಂದ ಇಷ್ಟಿದ್ರೂ ಎದುರಿಗೆ ನಿಂತ್ಕೊಂಡು ಯುದ್ಧ ಮಾಡಿದ್ರೆ ಸಮಸ್ಕಂಧನ ಹಾಗೆ ಒಂದು ವೇಳೆ ವಾಲಿ ಕಪಟವಾಗಿ ಶರಣಾಗತಿ ಮಾಡಿದ್ದರೆ ರಾಮಚಂದ್ರ ಅವನನ್ನು ಅಂಗೀಕಾರ ಮಾಡಬೇಕಾದ ನಿಯಮ ಇತ್ತು ಎಷ್ಟು ಸಲ ಮೋಸ ಮಾಡ್ತೀರಿ ದೇವರಿಗೆ ಮಾಡೋರು ತಪ್ಪೇ ಮಾಡುವುದು ತಪ್ಪಾಯಿತು ಅನ್ನೋದು ಇಲ್ಲ ಸ್ವಾಮಿ ಮಾಡೋದಿಲ್ಲ ಮರುಕ್ಷಣದಲ್ಲಿ ಮತ್ತೆ ತಪ್ಪು ಮಾಡುವುದು ಯಾತಕ್ಕೆ ಪ್ರಾಯಶ್ಚಿತ್ತ ಇದೆಯಲ್ಲ ಶರಣಾಗತಿ ಅಂತ ಮಾಡ್ತಾನೇ ಕೂತ್ರೆ ಶರಣಾಗತಿ ನಗೆಪಾಟಲಾಗುತ್ತೆ ಹಾಗೆಲ್ಲ ಮಾಡುವುದು ಹಾಗಿದ್ರೆ ರಾವಣನು ಶರಣಾಗತಿ ಮಾಡಿದ್ರೆ ಅವನನ್ನು ಅನುಗ್ರಹ ಮಾಡ್ತೇನೆ ಅಂತ ಮುಂದೆ ಹೇಳ್ತಾನಲ್ಲ ಭಗವಂತ ಅದು ಬೇರೆ ಕೇಸು ಇದು ಬೇರೆ ಕೇಸು ರಾವಣ ಜಯ ವಿಜಯರಲ್ಲಿ ಒಬ್ಬ ಸನಕ ಸನಂದನಾದಿಗಳ ಶಾಪಕ್ಕೆ ಗುರಿಯಾಗಿದ್ದವನು ಅವನದನ್ನು ಅನುಭವಿಸಲೇಬೇಕಾಗಿತ್ತು ಇಂದ್ರ ಇಲ್ಲಿ ಯಾವ ಶಾಪಗ್ರಸ್ತ ಇರಲಿಲ್ಲ ಸ್ವಯಂ ಪ್ರೇರಿತನಾಗಿ ದುಷ್ಟನಾಗಿದ್ದಾನೆ ಒಪ್ಪಿಕೊಂಡರು ಸ್ವಾಮಿಗಳು ಪೇಜಾವರ ಶ್ರೀಗಳು ದೇವತೆಯಾಗಲಿ ಮನುಷ್ಯನಾಗಲಿ ಭೂಮಿ ಮೇಲೆ ಬಂದ ಮೇಲೆ ಮನುಷ್ಯನಂತೆ ಬಾಳುವುದನ್ನು ಕಲಿಯಬೇಕು ಏ ನಾನು ಅಂಗಾರಕ ಲೋಕಕ್ಕೆ ಹೋಗ್ತೇನೆ ಚಂದ್ರಲೋಕಕ್ಕೆ ಹೋಗ್ತೇನೆ ಹೋದ ಮೇಲೆ ಮತ್ತೆ ಬರಬೇಡಿ ಅಲ್ಲೊಂದು ಸೀಟು ಇಲ್ಲೊಂದು ಸೀಟು ಅಲ್ಲೆರಡು ಮನೆ ಇಲ್ಲೆರಡು ಸೈಟು ಇಟ್ಕೊಂಡಿರೋರು ಜಾಗ ಇಲ್ಲ ಭೂಮಿ ಮೇಲಿರೋ ತನಕ ಭೂಮಿ ಮೇಲೆ ಮನುಷ್ಯರಾಗೇ ಬಾಳ್ಬೇಕು ನೀವು ನೀವು ಅಮೆರಿಕದಲ್ಲಿ ಚೈನಾದಲ್ಲಿರಲಿ ಕುಳ್ಳಾಗಿರಲಿ ಹಳದಿ ಬಣ್ಣ ಇರಲಿ ಎತ್ತರವಾಗಿರಲಿ ದಡೂಕಿ ಇರಲಿ ಕಪ್ಪಾಗಿರಲಿ ಲಿವ್ ಲೈಕ್ ಎ ಮ್ಯಾನ್ ಮನುಷ್ಯರಂತೆ ಬಾಳೋದನ್ನು ಕಲಿಬೇಕು ಆ ಮನುಷ್ಯತ್ವವನ್ನು ಕಲಿಸಿಕೊಡುವ ವಿದ್ಯಾಭ್ಯಾಸ ಕ್ರಮ ಈಗ ಇಲ್ಲ ಟೆಕ್ನಾಲಜಿ ಹೇಳ್ಕೊಡ್ಬೋದು ಬೇರೆ ಬೇರೆ ಬೇರೆ ವಿದ್ಯೆಗಳನ್ನು ಹೇಳ್ಕೊಡ್ಬೋದು ಮನುಷ್ಯನಿಗೆ ಹಣ ಸಂಪಾದನೆ ಮಾಡಿಸಿಕೊಡ್ಬೋದು ಎಲ್ಲ ನೀನು ಮನುಷ್ಯನಾಗಿ ಬಾಳು ಅಂತ ಹೇಳಿಕೊಡುವ ವಿದ್ಯೆ ಇಲ್ಲ ಅದು ಹೇಳಿಕೊಡುವುದೊಂದೇ ವಿದ್ಯೆ ವಿದ್ಯೆ ಅಂದ್ರೆ ಅದಕ್ಕೆ ಹೆಸರು ಉಳಿದಿದ್ದು ಬರೀ ಶಿಕ್ಷಣ ಟ್ರೈನಿಂಗ್ ಪೋಸ್ಟ್ ಮ್ಯಾನ್ಗೂ ಟ್ರೈನಿಂಗ್ ಕೊಡ್ತಾರೆ ರೈಲ್ವೆ ಗ್ಯಾಂಗ್ ಮನ್ಗೂ ಟ್ರೈನಿಂಗ್ ಕೊಡ್ತಾರೆ ಟ್ರೈನಿಂಗ್ ಕೊಟ್ಟರೆ ಯಾರು ಬೇಕಾದ್ರೆ ಅವಶ್ಯ ಮಾಡ್ತಾರೆ ಟ್ರೈನಿಂಗಿಂದ ಬರೋದಿಲ್ಲ ಮನುಷ್ಯತ್ವ ಅನ್ನೋದು ಹುಟ್ಟಿನಿಂದ ಬರುವುದಲ್ಲ ಹಿರಿಯರ ನಡತೆ ನುಡಿ ನಡೆ ಆಚಾರ ಶೀಲ ಅದರ ಮೇಲ್ಪಟ್ಟು ಮೌಲ್ಯಗಳು ಅವಕ್ಕೆ ಬದ್ಧನಾಗಿ ನೀನು ನಡೆಯಬೇಕು ವಾಲಿ ಅದನ್ನು ಮಾಡಿದ್ದೀಯಾ ಅಂತ ಕೇಳಿದ ರಾಮಚಂದ್ರ शराभितप्तेन विचेतसा मया प्रदूषितत्वम् यदजानता प्रभो इदम् महेन्द्रोपमभीमविक्रम ಪ್ರಸಾದಿದತ್ವಂ क्षममे ನರೇಶ್ವರ ಕೊನೆಗೆ ರಿಯಲೈಸೇಷನ್ ಬಂತು ಯಾಕೆ ದೈವಾಂಶ ಸಂಭೂತನಾಗಿದ್ದ ಯಾರು ದೈವಿ ಸಂಪತ್ತಲ್ಲಿ ಹುಟ್ಟಿರ್ತಾರೆ ದೈವಿ ಸಂಪದ್ ವಿಮೋಕ್ಷಾಯ ನಿಬಂಧಾಯ ಸುರಿ ಮತ ಹದಿನಾರನೇ ಅಧ್ಯಾಯದಲ್ಲಿ ಭಗವಂತ ಕೆಲವರು ಹುಟ್ಟಿನಿಂದಲೇ ದೈವ ಪ್ರಕೃತಿ ಅಂತ ಇರ್ತಾರೆ ಕೆಲವರಿಗೆ ಆಸುರಿ ಪ್ರಕೃತಿ ಅಂತ ಇರ್ತದೆ ಅಂದ್ರೆ ಪರ್ಮನೆಂಟು ಅಥವಾ ವಾಟರ್ ಟೈಟ್ ಕಂಪಾರ್ಟ್ಮೆಂಟ್ ಅಂತಲ್ಲ ಹುಟ್ಟಿನಿಂದಲೇ ಧರ್ಮ ಅಧರ್ಮ ಪುಣ್ಯ ಪಾಪಕ್ಕೆ ಅಂಜುವ ಸ್ವಭಾವ ಕೆಲವರಿಗೆ ಇರ್ತದೆ ಒಂದು ಕಾರ್ ಬಿಡ್ತಾರೆ ಒಬ್ಬರು ಡ್ರೈವರು ಅದು ನೋಡಿ ದೈವಿ ಸ್ವಭಾವ ಅಸುರಿ ಸ್ವಭಾವ ಗೊತ್ತಾಗ್ಬಿಡುತ್ತೆ ನಿಮಗೆ ಅವ್ರು ಬಿಡುವಾಗಲೇ ಪಾಪ ಅಕ್ಕದವರು ಪಕ್ಕದವ್ರಿಗೆ ಯಾತ್ರೆ ತೊಂದರೆ ಅಂತ ನಿಧಾನ ಏನು ಹೋದ್ರೆ ಅಪ್ಪರ ಗಂಟೆ ಹೋಗೋದು ಹತ್ತು ನಿಮಿಷ ಹೆಚ್ಚಾಗಬಹುದು ಈ ಆಟೋ ಡ್ರೈವರ್ಗಳಿರ್ತಾರೆ ನೋಡಿ ಎಲ್ಲ ಆಸುರಿಯ ಸ್ವಭಾವದವರೇ ಒಂದಿಷ್ಟು ಜಾಗ ಸಿಕ್ಕಿರ ಸಾಕು ತಾನೊಬ್ಬ ಮುಂದಕ್ಕೆ ಹೋಗಬೇಕು ಉಳಿದವ್ರು ಸತ್ರೂ ಪರವಾಗಿಲ್ಲ ಇದು ರಾಕ್ಷಸ ಸ್ವಭಾವ ತಪ್ಪಾಯಿತು ಅಂತ ಕೇಳಿದ ಇದನ್ನು ನಾವು ಹೆಚ್ಚು ಹೇಳೋದು ಬೇಡ ಹೇಳು ಬೇಡ ಅಂತಾನೆ ಅದೇ ವಿಷಯ ಇದೆ ಏನು ಮಾಡಲಿ ನಾನು ರಾಮಚಂದ್ರ ಸ್ವಾಮಿಯನ್ನ ಅವತ್ತು ನಾ ಹೇಳಿದ ಹಾಗೆ ಅತಿಮಾನುಷಸ್ತವದಲ್ಲಿ ಶ್ರೀವತ್ಸ ಚಿಹ್ನ ಮಿಶ್ರರು ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ ಜಟಾಯು ಪ್ರಸಂಗದಲ್ಲಿ ಪ್ರಶ್ನೆ ಕೇಳಿದ್ರು ಇಲ್ಲಿ ಪ್ರಶ್ನೆ ಕೇಳ್ತಾರೆ सालान्हि सप्तसगिरीन् ಸರಸಾದಲಸ್ಥಾನ್ ಸಪ್ತ ವೃಕ್ಷಗಳನ್ನು ರಸಾತಲವನ್ನು ಅನ್ಯಾನಿ ಅಂದ್ರೆ ಭೂಮಿ ಆಕಾಶ ಬೆಟ್ಟ ಎಲ್ಲವನ್ನ ತೂತು ಮಾಡಿ ಏಕೇಶು ಮಂದ ಜವತೋ ನಿರಪತ್ರಯಸ್ತ್ವಂ ಸುಗ್ರೀವನಿಗೆ ನಂಬಿಕೆ ಉಂಟಾಗೋದಕ್ಕೋಸ್ಕರ ಏನ್ ಮಾಡಿದೆ ರಾಮಚಂದ್ರ ಸ್ವಾಮಿ ನೀನು ಏಳು ಆ ಮರಗಳನ್ನು ತೂತು ಮಾಡಿ ಏಳು ಬೆಟ್ಟಗಳನ್ನು ತೂತು ಮಾಡಿ ಏಳು ಲೋಕಗಳನ್ನು ತೂತು ಮಾಡಿ ಬಾಣ ವಾಪಸ್ಸು ಕೊರೆದುಕೊಂಡು ಬರೋ ಹಾಗೆ ನೀ ಬಿಟ್ಟದ್ದು ಮಂದಜವತಃ ಆ ಬಾಣವನ್ನೇನು ತುಂಬಾ ರಭಸವಾದ ಗತಿಯಲ್ಲಿ ಬಿಡಲಿಲ್ಲ ಸುಮ್ಮನೆ ಕ್ಯಾಶುವಲ್ ಆಗಿ ಎಸ್ತಿದ್ ಬಾಣ ಅದು ಅಂಥ ನೀನು ತೇಷು ಏಕವಿವ್ಯತನ ಖಿನ್ನ ಕಪಿ ಪ್ರಣುನ್ನಂ ಒಂದು ಬಾಣದಿಂದ ಒಂದು ಮರಕ್ಕೆ ತೂತು ಮಾಡೋ ಹೊತ್ತಿಗೆ ಬೆವರಿಳಿದು ಹೋಗ್ತಿತ್ತು ಆ ವಾದಿಗೆ ಅಂಥವನ ಕೈಯಲ್ಲಿ ನೊಂದಿದ್ದಾನೆ ಸುಗ್ರೀವ ಅಂಥ ಸುಗ್ರೀವ ವಾಲಿಗೇನು ಬಲಿಯಾಗಿದ್ದ ಅವನನ್ನು ಸಹಾಯ ಕೇಳ್ತಾ ಇದ್ದೀಯಲ್ಲ ನೀ ಯಾರಂತ ನನಗೆ ಗೊತ್ತಾಗಲಿಲ್ವೇ ಶಾಖಾ ಮೃಗಂ ಮೃಗಯಸೇ ಸ್ಮ ಕಥಂ ಸಹಾಯಂ ಇಷ್ಟು ಬಾಣಶಕ್ತಿ ಇರತಕ್ಕವನು ಕೂತಿರ್ತಕ್ಕ ಜಾಗದಿಂದಲೇ ರಾವಣನ ಮೇಲೆ ಶಬ್ದವೇದಿ ಬಿಟ್ಟಿದ್ರೆ ಯೋಚನೆ ಮಾಡಿ ಎಲ್ಲಿ ಜನಸ್ಥಾನ ಸೀತಾಪಹಾರ ಜಾಗದಿಂದಲೇ ಎಲ್ಲಿದ್ದಾನೋ ರಾವಣ ಹತನಾಗಲಿ ಅಂತ ಬಾಣ ಬಿಟ್ಟಿದ್ರೆ ಹುಡುಕೊಂಡು ಹೋಗಿ ಲಂಕೆಯಲ್ಲಿ ಅವನನ್ನು ಕೊಂದು ಸೀತೆಯನ್ನು ಕರ್ಕೊಂಬ ಅಂತ ಹೇಳಿದ್ರೆ ಬಾಣ ಕರ್ಕೊಂಬಂದ್ಬಿಡ್ತಿತ್ತು ಈ ಕೋಚೆ ಜ್ಞಾತಕ್ಕೆ ಸಹಾಯ ಕೇಳಿದೆ ನೀನು ಅದಲ್ಲ ನಿನ್ನ ಉದ್ದೇಶ ನನಗೆ ಗೊತ್ತಾಯಿತು ಅಂತಾರೆ ನಮಗೆ ಗೊತ್ತಾಗಬೇಕಲ್ಲ ಅಂದ್ರೆ ಸಾತ್ವಿಕನು ಶರಣಾಗತನೂ ಆದವನನ್ನು ಸಂರಕ್ಷಣೆ ಮಾಡಬೇಕನ್ನುವುದೇ ರಾಮಾಯಣದ ಉದ್ದೇಶ ಇದು ವಾಲಿ ಸುಗ್ರೀವರಲ್ಲಿ ಯಾರು ಹೆಚ್ಚು ಕಮ್ಮಿ ಪ್ರಶ್ನೆ ಅಲ್ಲ ಸುಗ್ರೀವ ಸಾತ್ವಿಕ ಇನ್ನೊಂದು ಗುಣ ಇವತ್ತು ಮುಖ್ಯ ಭಾಗ ಉಪನ್ಯಾಸದಲ್ಲಿ ತೋರಿಸ್ತೇನೆ ಸುಗ್ರೀವನಲ್ಲಿದ್ದ ಒಂದು ಅಸಾಧಾರಣ ಶಕ್ತಿ he was a very able organiser and administrator ಅದಕ್ಕೆ ಸುಗ್ರೀವಾಜ್ಞೆ ಅಂತ ಬಂತು ಅದೇ ಸೈನ್ಯ ಅದೇ ರಾಜ್ಯ ವಾಲಿ ತನಗೆ ಭೋಗಸ್ಥಾನವನ್ನಾಗಿ ಅನುಭವಿಸ್ತಾ ಇದ್ದ he was not a good organiser ಈ ಪುಂಡರು ಯಾರಿರ್ತಾರೆ ಬರೀ ಲಂಚಕ್ಕೆ ಯಾರು ಗಂಟು ಬಿದ್ದಿರ್ತಾರೆ ಅಧಿಕಾರ ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಎಂಟು ತಿಂಗಳು ಹಿಡ್ಕೊಂಡಿರಬೇಕು ಅಂತ ಯಾರು ನೋಡ್ತಾರೆ ಅವ್ರಿಗೆ ಜನ ಇದ್ರು ಸತ್ರು ಜನರ ಮೇಲೆ ಲಕ್ಷ್ಯ ಇರೋದಿಲ್ಲ ತಾನೆಷ್ಟು ದುಡ್ಡು ಮಾಡ್ಕೊಳ್ತೀನಿ ಅನ್ನೋದ್ರ ಮೇಲೆ ಇರುತ್ತೆ ಈ ದುಡ್ಡು ಮಾಡೋದ್ರ ಮೇಲೆ ಲಕ್ಷ್ಯ ಇರೋವನಿಗೆ ರಾಜ್ಯಾಧಿಪತ್ಯವನ್ನು ಕೊಟ್ಟರೆ ಜನರ ರಕ್ಷೆ ಅವನ ಕೈಯಲ್ಲಿ ಆಗೋದಿಲ್ಲ ಸುಗ್ರೀವನಲ್ಲಿ ಆ ದಕ್ಷತೆ ಇತ್ತು ಮತ್ತೆ ತಡ ಮಾಡಿದ್ನಲ್ಲ ಸೈನ್ಯ ಕರೆಸೋದಕ್ಕೆ ಅಯ್ಯೋ ಎಷ್ಟು ದೊಡ್ಡ ಕತೆ ಎರಡು ಮಾತಲ್ಲಿ ಹೇಳೋಕ್ಕಾಗುತ್ತೆ ಅದು ಎಷ್ಟು ದೊಡ್ಡ ಸೈನ್ಯ ಅದು ಒಂದು ಕಡೆ ನಿಂತಿದ್ದ ಸೈನ್ಯ ಅಲ್ಲ ಕರೆಸೋದಕ್ಕೆ ತಡವಾಯಿತು ಏನು ಗಡಿಯಾರವೇ ಮತ್ತೊಂದೇ ಅದರಲ್ಲಿ ಅಂಥವರನ್ನು ಕರೆಸಿ ಅಷ್ಟು ದೊಡ್ಡ ಸೇನೆಯನ್ನ ಲಂಕೆ ತನಕ ಹೋಗಿ ಜೀವದ ಹಂಗು ತೊರೆದು ಪ್ರತಿಯೊಬ್ಬರೂ ಆ ರಾಮಕಾರ್ಯದಲ್ಲಿ ತೊಡಗಿದರು ಅವರಷ್ಟರನ್ನು ತೊಡಗಿಸಿದ ಆ ಕಮಾಂಡರ್ ಆ ಸುಗ್ರೀವ ಸಾಮಾನ್ಯನಲ್ಲ ವಾದಿಗ ಸಾಮರ್ಥ್ಯ ಇರಲಿಲ್ಲ ಆದ್ದರಿಂದ ಕಥೆಯನ್ನು ಮುಂದೆ ಹೇಳೋಣ ಇನ್ನು ತಾರೆ ಬರ್ತಾ ಇದ್ದಾಳೆ ಯಾರೋ ಹೋಗಿ ಹೇಳಿದರು ಅಮ್ಮ ನಿನ್ನ ಗಂಡನ ಆಗೋಯ್ತು ವಾಲಿ ಸತ್ತೋದ ಅಂತ ಹೇಳಿದರು ವಾಲಿ ಸತ್ತೋದ ಅಂತ ಅವರು ಸುಮ್ಮನೆ ಹೇಳಲಿಲ್ಲ ಒಂದು ಅಲಂಕಾರ ವಾಕ್ಯದಲ್ಲಿ ಹೇಳಿದರು ಮುಖ್ಯೇ ನಿವರ್ತ ಜೀವಪುತ್ರೇ ನಿವರ್ತ ಸ್ವಪುತ್ರಂ ರಕ್ಷ ಸ್ವಜಾಂಗದಂ ಜೀವಪುತ್ರೇ ಅಮ್ಮ ನೀನು ಮಗ ಇರತಕ್ಕಂಥ ತಾಯಿ ಮಗನನ್ನು ಹಡೆದ ತಾಯಿ ಅಂಗದ ಇದ್ದಾನೆ ನಿನಗೆ ಮಗ ಇವ್ರು ಬಿಟ್ಟು ಎಲ್ಲರೂ ಹೋಗಿಬಿಡುವು ನೀನು ರಾಮನ ಕಣ್ಣಿಗೆ ಬೀಳ್ಬೇಡ ಏನಾಗಿದೆ ಅಂತಹದ್ದು ಅಂತಕೋ ರೂಪೇಣ ಹತ್ವಾ ನಯತಿ ವಾಲಿನಂ ನಮ್ಮೂರು ಯಮ ಬಂದು ಬಿಟ್ಟಿದ್ದಾನೆ ಆದರೆ ಹೆಸರು ಬದಲಾವಣೆ ಮಾಡಿಕೊಂಡಿದ್ದಾನೆ ರಾಮ ಎಂಬುದಾಗಿ ಅಂತಕೋ ರೂಪೇಣ ಹತ್ವಾ ನಯತಿ ವಾಲಿನಂ ವಾಲಿನ ಕೊಂಡೊಯ್ದು ಬಿಟ್ಟ ಅವನು ಆದ್ದರಿಂದ ರಾಮನ ಕಣ್ಣಿಗೆ ಬೀಳ್ಬೇಡ ಎಲ್ಲ ಹೋಗ್ಬಿಡು ಅವಳು ಕೇಳಿದ್ಲು ನನ್ನ ಗಂಡ ಹೋಗೇ ಬಿಟ್ನೆ ಅವಳಿಗದು ಗೊತ್ತಿತ್ತು ಮನಸ್ಸು ನಿನ್ನೆ ಹೇಳಿದ್ದೇನೆ ಅವಳ ವಾಕ್ಯಗಳನ್ನು ರಾಮನ ಗುಣಗಳನ್ನು ಕೇಳಿದ್ದಾಳೆ ಅನುಭವಿಸಿದ್ದಾಳೆ ಹೋಗಬೇಡ ಅಂತ ಗಂಡನಿಗೆ ಬುದ್ಧಿ ಹೇಳಿದ್ದಾಳೆ ಅಷ್ಟು ಹೇಳಿಯೂ ಬಂದ ಅಂದ್ರೆ ಅವಳಿಗೆ ಮನಸ್ಸು ಆಗಲೇ ಹೇಳ್ತಿತ್ತು ಇವನು ಜೀವಂತವಾಗಿ ಹಿಂದಿರುಗಲಾರ ಅದೇ ಆಯಿತು ಆಮೇಲೆ ಎಷ್ಟಾದರೂ ಗಂಡನ ಮೇಲೆ ಪ್ರೀತಿ ಇದ್ದವಳು ದಾಂಪತ್ಯವನ್ನು ಚೆನ್ನಾಗಿ ಮಾಡಿದ್ದವಳು ಹೇಳ್ತಾಳೆ ಒಂದು ಸಾವಿರ ಅಂಗದರಿದ್ದರೂ ನನ್ನ ಗಂಡನಿಗೆ ಸಮಾನ ಆಗೋದಿಲ್ಲ ಆ ಗಂಡನೇ ಹೋದ ಮೇಲೆ ನಾನು ಯಾರಿಗೋಸ್ಕರ ಎಲ್ಲಿ ಓಡಿ ಹೋಗಲಿ ಎಂಬುದಾಗಿ ತುಂಬ ದುಃಖ ಪಡ್ತಾಳೆ ಆ ಯುದ್ಧ ಭೂಮಿಗೆ ಬಂದು ರಾಮನ ದರ್ಶನ ಮಾಡಬೇಕು ನನ್ನ ಗಂಡ ಎಲ್ಲಿ ಬಿದ್ದಿದ್ದ ನೋಡಬೇಕು ಅಂತ ಬರ್ತಾಳೆ ಬರುವ ಹೊತ್ತಿಗೆ ರಾಮಚಂದ್ರ ಬಿಲ್ಲನ್ನ ಹಗ್ಗ ಬಿಚ್ಚಿ ನಿಂತಿದ್ದಾನೆ ಊರಿಕೊಂಡು ನಿಂತಿದ್ದಾನೆ ಇನ್ಯಾರು ಬರ್ತಾರೆ ಬರಲಿ ನೋಡೋಣ ಅಂತ ಯುದ್ಧಕ್ಕೆ ಸಿದ್ಧ ಇಲ್ಲ ಯಾಕೆ ಬಿಲ್ ಹಗ್ಗ ಬಿಚ್ಚಿದ್ದಾನೆ ಸುಗ್ರೀವ ಸೂಚನೆ ಕೊಟ್ಟಿದ್ದ ಈ ಊರಲ್ಲಿ ಇವನೊಬ್ಬನೇ ದುಷ್ಟ ಉಳಿದವ್ರು ಯಾರು ಯುದ್ಧಕ್ಕೆ ಬರೋರಲ್ಲ ಜನಸ್ಥಾನ ಅಲ್ಲ ಅಂತ ಹೇಳಿದ್ರಿಂದ ಅವಷ್ಟಭ್ಯತೆ ತಿಷ್ಠಂತಂ ಧನುರುತ್ತಮಂ ಬಿಲ್ಲನ್ನು ನೋಡಿದಳು ಯಾರಿಗೂ ಬಗ್ಗದೇದು ನನ್ನ ಗಂಡ ಈ ಬಿಲ್ಲಿಗೆ ಬಗ್ಗಿದ್ದಾನೆ ಗಂಡನನ್ನು ಬಗ್ಗಿಸಿದು ಕೊಂದದ್ದು ಈ ಬಿಲ್ಲು ಆ ಬಿಲ್ಲನ್ನು ನೋಡಿದಳು ರಾಮಂ ರಾಮ ಅನುಜಂಚ ಇವ ರಾಮನನ್ನು ನೋಡಿದಳು ಬೈಬೇಕು ತಪ್ಪಿದೆಯೆಂದ್ರೆ ಅಂಥ ಸುಂದರ ಶಾಂತ ರಾಮನ ಮುಖದಲ್ಲಿ ಲವಲೇಶವೂ ಕಳಂಕ ಕಾಣಲಿಲ್ಲ ಅವಳ ಮನಸ್ಸಿಗೆ ಇಷ್ಟು ಆಶ್ಚರ್ಯ ಇದು ಪತಿಯನ್ನು ಕಳ್ಕೊಂಡವಳಿಗೆ ತನ್ನ ಮನಸ್ಸು ಕಳಂಕಿತವಾಗಿದ್ದರೆ ಇನ್ನೊಬ್ಬರಲ್ಲಿ ದೋಷ ಕಾಣುತ್ತೆ ಯಾವಾಗಲೂ ನಿಮ್ಮ ಮನಸ್ಸು ಕೆಟ್ಟಿದ್ರೆ ಲೋಕವೇ ಅನ್ಸುತ್ತೆ ಆ ಪಕ್ಕದ ಮನೆಯವರು ಸರಿಯಿಲ್ಲ ನಮ್ಮನೆಯವರು ಸರಿಯಿಲ್ಲ ಕೆಲವರು ಸೈಕಿಕ್ ಆಗಿರ್ತಾರೆ ಮನೆಯಲ್ಲಿ ಸ್ತ್ರೀಯರು ಇವಳು ಹೇಳಿದಾಗ ಗಂಡ ನಡೀಲಿಲ್ಲ ಅಂತ ಬಂದವ್ರನ್ನೆಲ್ಲ ನಿಮ್ಮ ಗಂಡನೂ ಹೇಗಿದ್ದಾರೆ ನಮ್ಮ ನಿಮ್ಮ ಗಂಡ ಪ್ರತಿಯೊಬ್ಬರನ್ನೂ ಕೇಳ್ತಾರೆ ನಮ್ಗೆ ಕೇಳಿ ಕೇಳಿ ಕೇಳಿ ಬೇಜಾರಾಗಿದೆ ಇಂಥದ್ದೊಂದು ಅರ್ಧ ಡಜನ್ ಸಂಸಾರವನ್ನು ನಾನು ನೋಡಿದ್ದೇನೆ ಇದು ಮನೆ ಹೇಳ್ಕೋಬೇಕು ಅಂತಲ್ಲ ಅದು ಸೈಕಿಕ್ ಕೇಸ್ ಅದು ನಿಮ್ಮ ಯಜಮಾನರು ತಡವಾಗಿ ಬರ್ತಾರಿಯೇ ಹೇಳ್ದಾಗ ಕೇಳೋಲ್ವಾ ಏನೋ ದಾರಿ ಮಾಡಿಲ್ವಾ ಈಗ ಇವಳು ಮನಸ್ಸಲ್ಲಿ ಉಳುಕಿರೋದ್ರಿಂದ ಲೋಕವೆಲ್ಲ ಕಾಣಿಸುತ್ತೆ ರಾಮನನ್ನು ಬಯೋಣ ಅಂತ ನೋಡ್ತಾಳೆ ರಾಮಂ ಇವನಲ್ಲಿ ತಪ್ಪಿಲ್ಲ ಲಕ್ಷ್ಮಣನ ಬಯೋಣವೆ ರಾಮಾನುಜಂ ಇಲ್ಲ ಅವಂದು ತಪ್ಪಿಲ್ಲ ಪ್ರೋತ್ಸಾಹ ಕೊಡಲಿಲ್ಲ ಇಷ್ಟಕ್ಕೂ ಕಾರಣ ಸುಗ್ರೀವ ಅವನಲ್ವೇ ಚಾಡಿ ಹೇಳಿದವನು ಅವನ ಮೇಲೆ ಕೆಂಡ ಕಾರೋಣ ಬರ್ತುಶ್ಚೈವ ಅನುಜಂ ಶುಭಂ ಅವನು ಶುಭಮಯವ ಕಾಣಿಸ್ತಾನೆ ಅವನಲ್ಲಿಯೂ ತಪ್ಪು ಇಲ್ಲ ತಾದೃಶ ಸಂಸ್ಥಾನ ವಿಶೇಷೇಣ ಆಕರ್ಷಕತಾ ಕಥ್ಯತೆ ಇದು ಆಕರ್ಷಕತೆ ರಾಮ ಮೋಡಿಯಿಂದ ಆ ಸುತ್ತ ಇದ್ದವರಲ್ಲಿ ಎಲ್ಲರಲ್ಲಿ ಒಂದು ಒಳ್ಳೆಯ ಗುಣ ಕಾಣಿಸ್ತಾ ಇದೆ ಶತ್ರುಬುದ್ಧಿ ವಿಹಾಯ ಶತ್ರುಬುದ್ಧಿ ಇಲ್ಲದೆ ಕಾಣ್ತಾ ಇದ್ದಾನೆ ಸುಗ್ರೀವನ ಕಣ್ಣಲ್ಲಿ ನೀರು ಬರ್ತಾ ಇದೆ ಅಯ್ಯೋ ಎಷ್ಟು ಹೇಳಿದರೂ ಬುದ್ಧಿ ಕೇಳಲಿಲ್ಲ ವಿನಾಕಾರಣ ನನ್ನನ್ನು ದ್ವೇಷ ಮಾಡಿ ನಮ್ಮಣ್ಣ ಹೀಗೆ ಸಾಯೋ ಸ್ಥಿತಿ ಆಯಿತಲ್ಲ ಎಂಬುದಾಗಿ ದುಃಖ ಪಡ್ತಾ ಇದ್ದಾರೆ ತಾರೆ ಬಂದಳು ಗಂಡನ ಹೆಣವನ್ನು ತಬ್ಬಿಕೊಂಡಳು ಅತೀವ ಕಲುತೆ ಏಕಾಂತ ವಸುಧಾ ವಸುಧಾಧಿಪ ರಾಮನನ್ನೇನು ಹೇಳಲಿಲ್ಲ ಯಜಮಾನ್ರೇ ನನಗಿಂತ ಈ ಭೂಮಿ ನಿಮಗೆ ತುಂಬ ಪ್ರಿಯವಾಯಿತೆ ಭೂಮಿ ತಬ್ಬಿಕೊಂಡು ಮಲಗಿದ್ದೀರಲ್ಲ ಅಂದಳು ಅವನು ಅದರಲ್ಲಿ ಅಲಂಕಾರ ಮಾತಾಡ್ತಾಳು ತಾರೆ ವೇದಾರ್ಥಗಳನ್ನು ತಿಳಿದವಳು ರಾಮನ ಜೊತೆಯಲ್ಲಿ ಮಾತನಾಡುವಾಗ ಅತ್ಯಂತ ವೈದಿಕ ಪರಿಪೂರ್ಣ ಜ್ಞಾನದಿಂದ ಮಾತನಾಡ್ತಾಳೆ ಇದು ಒಂದು ಅಸ್ಥಾನದಲ್ಲಿ ಅಂದ್ರೆ ಸಾಯಿಬಾರದ ಜಾಗದಲ್ಲಿ ಸ್ವಂತ ನಿನ್ನ ಊರಲ್ಲಿ ತಮ್ಮನನ್ನು ಮುದ್ದು ಮಾಡಬೇಕಾದ ಜಾಗದಲ್ಲಿ ಅನ್ಯಾಯವಾಗಿ ಸತ್ತು ಹೋದೆಯಲ್ಲ ನೀನು ಎಂಬುದಾಗಿ ಗಂಡ ಸತ್ತದಕ್ಕೆ ಪರಿತಾಪ ಪಡ್ತಾಳೆ ಒಂದು ಮಾತು ರಾಮನನ್ನ ನಿಂದಿಸೋದಿಲ್ಲ ಎಲ್ಲ ದೇವತ್ವ ಇರತಕ್ಕಂತಹ ವಾಲಿ ರಾಮನನ್ನು ನಿಂದಿಸ್ತಾನೆ ವಾಲಿ ಪತ್ನಿ ನಿಂದಿಸೋದಿಲ್ಲ ಹನುಮಂತ ಬಂದ ಆಗ ಮಂತ್ರಿ ಆದವನು ತಾರೇನು ಸಮಾಧಾನ ಮಾಡಿ ಅಮ್ಮ ಯಾರಿಗೋಸ್ಕರ ಅಳ್ತೀಯೇ ನೀನೇ ಹೇಳಬೇಕಾದ ನಿನ್ನನ್ನು ನೋಡಿ ಇನ್ನೊಬ್ರು ಹೇಳೋ ಸ್ಥಿತಿ ಶೋಚ ಶೋಚಸಿ ಕಿಂ ಶೋಚ್ಯಂ ದೀನಂ ದೀನಾನುಕಂಪಸೆ ಅಶೋಚಾನನ್ವ ಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ನೋಡಿ ಗೀತೆ ವಾಕ್ಯ ಅದರ ಪೂರ್ವಾವತಾರ ಇದ್ದಾಗಿದೆ ರಾಮಾಯಣದಲ್ಲಿ ವಾಕ್ಯ ಈ ಜೀವನದಲ್ಲಿ ಯಾರು ಯಾರಿಗೂ ಅಳ್ತಕ್ಕದ್ದಲ್ಲ ರಾಮನೇ ಹೇಳಿದ ಭರತನಿಗೆ ಆತ್ಮಾನು ಮನುಷೋಚತ್ವಂ ಕಿಮನ್ಯ ಮನುಷೋಚಸೆ ನಿನಗಾಗಿ ನೀನು ಅಳುವುದನ್ನು ಕಲಿಯಿಂದ ನಿಮಗಿದು ಪಾಠ ಅಳುವುದೇ ಬೇಕಾಗಿದ್ದರೆ ನಿಮಗೆ ಮನೆಗೆ ಹೋಗಿ ನಿಮ್ಮನ್ನು ಕುರಿತು ನೀವೇ ಅಳಬೇಕು ಯಾತ ಕಳಬೇಕು ಆಯುಷ್ಯ ಕಳೆದು ಹೋಯ್ತಲ್ಲ ರಾಮಾಯಣವನ್ನು ಮುಂಚೆ ಕೇಳಲಿಲ್ವಲ್ಲ ಮುಂಚೆ ಓದಲಿಲ್ವಲ್ಲ ಈ ಕಡೆ ಬುದ್ಧಿ ಬರಲಿಲ್ವಲ್ಲ ಪಳ್ಳುದೇ ಪಲ ಪೋಯಿನವೆಂದ್ರೆ ಅಂಜಿ ಅಳುದೇ ತಿರುಮಗೆ ಆಡಬಾರದು ಎಷ್ಟು ಕಾಲ ವ್ಯರ್ಥವಾಯಿತು ನಾ ಅತ್ತೆ ಅಂತಾರವರು ಆ ರೀತಿ ಅಳಬೇಕು ಇನ್ನೊಬ್ರಿಗೋಸ್ಕರ ಹೇಳೋದಲ್ಲ ಹೇಳು ಹೇಳು ಅವನ ಕೆಲಸ ಮುಗಿಯಿತು ಎಂಬುದಾಗಿ ಸಮಾಧಾನ ಮಾಡಿ ಅವಳನ್ನು ಎಬ್ಬಿಸ್ತಾನೆ ಅವಳು ಹೇಳ್ತಾ ಇಲ್ಲ ಮುಂದಕ್ಕೆ ಏನಾಯಿತು ಕುಟುಕು ಜೀವ ಉಳಿದಿದೆ ವಾಲಿಗೆ ಬಾ ಇಲ್ಲಿ ಕರೆದ ಹೆಂಡತಿಯನ್ನ ಸುಗ್ರೀವನನ್ನು ಬಾರೋ ಇಲ್ಲಿಂದ ಆಫ್ಟರ್ ಸೋ ಮೆನಿ ಇಯರ್ಸ್ ಒಂದು ಒಳ್ಳೆ ಮಾತನ್ನು ಕಾಡದೇ ಇದ್ದವನು ಏನಂತ ಅಪರಾಧ ಮಾಡಿದ್ದ ಅವನು ತಪ್ಪು ಮಾಡಿದ್ದ ನಿಜ ಗೊತ್ತಿಲ್ಲದೆ ಮಾಡಿದ ತಪ್ಪಿಗೆ ಎಷ್ಟು ದೂರದ ಶಿಕ್ಷೆಯನ್ನು ಕೊಟ್ಟು ಅವನ ಹೆಂಡತಿ ಕಿತ್ತಿಟ್ಕೊಂಡು ಊರೆಲ್ಲ ಓಡಾಡಿಸಿ ಇದು ಎಲ್ಲಿಗೆ ಎಲ್ಲಿಗೆ ಸಂಬಂಧ ಆ ಕ್ರೂರವಾದ ವೈರ ಇದು ಅಯೋಧ್ಯ ಸಂಸ್ಕೃತಿಗೆ ವಿರುದ್ಧವಾದದ್ದು ಆದರೆ ಕೊನೆಯಲ್ಲಿ ಸ್ವಲ್ಪ ಬುದ್ಧಿ ಉಂಟಾಗಿ ಸುಗ್ರೀವನಿಗೆ ಹೇಳಿದ ಪ್ರತಿಬದ್ಧತ್ವ ಮಧ್ಯೆ ಇವರ ರಾಜ್ಯಮೇಶಾಂ ಕಸ ಮಗ ಇದ್ರೂ ವಾಲಿ ದೊಡ್ಡತನ ಸುಗ್ರೀವ ನೀನು ಪಟ್ಟಾಭಿಷೇಕ ಮಾಡಿಕೋ ರಾಜ್ಯವನ್ನಾಳು ನನ್ನ ಮಗಳ ಅಂಗದ ಚಿಕ್ಕವನು ಯಾಕೆ ಅಂಗದನ್ನು ಕೊಟ್ರೆ ನ್ಯಾಯವಾಗಿ ವಾಮೋಹ ಮಗನ ಮೇಲೆ ಇರಬೇಕಾಗಿತ್ತು ಕೊಡಲಿಲ್ಲ ಅಂತ ಅವನು ಕೋಪ ಬೇರೆ ಇತ್ತು ಮುಂದೆ ತೋರಿಸ್ತಾನೆ ಅಂಗದ ಸಣ್ಣ ಬುದ್ಧಿ ಅವನು ತಂದೆಗೆ ತಕ್ಕ ಮಗ ಅಲ್ಲ ಸುಗ್ರೀವನಿಗೆ ಮಕ್ಕಳೇ ಇರಲಿಲ್ಲ ಯಾಕೆ ಪತ್ನಿ ಸಹವಾಸವೇ ಇರಲಿಲ್ಲ ಅಷ್ಟು ಅನ್ಯಾಯ ಮಾಡಿದ್ದ ಸುಗ್ರೀವನು ಕೊನೆಯ ತನಕ ಮಕ್ಕಳಾಗಲಿಲ್ಲ ಅದಕ್ಕೋಸ್ಕರ ಸುಗ್ರೀವಾದ ಮೇಲೆ ಅಂಗದನಿಗೆ ರಾಜ್ಯಾಭಿಷೇಕ ನೀನೇ ರಾಜ್ಯವನ್ನು ಒಪ್ಪಿಕೋ ಆದರೆ ಒಂದು ಮಮ ಪ್ರಾಣಿ ಪ್ರಿಯತರಂ ಪುತ್ರಂ ಪುತ್ರಮಿವ ನನಗೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಇರೋದು ನನ್ನ ಮಗನಲ್ಲಿ ನೀನು ನನ್ನ ಮಗನನ್ನು ನಿನ್ನ ಮಗನಂತೆ ಕಾಪಾಡಬೇಕು ನಾನು ವೈರ ಮಾಡಿದೆ ಅಂತ ನನ್ನ ವೈರವನ್ನು ನನ್ನ ಮಗನ ಮೇಲೆ ಸಾಧಿಸಬೇಡ ನನಗೆ ಮಾತು ಕೊಡುವಂತ ಕೈ ನೀಡ್ತಾನೆ ನಿಮ್ಮ ಕಣ್ಣಲ್ಲಿ ನೀರು ಬರ್ತದೆ ವಾಲಿ ಟರ್ನ್ ಆದ ಆಮೇಲೆ ಹತ್ರ ಕರೆದು ಮಾತಾಡ್ತಾ ಸುಗ್ರೀವನಿಗೆ ನೋಡಿಯ ನನ್ನ ಪತ್ನಿ ಇನಿ ಮೇಲೆ ನಿನ್ನ ಅಂತಃಪುರವನ್ನು ಸೇರ್ತಾಳೆ ನಮ್ಮ ಪದ್ಧತಿ ಇದು ಟ್ರೈಬಲ್ ಪದ್ಧತಿ ಏನು ಮಾಡೋಕ್ಕಾಗೋದಿಲ್ಲ ಸುಷೇಣ ದುಹಿತಾಚೇಯಂ ಸುಷೇಣನ ಮಗಳಿಗಳು ಅರ್ಥ ಸೂಕ್ಷ್ಮ ವಿನಿಶ್ಚಯೇ ಪೊಲಿಟಿಕಲ್ ಸೈನ್ಸ್ ಎಕನಾಮಿಕ್ಸ್ ಎರಡೂ ಗೊತ್ತಿತ್ತು ಅವಳಿಗೆ ಎಲ್ಲಿ ದಂಡೆತ್ತಿ ಹೋಗಬೇಕು ಯಾವ ರಾಜ್ಯದ ಮೇಲೆ ಯಾವ ಕಾಲದಲ್ಲಿ ಎಷ್ಟು ಸೈನ್ಯ ತಗೊಂಡು ಹೋಗಬೇಕು ಬೊಕ್ಕಸ ಎಷ್ಟು ಉಳಿದೆ ಬೇಕಾದ್ರೆ ಕೇಳಿ ಯಾರ್ಯಾರ ರಾಜ್ಯದಲ್ಲಿ ಎಷ್ಟೆಷ್ಟು ಸೈನ್ಯಗಳಿವೆ ಎಲ್ಲ ಹೇಳಬಲ್ಲವಳು ಔತ್ಪಾತಿಕೇಚ ಚ ವಿವಿಧೆ ಸರ್ವತಃ ಪರಿನಿಷ್ಠಿತ ಶಕುನಶಾಸ್ತ್ರ ಬಲ್ಲವಳು ಒಳ್ಳೇದು ಕೆಟ್ಟದ್ದೆಲ್ಲ ಗೊತ್ತಿರುವವಳು ಒಂದು ವೇಳೆ ಈ ತಾರೆಯಾದವಳು ಯದೇಶ ಸಾಧ್ಯತೆ ಬ್ರೋಯಾತಿ ಕಾರ್ಯಂ ತನ್ಮುಕ್ತ ಸಂಶಯಂ ನೀನು ಮಾಡೋ ಯಾವುದೇ ಕೆಲಸವನ್ನ ಆಗ್ಬಹುದು ಮಹಾರಾಜರೇ ಮಾಡಿ ಅಂತ ತಾರೆ ಹೇಳಿಬಿಟ್ರೆ ಹರ್ ಅಡ್ವೈಸ್ ಇಸ್ ಸುಪ್ರೀಂ ಅಷ್ಟು ಬುದ್ಧಿವಂತೆ ಅವಳು ಆದರೆ ಅವಳನ್ನ ನೀನು ಕೀಳಾಗಿ ನಡೆಸ್ಕೋಬೇಡ ಅವಳ ಗೌರವಕ್ಕೆ ತಕ್ಕಂತ ನಡೆಸಿಕೋ ಎಂಬುದಾಗಿ ಹೇಳ್ತಾನೆ ಕೊನೆಯಲ್ಲಿ ಇನ್ನೊಂದು ವಿಷಯವನ್ನು ಹೇಳ್ತಾನೆ ಹತ್ರ ಬಾರೋ ಸುಗ್ರೀವ ನನ್ನ ಕೊರಳಲ್ಲಿ ಇಂದ್ರ ಕೊಟ್ಟಂತಹ ಒಂದು ಮಾಲೆ ಇದೆ ಇಮಾಂ ಮಾಲಾಮಾಧತ್ಸ್ವ ದಿವ್ಯಾಂ ಸುಗ್ರೀವ ಕಾಂಚನೀಂ ಕಾಂಚನ ರಾಮ ರಾಮಬಾಣದ ಏಟು ಅದು ಈ ಕಡೆ ನುಗ್ಗಿ ಬೆನ್ನಲ್ಲಿ ಬಂದಿದ್ರು ಬದುಕಿದ್ನಲ್ಲ ಅಂದ್ರೆ ಈ ಕಾಂಚನ ಮಾಲೆ ಅವನ ಪ್ರಾಣ ಹಿಡ್ಕೊಂಡಿತ್ತು ಅದಿರೋ ತನಕ ನೀವು ಸಾಯಬೇಡ ಅಂತ ಇಂದ್ರವರ ಕೊಟ್ಟಿದ್ದ ಆದ್ರಿಂದ ಈಗ ಈ ಮಾಲೆ ನಿನ್ನ ಕೊರಳಿಗೆ ಹಾಕ್ತೇನೆ ನಮ್ಮ ಕೃಷ್ಣಿಂದ ರಾಜ್ಯ ಸುಭಿಕ್ಷವಾಗಿರಲಿ ನಿನ್ನ ದಶೆಯಿಂದ ನಾನು ಮುಂದಿನ ಗತಿಗೆ ಹೋಗ್ತೇನೆ ಅಂತ ಹಾರವನ್ನು ತೆಗೆದು ಸುಗ್ರೀವನ ಕೊರಳಿಗೆ ಹಾಕಿದ he dies with complete reconciliation ಇದನ್ನು ನಾವು ಮನುಷ್ಯರು ಕಲ್ತ್ಕೋಬೇಕು ಜೀವನದಲ್ಲಿ ಮರಣಾಂತ ಅನಿವೈರಾಣಿ ನಿರ್ವೃತ್ತಂನ ಪ್ರಯೋಜನಂ ರಾಮನ ಮಾತು ಕೊನೆ ರಾವಣ ಸತ್ ಮೇಲೆ ಹೇಳುವಂತಹ ಮಾತು ಯಾರ ಮೇಲೆಯೂ ಏನೋ ತಾತ್ಕಾಲಿಕವಾಗಿ ಒಂದು ಕ್ಷಣದಲ್ಲಿ ಭೇದ ಉಂಟಾಗಿರುತ್ತೆ ಒಂದು ಕೆಟ್ಟ ಅಭಿಪ್ರಾಯ ಬರುತ್ತೆ ಆಮೇಲೆ ಅವರು ಮಾತಾಡ್ಲಿ ಅಂತ ಇವರು ಇವರು ಮಾತಾಡ್ಲಿ ಅಂತ ಅವರು ಅವರು ಹೋಗ್ತದೆ ವೈರದ ಗೋಡೆ ಬೆಳೆದು ಬಿಡ್ತದೆ ಅಕ್ಕಪಕ್ಕದವರು ಬಂಧು ಬಾಂಧವರು ಅದಕ್ಕೆ ಹುಲ್ಲು ಕಡ್ಡಿ ಸೊಪ್ಪು ಬೆರಣಿ ಎಲ್ಲ ಹಾಕಿ ಧೂಮವನ್ನು ಹೊಗೆ ದೊಡ್ಡದು ಮಾಡಿ ಚಪ್ಪಾಳೆ ತಂದಿಕ್ಕೆ ಸಂತೋಷ ಪಡುವಂತಹವರು ಇರ್ತಾರೆ ಜೀವನದ ಇನ್ನೊಬ್ಬರು ದ್ವೇಷದಿಂದಲೇ ಬದುಕುವಂತಹ ಕೆಟ್ಟ ಜನ ಮಂತ್ರಿ ಅಂತ ಅವರು ಇರ್ತಾರೆ ಅವ್ರ ಮಾತು ಕೇಳಬಾರದು ತಪ್ಪಾಯಿತು ಅಂದ್ರೆ ಅಲ್ಲಿಗೆ ಬಿಟ್ಬಿಡ್ಬೇಕು ತಪ್ಪಾಯಿತು ಅಂತ ಬಾಯಲ್ಲಿ ಹೇಳಿ ಬಿಡಲಿ ಮನಸ್ಸಲ್ಲಿ ತಪ್ಪಾಯಿತು ಅಂತ ಭಾವನೆ ಬಂದ್ರೆ ಆ ವೈರವನ್ನು ಬೆಳೆಸಬಾರದು ಆದ್ದರಿಂದ ಏನೋ ಆಗಿದ್ದಾಗೋಯ್ತು ಎಂಬುದಾಗಿ ಕೊನೆಯಲ್ಲಿ ಸರ್ವಾತ್ಮನ ತನ್ನ ಹೃದಯವನ್ನು ಪರಿಶುದ್ಧ ಮಾಡಿಕೊಂಡು ವಿತ್ ಎ ಕ್ಲೀನ್ ಹಾರ್ಟ್ ಕ್ವಾಲಿಡೈಸ್ ಅದು ಬಹಳ ದೊಡ್ಡತನ ದೊಡ್ಡವರ ಮರಣ ನೀವು ದೊಡ್ಡವರ ಜೀವನ ಮರಣದಲ್ಲಿ ನೋಡು ಅಂತಾರೆ ಶರಣರ ಜೀವನವನ್ನು ಮರಣದಲ್ಲಿ ನೋಡು ಬದುಕಿದ್ದಾಗ ಕಾಣಿಸೋದೆಲ್ಲ ದೊಡ್ಡತನ ಮರಣದಲ್ಲಿ ಗೊತ್ತಾ ಕೆಲವರಿಗೆ ಮರಣ ಬಂತು ಅನ್ನೋ ಜ್ಞಾನ ಇರುತ್ತೆ ಎಲ್ಲರನ್ನ ಕರೆದು ಒಬ್ಬೊಬ್ಬರಿಗೆ ಹೇಳಬೇಕಾದ್ದೆಲ್ಲ ಹೇಳಿ ಯಾವುದು ಚೆಕ್ ಬುಕ್ ಇಟ್ಟಿದ್ದೇನೆ ಪಾಸ್ಬುಕ್ ಇಟ್ಟಿದ್ದೆ ಅದಲ್ಲ ಚೆಕ್ ಬುಕ್ ಪಾಸ್ಬುಕ್ ಎಲ್ಲಿ ಹೋಗುತ್ತೆ ಎಲ್ಲೋ ಆಗುತ್ತೆ ಕೊನೆ ಕೋರ್ಟ್ ಕಚೇರಿ ಯಾರು ತೀರ್ಮಾನ ಮಾಡುತ್ತೆ ಅದೆಲ್ಲ ಮುಖ್ಯವಾದ್ದು you have to settle accounts it people ಯಾರು ದ್ವೇಷ ಮಾಡಿರ್ತೀರ ಆ ದ್ವೇಷ ಎಲ್ಲವನ್ನ ಕಳೆದು ವಿತ್ ಕಂಪ್ಲೀಟ್ ಕನ್ಸಿಲಿಯೇಷನ್ ಎರಡು ಸಲ ಮೂರು ಸಲ ಹೇಳ್ತಿದ್ದೆ ದ್ವೇಷದಿಂದ ನೀವು ಸಾಯಬಾರದು ಯಾಕೆ ಆ ದ್ವೇಷ ಮತ್ತೆ ಪುನಃ ದ್ವೇಷದಿಂದಲೇ ಹುಟ್ಟುವ ಜಾತಿಯ ಹುಲಿ ಕರಡಿ ಅಂತ ಹುಟ್ಟುಬಿಟ್ರೆ ಏನು ಗತಿ ಯೋಚನೆ ಮಾಡಿ ಮನಸ್ಸಲ್ಲಂತಹ ಭಾವನೆ ಇರಬಾರದು ಆಮೇಲೆ ಅಂಗದ ಬಂದ ಅಭಿವಾದನವನ್ನು ಮಾಡಿದ ಸುಗ್ರೀವ ಬಂದು ಅಳ್ತಾನೆ ಅಣ್ಣನ ಕಾಲು ಹಿಡ್ಕೊಂಡು ಇವನ್ ದೊಡ್ಡತನ ನೋಡಿ ಔಟ್ ಟಚಿಂಗ್ ಅಣ್ಣ ನಾನೇನು ಕೊಲಿಸಿದ ಪಾಪಿ ನನಗೆ ಆ ರೀತಿ ಕೋಪ ಉಂಟಾಯಿತು ನೀನು ಒಂದು ಒಳ್ಳೆ ಮಾತಾಡಿದ್ರೆ ಒಂದು ದಿವಸ ವಾಲಿ ತಮ್ಮ ಬಾರೋ ಸುಗ್ರೀವ ನೀ ಲಾಲನೆ ಮಾಡಿದ್ರೆ ನಾನು ಆಗ್ತಿದ್ದೆ ಅದನ್ನು ಹೇಳ್ತಾಳೆ ತಾಳೆ ಹಿಂದೆ ಒಂದು ದಿವಸವಾದರೂ ತಮ್ಮ ನನ್ನ ಮಗನಂತ ಒಂದು ಒಳ್ಳೆ ಮಾತಾಡಿದ್ದೀರಾ ನಿಮಗೇನು ಕೇಳು ಅಂತ ಬೈತಾಳೆ ತಾಳೆ ಒಳ್ಳೆ ಮಾತಿಗೆ ದುಡ್ಡಿಲ್ಲ ಕಾಸಿಲ್ಲ ವಚನೇಕ ದರಿದ್ರತ ಬೇರೆ ಪದಾರ್ಥಕ್ಕಾದರೂ ದುಡ್ಡು ಕಾಸು ಮಾತಿಗೇನು ಮಾತು ಒಳ್ಳೆ ಮಾತಾಡೋದಕ್ಕೆ ಬರೀ ಸಂಸ್ಕಾರ ಬೇಕು ಯಾವ ಒಳ್ಳೆ ಸಂಸ್ಕಾರ ಇದ್ರೆ ಮಾತಿಗೆ ಬೆಲೆ ಕಟ್ಟುವುದಕ್ಕಾಗದೇ ಇರುವಂತಹ ಬೆಲೆ ಬರ್ತದೆ ಆ ಒಳ್ಳೆ ಮಾತು ಎಷ್ಟು ಕೆಲಸವನ್ನು ಮಾಡುತ್ತೆ ಜೀವನದಲ್ಲಿ ಹಣಕಾಸು ಮಾಡದೆ ಕೆಲಸವನ್ನು ಮಾಡುತ್ತೆ ಸುಕ್ರಿಯ ಒಂದು ಅಣ್ಣನ ಕಾಲು ಮುಟ್ಟಿ ಅಳ್ತಾನೆ ತಾರೆ ಬಂದು ಅಳ್ತಾ ಇದ್ದಾಳೆ ಇನ್ನೂ ಯಾರೂ ಹೇಳುವ ಸೂಚನೆ ಇಲ್ಲ ಈಗ ರಾಮನನ್ನ ನೋಡ್ತಾಳೆ ನಮ್ಮ ಮುಖ್ಯವಾದ ಘಟ್ಟಕ್ಕೆ ಬರ್ತಾ ಇದ್ದೇವೆ ಅಲ್ಲಿ ತನಕ ರಾಮನ ಬಗ್ಗೆ ಕೇಳಿದ್ಲು ಸರಿಯಾಗಿ ನೋಡಿರಲಿಲ್ಲ ಈಗ ನೋಡ್ತಾಳೆ ಓಹೋ ಇವನೇ ಯಕ್ಷವಾಕು ಕುಲಪುತ್ರ ಇವನೇ ನನ್ನ ಗಂಡನನ್ನು ಕೊಂದವನು ಸಾವಿಸ್ಫುರಂತಿ ಪರಿರಭ್ಯಮಾಣ ಸಕಾಶಾದ ಅಪನೀಯಮಾನ ಅನುಷ್ಠುಪ್ ಇಟ್ಬಿಟ್ಟು ವಾಲ್ಮೀಕಿ ಈಗ ಬೇರೆ ವೃತ್ತದಲ್ಲಿ ಬರೀತಾರೆ ಅವರಿಗೆ ಮೂಡು ಬಂದು ಅನುಷ್ಠುಪ್ ಛಂದಸ್ಸನ್ನು ಬದಲಿಸಿ ಬಿಡ್ತಾರೆ ವಾಲ್ಮೀಕಿ ನೂರರಲ್ಲಿ ತೊಂಬತ್ತು ಭಾಗ ವಾಲ್ಮೀಕಿ ರಾಮಾಯಣವನ್ನು ಅನುಷ್ಠುಪ್ಪಿನಲ್ಲಿ ಬರೆದವರು ತುಂಬಾ ಉತ್ಸಾಹ ವಿಶೇಷಾರ್ಥಗಳಿದ್ರೆ ಛಂದಸ್ಸನ್ನು ಬದಲಾಯಿಸ್ತಾರೆ ಸಾವಿಸ್ಫೋರಂತಿ ತುಟಿ ಅದರ್ತಾ ಇದೆ ಮನಸ್ಸಲ್ಲಿ ಭಾವನೆಗಳನ್ನು ಅದುಮಿಕೊಳ್ಳುವುದಕ್ಕಾಗಿಲ್ಲ ಸಮ್ಮಿಶ್ರ ಭಾವನೆಗಳು ಗಂಡ ಹೋದ ಅಂತ ಒಂದು ದುಃಖ ಅಯ್ಯೋ ಈ ಗಂಡ ಹೋದ ಸಂಕಟದಲ್ಲಿ ರಾಮ ದರ್ಶನವಾಯಿತೆ ಮೊದಲೇ ದರ್ಶನ ಆಗಬಾರ್ದಾಗಿತ್ತೆ ಗಂಡ ಹೆಂಡತಿ ಇಬ್ರು ಹೋಗಿ ರಾಮನ ಪಾದಕ್ಕೆ ಬೀಳಬಾರ್ದಾಗಿತ್ತೆ ಆ ಸಂದರ್ಭ ಬರಲಿಲ್ವಲ್ಲ ರಿಕನ್ಸೀಲಿಯೇಷನ್ ಪಾಯಿಂಟ್ ಎಲ್ಲಿ ಬಂತು ಗಂಡ ಸಾಯುವಾಗ ಬಂತು ಇನ್ನೂ ಏನೇನೋ ಸಮ್ಮಿಶ್ರ ಭಾವನೆಗಳು ರಾಮ ಎಷ್ಟೆಲ್ವನಾಗಿದ್ದಾನೆ ಎಷ್ಟು ಗುಣನಿಧಿಯಾಗಿದ್ದಾನೆ ನಮ್ಮ ಮನೆ ಬಾಗಿಲಿಗೆ ಬಂದಿದ್ದಾನೆ ನನ್ನ ಗಂಡ ಪ್ರಾಣ ಉಳಿಸ್ಕೊಳ್ಳೋಕಾಗಲಿಲ್ವಲ್ಲ ಅವನಿಗೆ ಸ ವಿಸ್ಫುರಂತಿ ಪರಿರಭ್ಯಮಾಣ ಹೆಣ ತಬ್ಗೊಳ್ತಿದ್ದಾಳೆ ಭಕ್ತು ಸಕಾಶಾದ ಪನೀಯಮಾನ ಹನುಮಂತ ಮುಂತಾದವರು ಬಂದು ಅದರಲ್ಲೇನು ಇಲ್ಲಮ್ಮ ಇನ್ನೆಷ್ಟೊತ್ತು ಕೂತಿರ್ತೀಯ ಬಾ ಅಂತ ಎಳಿತಾ ಇದ್ದಾರೆ ಈಗ ರಾಮನನ್ನು ನೋಡ್ತಾಳೆ ಹೆಣ ಕೆಳಗೆ ಬಿದ್ದಿದೆ ತಬ್ಕೊಂಡಿದ್ದಾಳೆ ತಲೆ ಎತ್ತಾಳೆ ಕಣ್ಣು ತುಂಬ ನೀರು ಬಂದಿದೆ ಕ್ಲೋಸ್ ಅಪ್ ಕೊಡ್ತಾರೆ ವಾಲ್ಮೀಕಿ ದದರ್ಶ ರಾಮಂ ಶರಚಾಪಾಣಿಂ ಸ್ವತೇಜಸ ಸೂರ್ಯಮಿವ ಸೂರ್ಯನಂತೆ ಜ್ವಲಿಸ್ತಾ ಇದ್ದ ತೇಜೋಮಯವಾದ ರಾಮನನ್ನ ನೋಡ್ತಾಳೆ ಸುಸಂವೃತಂ ಪಾರ್ಥಿವ ಲಕ್ಷಣೈಶ್ಚತಂ ಚಾರುನೇತ್ರಂ ಮೃಗಶಾಭನೇತ್ರ ಕಾಂಡದ ಕಥೆಯಲ್ಲಿ ಕಪಿಗಳಿಗೆಲ್ಲ ಬಾಲ ಇತ್ತು ಅಂತ ಬರೆದಿದ್ದಾಳೆ ಕಪಿಪತ್ನಿಯರಿಗೆ ಮಾತ್ರ ಬಾಲ ಇತ್ತು ಅಂತ ಒಂದು ಕಡೆಯೂ ಬರೆದಿಲ್ಲ ಆಂಡೋನ್ ಸ್ವಾಮಿಗಳು ಹೇಳುವರು ಅಯೋಧ್ಯೆಗೆ ಬಂದ್ರೆ ತಾರೆ ಮೊದಲಾದವರು ರಾಮಪಟ್ಟಾಭಿಷೇಕಕ್ಕೆ ಕೌಸಲ್ಯ ಕಡೆ ದೂತಿಯರು ದಾಸಿಯರು ಹೇಳ್ತಾರಂತೆ ಇವಳಕ್ಕೆ ಬಾಲವೇ ಇಲ್ಲಿಯೇ ಇವಳು ಬಾಲವೇ ಇಲ್ಲವಲ್ಲ ಬಾಲ ಇರಲಿಲ್ಲವೇ ಈ ಕೋತಿಗಳು ಕೋತಿಗಳಲ್ಲವೋ ಮಾತಾಡ್ತಾ ಇದ್ದಾರೆ ಶಾಸ್ತ್ರಾರ್ಥ ಕೊಟ್ಟು ವೇದ ಓದಿದ್ದಾರೆ ಇವರನ್ನು ಕೋತಿ ಅಂತ ಹೇಳ್ತೀರಾ ಪ್ರತಿಯೊಂದು ಕೋತಿಯು ಹನುಮಂತನಾಗಿದ್ರೆ ಪ್ರತಿಯೊಂದು ಬೀದಿಯಲ್ಲಿ ಹೋಗುವ ಹಾವು ಆದಿಶೇಷ ಆಗಿದ್ರೆ ಜಗತ್ತಿನ ಗತಿ ಏನಾಗ್ತಿತ್ತು ಯೋಚನೆ ಮಾಡಿ ಈ ಪ್ರಾಣಿಗಳೇ ಬೇರೆ ಆ ಪ್ರಾಣಿಗಳೇ ಬೇರೆ ಕಪಿ ಅಂತ ಒಂದು ಜಾತಿ ಮುಂದೆ ವಿವರಿಸ್ತೇನೆ ರಾಮನನ್ನು ನೋಡ್ತಾಳೆ ಇವಳು ಯಾರು ಮೃಗಶಾಭನೇತ್ರ ಎಳೆಜಿಂಕೆಯ ಕಣ್ಣಂತ ಸುಂದರವಾಗಿರುವ ಕಣ್ಣುಳ್ಳ ಈ ತಾರೆ ಏನು ಹಿಗ್ಗಿದ್ದಳು ಜೀವನದ ಉದ್ದಕ್ಕೂ ಬಂದವರೆಲ್ಲ ತಾರೆಯನ್ನು ನೋಡೋರು ಎಷ್ಟು ಸುಂದರಿಯಾಗಿದ್ದೀಯೇ ನಿನ್ನ ಕಣ್ಣೆಷ್ಟು ಚೆನ್ನಾಗಿದೆಯೇ ಹೇಳಿ ಹೇಳಿ ಹೇಳಿ ಅವಳು ಕನ್ನಡಿ ಹಿಡ್ಕೊಂಡು ನೋಡಿ ನನ್ನಷ್ಟು ಸುಂದರಿ ಇರೋ ಲೋಕದಲ್ಲಿಲ್ಲ ಅಂತ ತಿಳ್ಕೊಂಡಿದ್ದವಳಿಗೆ ತಂಚಾರು ನೇತ್ರಂ ರಾಮನನ್ನು ನೋಡಿದಳು ನನ್ನ ಕಣ್ಣು ಸುಡಬೇಕು ರಾಮನ ಕಣ್ಣಲ್ಲವೇ ಕಣ್ಣು ಚಾರು ನೇತ್ರಂ ಮೃಗಶಾಭ ನೇತ್ರ ಆ ರಾಮನು ಅರ್ಧ ಮುಚ್ಚಿ ಅರ್ಧ ವಿಕಸಿತ ನೇತ್ರದಿಂದ ನೋಡುತ್ತಿದ್ದಾನೆ ಅವಳ ಪಾಪವೆಲ್ಲ ತೊಲಗಿ ಹೋಯಿತು ಮನಸ್ಸಲ್ಲಿದ್ದ ತಾಮಸ ಭಾವ ಹೋಯಿತು ಆಮೇಲೆ ಎಬ್ಬಿಸ್ತಾ ಇದ್ದಾಳೆ ಅದು ರಾಮನ ಮೇಲೆ ಕಣ್ಣು ಫಿಕ್ಸ್ ಆಗಿಬಿಟ್ಟಿದೆ ತಾರಾದೇವಿಗೆ ಸಾತಂ ಸಮಾಸಾಧ್ಯ ವಿಶುದ್ಧ ಸತ್ವ ಮನಸ್ಸಲ್ಲಿ ಕೊಂಚವೂ ಅಳುಕು ವಿಕಾರ ಭಾವ ಇಲ್ಲದೆ ಲಜ್ಜಾಶೂನ್ಯವಾಗಿ ಜಗತ್ಪ್ರಭುವನ್ನು ನೋಡಿ ಸಂತೋಷದಿಂದ ಕೈ ಮುಗೀತಾ ಇದ್ದಾಳೆ ಕೈ ನಡುಗುತ್ತಾ ಇದೆ ಬೈಯಬೇಕು ಅಂತ ಬಂದವಳಿಗೆ ವಾಯಲ್ಲಿ ಬೈಗಳದ ಮಾತು ಬರಲೇ ಇಲ್ಲ ಎಲ್ಲಿ ಹೋದುವ ಮಾತುಗಳು ಸೂರ್ಯ ಬಂದರೆ ನಿಮ್ಮ ಮನೆ ತೋಟದಲ್ಲಿ ಹಸಿರು ಹುಲ್ಲಿನ ಮೇಲಿರ್ತಕ್ಕ ಇಬ್ಬನಿ ಹೇಗೆ ಒಣಗಿ ಹೋಗ್ತದೆಯೋ ಡ್ರೈ ಅಪ್ ಆಗ್ತದೆಯೋ ಪರಮಾತ್ಮನ ದರ್ಶನ ಹಾಗೆ ಮಾಡಿಸುತ್ತೆ ಮನಸ್ಸರಿಂದ ಕೆಟ್ಟ ಭಾವನೆಗಳನ್ನು ಹೋಗಲಾಡಿಸುತ್ತೆ ಅದು ವಿಶುದ್ಧ ಸತ್ವ ಶೋಕೇನ ಸಂಭ್ರಾಂತ ಶರೀರ ಭಾವ ಮನಸ್ವಿನಿ ವಾಕ್ಯ ಮುವಾಚತಾರ ಮನಸ್ವಿನಿ ರಾಮನನ್ನು ಸ್ತೋತ್ರ ಮಾಡ್ತಾಳೆ ವಾಕ್ಯಗಳು ತನ್ನಷ್ಟಕ್ಕೆ ತಾನೇ ಬರ್ತವೆ ಅವಳು ಬಾಯಲ್ಲಿ ಜೋಡಿಸಿಕೊಂಡು ಬಂದದ್ದಲ್ಲ ವಾಲ್ಮೀಕಿ ಬಾಯಲ್ಲಿ ಹೇಗೆ ಮಾನುಷಾದ ಶ್ಲೋಕ ಬಂದ್ಬಿಡ್ತೋ ಹಾಗೆ ಇವಳು ಬಾಯಲ್ಲಿಯೂ ಅಪ್ರಯತ್ನಿತವಾಗಿ ಭಗವತ್ ಪ್ರೇರಿತವಾಗಿ ಲೋಕಕ್ಕೆಲ್ಲ ನೀವೆಲ್ಲ ನಿತ್ಯ ಓದಲಿ ಎಂಬುದಾಗಿ ಒಂದು ಮಹಾಮಂಗಳವಾಕ್ಯವನ್ನ ದೇವತೆಗಳು ಹೇಳಿಸ್ತಾ ಇದ್ದಾರೆ ವಾಕ್ಯ ಮುವಾಚತಾರ ರಾಮಂ ರಣೋತ್ಕರ್ಷಣ ಲಬ್ಧ ಲಕ್ಷಂ ರಾಮನ ಲಕ್ಷ್ಯ ಯಾವ ಕಡೆಗಿದೆ ಯುದ್ಧದಲ್ಲಿ ಗೆದ್ದೆ ಮಾತು ಕೊಟ್ಟಿದ್ದು ಉಳಿಸ್ಕೊಂಡೆ ಸುಗ್ರೀವನನ್ನು ಕಾಪಾಡಿದ್ದಲ್ಲ ಅಂತ ಹರ್ಷದಿಂದ ಹಿಗ್ಗಿದ್ದಾನೆ ವೆಂಕಟೇಶ್ವರನ ಕಣ್ಣು ಮುಚ್ಚಿಕೊಂಡಿದ್ದಾನೆ ರಾಮಚಂದ್ರ ತಾರೆಯನ್ನು ನೋಡಿ ಅನುಗ್ರಹ ಮಾಡಿದ ಕಣ್ಣು ಮುಚ್ಚಿದ ಆದರೆ ಇವಳು ಇವಳು ಕಣ್ಣು ಮುಚ್ಚಿದ್ದಾಳೆ ರಾಮನನ್ನು ಕಂಡನಲ್ಲ ಸಂದರ್ಭ ಯಾವುದಾದಿರಲಿ ನನ್ನ ಕರ್ಮ ನನ್ನ ವೈಧವ್ಯ ಬಂತು ಆದರೆ ರಾಮ ಬಂದದ್ದು ದೊಡ್ಡದು ಗಂಡ ಹೋದದ್ದು ದೊಡ್ಡದಲ್ಲ ಯಾವತ್ತೋ ಹೋಗಬೇಕಾಗಿತ್ತು ಅವನು ಮಾಡಿದ ಕೃತಿಕೆ ಇವತ್ತು ಹೋಗಿದ್ದಾನೆ ರಾಮ ಬಂದನಲ್ಲ ಅಂತ ಆ ರಾಮನನ್ನ ಸ್ತೋತ್ರ ಮಾಡ್ತಾ ಇದ್ದಾಳೆ ಬಹಳ ಅದ್ಭುತವಾದ ಶ್ಲೋಕಗಳಲ್ಲಿ ತ್ವಮ್ಮ ಪ್ರಮೇಯಶ್ಚ ಸುಧಾ ದುರಾಸದಶ್ಚ ಜಿತೇಂದ್ರಿಯಶ್ಚ ಉತ್ತಮ ಧಾರ್ಮಿಕಶ್ಚ ಅಕ್ಷಯ್ಯ ಕೀರ್ತಿಶ್ಚ ವಿಚಕ್ಷಣಶ್ಚ ಕ್ಷಿತಿಕ್ಷಮಾವಾನ್ ತ್ವಂ ಅಪ್ರಮೇಯಶ್ಚ ಈ ಚಕಾರ ಚ ಚ ಆರು ಸಲ ಒಂದು ಶ್ಲೋಕದಲ್ಲಿ ಛ ಬರ್ತದೆ ಇದು ಒಂದೇ ಶ್ಲೋಕ ವಾಲ್ಮೀಕಿ ರಾಮಾಯಣದಲ್ಲಿ ಹೀಗಿರೋದು ಯಾವ ಕವಿ ಒಂದಕ್ಕಿಂತ ಹೆಚ್ಚು ಸಲ ಚಕಾರಗಳನ್ನು ಕಾವ್ಯದಲ್ಲಿ ಒಂದು ಶ್ಲೋಕದಲ್ಲಿ ಹಾಕ್ತಾನೆಯೋ ಅವನನ್ನ ಅಧಮ ಕವಿ ಅಂತ ಹೇಳ್ತಾರೆ ಶ್ಲೋಕ ಪೂರ್ಣ ಒಂದು ಅಕ್ಷರ ಕುಂಟದು ತಲೆ ಕೆರ್ಕೋಬೇಕು ಏನು ಬರಲಿ ಠ ಹಾಕೋದು ವೈ ಅಂತ ಹಾಕೋದು ಇಂಗ್ಲಿಷ್ ವೈ ಅಲ್ಲ ಕನ್ನಡ ಸಂಸ್ಕೃತದಲ್ಲಿ ವೈ ಅಂದ್ರೆ ಅರ್ಥ ಅರ್ಥಶೂನ್ಯವಾದಂತಹ ಅವ್ಯಗಳು ತು ಹಿ ಹ ಈ ಒಂದೊಂದು ಇದು ಎಕ್ಸ್ಟ್ರಮೇಟರಿ ವರ್ಡ್ಸ್ ಎಲ್ಲಿ ಬೇಕಾದ್ರೂ ಸೇರಿಸಬಹುದು ಚವಯಿತು ಒಬ್ಬನಿಗೆ ಅರ್ಧ ಶ್ಲೋಕವೇ ಜ್ಞಾಪಕ ಬರಲಿಲ್ವಂತೆ ಚವಯಿತು ಹಿ ಚವಯಿತು ಹಿ ಚವಯಿತು ಹಿ ಚವಯಿತು ಇವರ ಬೇಂದ್ರವ್ರು ಹೇಳ್ತಿದ್ರು ಹಾಗಲ್ಲ ಇಲ್ಲಿ ಆರು ಕಡೆ ಚಕಾರ ಹಾಕಿದ್ದಾರೆ ಇಷ್ಟೊಂದು ಜನ ವ್ಯಾಖ್ಯಾನ ಮಾಡಿದ್ದಾರೆ ರಾಮಾಯಣಕ್ಕೆ ಒಬ್ಬರೂ ಅದನ್ನು ಗಮನಿಸಿಲ್ಲ ಗೋವಿಂದರಾಜರ ಹೊರತು ಅವರು ಹೇಳ್ತಾರೆ ಆರು ಶಕಾರ ಯಾತಕ್ಕೆ ಹಾಕಿದ್ದಾರೆ ಅಂದ್ರೆ ಸ್ವಾಮಿ ನಿನ್ನ ಒಂದೊಂದು ಗುಣವೇ ಸಾಕಾಗಿತ್ತು ನನ್ನ ಗಂಡನನ್ನೂ ಒಳಗೊಂಡಂತೆ ಎಲ್ಲರನ್ನೂ ಕಾಪಾಡುವುದಕ್ಕೆ ಈ ಆರು ಗುಣಗಳಿದ್ದರೂ ಕಾಪಾಡುವುದಕ್ಕಾಗಲಿಲ್ಲ ಅಂತ ಅವನು ಪಾಪ ಎಷ್ಟಿರಬಹುದು ನೋಡು ಅಂತ ಹೇಳುವುದಕ್ಕೆ ಈ ಚಕಾರ ಇದು ಅಕ್ಯುಮುಲೇಟಿವ್ ಸೆನ್ಸ್ ತೋರಿಸ್ತಾ ಇದೆ ತ್ವಂ ಅಪ್ರಮೇಯಶ್ಚ ತ್ವಂ ಚಕ್ರವರ್ತಿ ತಿರುಮಹನಾರ್ ಚಕ್ರವರ್ತಿ ಪುತ್ರನನ್ನು ಏಕವಚನದಲ್ಲಿ ತ್ವಂ ಅಂತ ಹೇಳ್ತಾಳಲ್ಲ ವಸ್ತುವೈ ವಸ್ತಂತರಮಾಕುಮಾ ಪೋರೆ ವಾಯಾರವಯ್ಯ ಬಂದವೆನ್ನೈ ವಾಳ್ತುಂಬಡಿ ಪಣ್ಯಮೈತ್ತ ನೀರ್ ಭಗವಂತನಿಗೆ ಒಂದು ವಸ್ತುವನ್ನು ಇನ್ನೊಂದು ವಸ್ತುವನ್ನಾಗಿ ಮಾಡುವ ಶಕ್ತಿ ಉಂಟು ಹಾವನ್ನು ಹಲ್ಲಿ ಮಾಡಬಹುದು ಹಲ್ಲಿನ ಹದ್ದು ಮಾಡಬಹುದು ಕಲ್ಲನ್ನು ಸ್ತ್ರೀ ಮಾಡಬಹುದು ಸ್ತ್ರೀಯನ್ನು ಕಲ್ಲು ಮಾಡಬಹುದು ರಾಮಾಯಣದಲ್ಲಿ ನೋಡಿದ್ದೀರಿ ಕಲ್ಲು ನೀರಿನ ಮೇಲೆ ತೇಲುವಂತೆ ಮಾಡಬಹುದು ಜಲವನ್ನ ಜಡವನ್ನಾಗಿ ಮಾಡಿದ ಯಾವುದನ್ನು ಏನು ಬೇಕಾದ್ರೂ ಮಾಡುವಂತಹ ಶಕ್ತಿ ಇರ್ತಕ್ಕ ನೀನು ಪ್ರಭು ಮುಂದೆ ಸಮುದ್ರದಲ್ಲಿ ಸೇತುವೆ ಕಟ್ಟೋದು ದೊಡ್ಡದಲ್ಲ ಬೈಬೇಕು ಅಂತ ಬಂದ ನನ್ನನ್ನು ಸ್ತೋತ್ರ ಮಾಡುವಂತೆ ಮಾಡಿದೆಯಲ್ಲ ನೀನಲ್ಲವೇ ಪ್ರಭು ತ್ವಂ ಗಂಡನ ಮೇಲೆ ಪ್ರೀತಿ ಇವಳಿಗೆ ಎಷ್ಟಿತ್ತು ಅಂದ್ರೆ ಗಂಡನನ್ನು ಬಹುವಚನದಲ್ಲಿ ಕರೀತಾಳೆ ರಾಮನನ್ನು ಏಕವಚನದಲ್ಲಿ ಕರೀತಾ ಇದ್ದಾಳೆ ರಾವಣನನ್ನು ದುಂದುಬಿಯನ್ನು ಇತರ ಹಲವರನ್ನು ಗೆದ್ದ ವಾಲಿಯನ್ನ ಕೊಂದ ನೀನು ನಿಂತ ಚಲೋ ಎಂಥದೋ ತ್ವಂ ರಾಮ ನಿಂತಿರುವ ತ್ರಿಭಂಗಿ ರಾಮನ ವಿಗ್ರಹ ನೋಡಬೇಕು ನೀವು ನೋಡಿದ್ದೀರಿ ದೇವಸ್ಥಾನಗಳೆಲ್ಲ ಅನುಭವಿಸಿದ್ದೀರಿ ಆ ರಾಮಚಂದ್ರ ಎಡಗೈಯಲ್ಲಿ ಬಿಲ್ಲು ಬಲಗೈಲಿ ಬಾಣ ಇಟ್ಕೊಂಡು ಮೂರು ಕಡೆ ಶರೀರ ಬಗ್ಗಿರುವ ಆಕೃತಿಯಲ್ಲಿ ನಿಂತಿರ್ತಾನೆ ಇದು ತ್ರಿವಲಿ ಭಂಗಿ ಆಗಮಶಾಸ್ತ್ರ ಶಿಲ್ಪಶಾಸ್ತ್ರ ಹೇಳ್ತಾರೆ ಮನೆಗೆ ಹೋಗಿ ಕನ್ನಡಿ ಮುಂದೆ ನೀವು ಹಾಗೆ ನಿಂತ್ಕೊಳ್ಳೋ ಪ್ರಯತ್ನ ಮಾಡಿ ಆಗುತ್ತೆ ನೋಡಿ ಎರಡು ನಿಮಿಷ ಸೊಂಟ ಮುರಿದೋಗುತ್ತೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ ರಾಮಚಂದ್ರ ಹೇಗೆ ನಿಂತಿದ್ದಾನೆ ಇಲ್ಲಿ ಹಾಗೆ ಅಂದ್ರೆ ಲೋಕವನ್ನು ವಶೀಕರಣ ಮಾಡಿಕೊಳ್ಳೋದಕ್ಕೋಸ್ಕರ ಹಾಗೆ ನಿಲ್ತಾನೆ ಅವನೊಬ್ಬನಿಗೆ ಅದು ಸಾಧ್ಯ ಆ ಚಲುವನ್ನು ನೋಡಿ ತ್ವಂ ಯು ಆರ್ ಯುನೀಕ್ ಯಾರು ಹೀಗೆ ನಿಲ್ಲುವಲ್ಲರು ಅಪ್ರಮೇಯ ಅಳತೆಗೆ ಮೀರಿದವನು ವಾಕು ಮನಸ್ಸು ಬುದ್ಧಿ ಯಾವುದಕ್ಕೂ ಎಟಕದೇ ಇರತಕ್ಕವನು ಇದಕ್ಕೆಲ್ಲ ಉಪನಿಷತ್ ವಾಕ್ಯಗಳನ್ನು ಹೇಳ್ಬೋದು ಅಪ್ರಮೇಯ ನನ್ನ ಮನೆ ತನಕ ಬರಬಹುದು ಅಂತ ನಂಗೆ ಗೊತ್ತಿರಲಿಲ್ಲ ಏಕಬಾಣ ಪ್ರಯೋಗದಿಂದ ವಾಲಿಯನ್ನು ಕೊಲ್ಲಬಹುದು ಅಂತ ಗೊತ್ತಿರಲಿಲ್ಲ ಬೈಯೋದಕ್ಕೆ ಬಂದರೆ ನನ್ನನ್ನು ಹೀಗೆ ವಶೀಕರಣ ಮಾಡಿಕೊಳ್ಳಬಹುದು ಅಂತ ಗೊತ್ತಿರಲಿಲ್ಲ ಏನಮ್ಮ ಗೊತ್ತಿದೆ ನಿನಗೆ ನಿನ್ನ ಬಗ್ಗೆ ನನಗೇನು ಗೊತ್ತಿಲ್ಲ ನೀನು ಅಪ್ರಮೇಯನಾಗಿದ್ದೇನೆ ಪ್ರಮೇಯ ಅಂದರೆ ಯಾವುದು ಅಳೆಯೋದಕ್ಕೆ ಗುರಿ ಇದೆಯೋ ಅದಕ್ಕೆ ಪ್ರಮೇಯ ಪ್ರಮಾತ ಪ್ರಮಾಣ ಯಾವುದು ಅಳೆಯೋಕೆ ಬರ್ತದೆಯೋ ಅದು ಪ್ರಮೇಯ ಅಳೆಯೋ ಇದು ಎಷ್ಟು ಈ ಮೈಕ್ರೋಫೋನ್ಗೆ ಎಷ್ಟು ಕೆಪಾಸಿಟಿ ಹೇಳ್ತಾರೆ ಒಂದು ಎಲೆಕ್ಟ್ರಿಕ್ ವೈರ್ಗೆ ಎಷ್ಟು ಕೆಪಾಸಿಟಿ ಹೇಳ್ತಾರೆ ಭಗವಂತನಿಗೆ ಎಷ್ಟು ಕೆಪಾಸಿಟಿ ಇದೆ ಎಷ್ಟು ಸಲ ಲೋಕ ಸೃಷ್ಟಿ ಮಾಡಬಲ್ಲ ಎಷ್ಟು ಭಕ್ತರನ್ನು ಅನುಗ್ರಹ ಮಾಡಬಲ್ಲ ಅಪ್ರಮೇಯ ದುರಾಸದ ಕೆಳಗೆ ಮೇಲೆ ಮಧ್ಯೆ ಎಲ್ಲಿ ಹಿಡಿಯೋಕೆ ಬರದೇ ಇರತಕ್ಕಂಥ ಅವನು ಜಿತೇಂದ್ರಿಯ ಇವಳು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾಳೆ ಇಷ್ಟೊತ್ತು ನಾನು ಸರ್ವೇ ಅಂತಾರೆ ಪ್ರಭು ನನ್ನ ಆ ಊರಲ್ಲಿ ಇಷ್ಟೊತ್ತು ನಿಮ್ಮ ಎದುರು ನಿಂತಿದ್ದೇನೆ ಒಂದು ಕ್ಷಣವೂ ನನ್ನನ್ನು ಈ ಕಣ್ಣೆತ್ತಿ ನೋಡಲಿಲ್ಲ ನೋಡುವಾಗಲೂ ಜಿತೇಂದ್ರಿಯನಾಗಿದ್ದೀಯ ಚಿತ್ತಚಂಚಲವಾಗಿಲ್ಲ ಇವಳು ಸರ್ಟಿಫಿಕೇಟ್ ಕೊಡ್ತಾ ಇದ್ದಾಳೆ ನ ರಾಮ ಪರದಾರಾಂಶ ಚಕ್ಷುರ್ಭ್ಯಾಮಪಶ್ಯತಿ ಎಂಬಂತೆ ಇಷ್ಟೊತ್ತು ನಾನು ನಿಂತರು ಕಣ್ಣತ್ತಿಯು ನೋಡದೇ ಇರತಕ್ಕಂಥ ಎನ್ನ ವಿರಕ್ತರೋ ಕರಿವಾ ಏನು ವಿರಕ್ತಿಯೋ ಸ್ವಾಮಿ ನಿನಗೆ ನಿನಗೆ ಇಂದ್ರಿಯಗಳು ಯಾತಕ್ಕೆ ನಮಗೆ ಇಂದ್ರಿಯ ಬೇಕು ಕಣ್ಣಿಲ್ದೆ ಆದ್ರೆ ಕಾಣಿಸೋದಿಲ್ಲ ಕಿವಿ ಇಲ್ಲದೆ ಆದ್ರೆ ಕೇಳಿಸೋದಿಲ್ಲ ಕಣ್ಣಿದ್ದರೂ ಕಾಣಿಸೋದಿಲ್ಲ ಕಿವಿ ಇದ್ದರೂ ಕೇಳಿಸೋದಿಲ್ಲ ಭಗವಂತನಿಗೆ ಪಶ್ಯತ್ಯ ಚಕ್ಷು ಸಶೃಣೋತ್ಯ ಕರ್ಣ ಕಿವಿ ಇಲ್ಲದೆ ಕೇಳ್ತಾನೆ ಕಣ್ಣಿಲ್ದೆ ನೋಡ್ತಾನೆ ಸರ್ವೇಂದ್ರಿಯರಪಿ ವಿನ ಸರ್ವಂ ಸರ್ವತ್ರ ಪಶ್ಯತಿ ಎಲ್ಲ ಇಂದ್ರಿಯಗಳಿಲ್ಲದೆಯೂ ಎಲ್ಲವನ್ನೂ ಎಲ್ಲ ಕಡೆ ನೋಡ್ತಾನೆ ಇಂದ್ರಿಯಗಳು ನಮಗೆ ರೇಷನ್ ಡಿಪೋ ಇದ್ದ ಹಾಗೆ ಏನು ಉದಾಹರಣೆ ಕೊಟ್ಬಿಟ್ರಪ್ಪ ಈ ಕಣ್ಣಿಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೆಯೋ ಆ ಪರಿಧಿಯ ಒಳಗೆ ನೀವು ನೋಡೋಕಾಗ್ತದೆ ಒಂದು ಸ್ವಲ್ಪ ತೇಜಸ್ ಹೆಚ್ಚಾದ್ರೆ ಸೂರ್ಯ ಇದ್ದಾಗಿದ್ರೆ ಕಣ್ಣು ನೋಡೋಕಾಗೋದಿಲ್ಲ ಶಬ್ದವೂ ಅಷ್ಟೇ ಹೈ ಪಿಚ್ ಏನಾದ್ರು ಇದ್ರೆ ಕಿವಿ ಒಡೆದು ಹೋಗ್ತದೆ ಹೊರತು ಕೇಳಿಸೋದಿಲ್ಲ ನೀನಿಷ್ಟೇ ನೋಡಬೇಕು ನೀಷ್ಟೇ ಕೇಳಬೇಕು ಮನಸ್ಸಿಗೂ ಅಷ್ಟೇ ಸ್ವಲ್ಪ ಸ್ವಲ್ಪವಾಗಿ ಶಕ್ತಿ ಹೆಚ್ಚು ಮಾಡ್ಕೊತಾ ಹೋಗಬೇಕು ಒಂದೇ ಸಲಕ್ಕೆ ಅತಿಮಾನುಷವಾದ ವೃತ್ತಾಂತವನ್ನು ನೀವು ಮನಸ್ಸಿಗೆ ಹಚ್ಚಿದರೆ ಖಂಡಿತ ಹುಚ್ಚಾಗಿ ಬಿಡ್ತೀರಿ ಅಂಥದ್ಯಾವುದು ರಾಮಗುಣ ರಾಮಾಯಣವನ್ನು ಒಂದು ತಿಂಗಳು ಉಣಿಸಿದ್ದೇನೆ ನೀವು ಜೀರ್ಣಿಸಿಕೊಳ್ಳುವುದು ಹೆಚ್ಚು ಒಂದು ತಿಂಗಳು ರಾಮಾಯಣವನ್ನು ಕೇಳಿಯೂ ಇನ್ನೂ ಶರೀರ ಹಿಡ್ಕೊಂಡು ಬದುಕಿದ್ರೆ ಪುಣ್ಯವಂತರು ಅತಿ ಪುಣ್ಯವಂತರು ಅಂದ್ರೆ ಅರ್ಧದೊಳಗೆ ಮೋಕ್ಷ ಆಗಬೇಕು ರಾಮಗುಣವನ್ನೇ ಕೇಳಿ ಶರೀರ ಧರಿಸೋದಿಲ್ಲ ಫ್ಯೂಸ್ ಹೋಗಿಬಿಡುತ್ತೆ ಅದು ಹೇಳುವನಿಗೂ ಅಷ್ಟೇ ರಾಮಚಂದ್ರ ಗುಣ ಸಾಮಾನ್ಯವಲ್ಲ ಇದು ನಮಗೆ ಭಗವಂತನಿಗೆ ಸಕಲ ಇಂದ್ರಿಯಗಳಿಗೆ ಮೇಲ್ಪಟ್ಟವನಿಗೆ ಸ್ವಯಂ ಇಂದ್ರಿಯ ಸ್ವರೂಪನಾಗಿರೋನು ಅವನಿಗೆ ಯಾತಕ್ಕೆ ಇಂದ್ರಿಯ ಬೇಕು ಜೀವಾತ್ಮ ಶರೀರ ಬಿಟ್ಟರೆ ಇನ್ನೊಂದು ಶರೀರಕ್ಕೆ ಹೋಗುವಾಗ ಇವನ ಕಣ್ಣು ಮೂಗು ಕಿವಿ ಶಕ್ತಿಗಳನ್ನು ಗಂಟು ಮೂಟೆ ಕಟ್ಟಿ ಮನಸ್ಸಲ್ಲಿಡ್ತಾನೆ ಮನಸ್ಸು ಅದನ್ನು ತಗೊಂಡು ಇನ್ನೊಂದು ಶರೀರಕ್ಕೆ ಹೋಗ್ತದೆ ಭಗವದ್ಗೀತಾ ಉಪನ್ಯಾಸದಲ್ಲಿ ಹೇಳಿದ್ದೇನೆ ಇಂದ್ರಿಯ ನಮ್ಮನ್ನು ಬೆನ್ನ ಹತ್ತಿ ಬರುತ್ತದೆ ಮುಂದಿನ ಜನ್ಮಕ್ಕೆ ಭಗವಂತನಿಗೆ ಇಂದ್ರಿಯಗಳು ಬೇಡ ಸರ್ವೇಂದ್ರಿಯ ಗುಣಾಭಾಸಂ ಸರ್ವೇಂದ್ರಿಯ ವಿವರ್ಜಿತಂ ಗುಣಭೃತಿ ನಿರ್ಗುಣಂಚ ಇವ ಎಲ್ಲ ಗೀತೆಯಲ್ಲಿ ಹೇಳಿದ್ದಾರೆ ಆ ಜಿತೇಂದ್ರಿತ್ವಕ್ಕೆ ಪ್ರಮಾಣಗಳು ಕೊಡ್ತಾರೆ ಇಂದ್ರನಿಗೆ ಅಹಲ್ಯಾಜಾರತ್ವ ಪ್ರಾಪ್ತಿಯಾಯಿತು ಇಂದ್ರಪುತ್ರ ನನ್ನನ್ನೇ ಮೋಹಗೊಂಡ ಬ್ರಹ್ಮ ಮಗಳನ್ನೇ ಮೋಹಗೊಂಡ ಚಂದ್ರ ಗುರುಪತ್ನಿಯನ್ನೇ ಮೋಹ ಮಾಡಿದ ಸೂರ್ಯಪುತ್ರ ಸುಗ್ರೀವನು ಒಂದು ಕಾಲದಲ್ಲಿ ತಾರೆಗೋಸ್ಕರ ತುಂಬಾ ಪಾಡುಪಟ್ಟಿದ್ದನಂತೆ ವ್ಯಾಖ್ಯಾನದಲ್ಲಿ ಬರೆದಿದ್ದಾರೆ ನಿಮ್ಮ ಚರಿತ್ರೆ ಸಾಮಾನ್ಯವಲ್ಲ ವಾಲಿ ಯಾವಾಗಿದ್ದ ಸಮುದ್ರ ಮಥನ ಇದ್ದವರು ಇವರ ರಾಮಾವತಾರಕ್ಕಿಂತ ಮುಂಚೆನೇ ಬಂದ್ಬಿಟ್ಟಿದ್ದವರು ರಾಮಾವತಾರ ಕಾಲ ನಡೆದಿದ್ದಾವಾಗ ಸಮುದ್ರ ಮಥನ ನಡೆದಿದ್ದಾವಾಗ ರಾಮಾವತಾರಕ್ಕಿಂತ ಒಂದೆರಡು ಶತಮಾನಗಳ ಹಿಂದೆನೇ ಸಮುದ್ರ ಮಥನ ನಡೆಯಿತೋ ಏನೋ ನಮಗೆ ಗೊತ್ತಿಲ್ಲ ಅದೇ ಕಾಲದಲ್ಲಿ ಹುಟ್ಟಿ ಬಂದವರು ಇನ್ನೂ ಅನೇಕ ಜನ ಉಂಟು ರಾಮಾಯಣದಲ್ಲಿ ಪರಮಾಶ್ಚರ್ಯ ಸಮುದ್ರ ಮಥನ ಕಾಲದಲ್ಲಿ ಲಕ್ಷ್ಮೀದೇವಿ ಆದ ನಂತರ ಹುಟ್ಟಿ ಬಂದವಳು ತಾರೆ ಇದು ಸ್ಕಾಂದ ಪುರಾಣದಲ್ಲಿದೆ ಲಕ್ಷ್ಮೀ ಸೋದರಿ ಅವಳು ಅದಕ್ಕೆ ಅಷ್ಟು ಚಲವೇ ಅವಳು ಲಕ್ಷ್ಮೀ ರಕ್ಷಣಾ ಬಲಲಿತ್ತು ಸಮುದ್ರ ಮಥನ ಕಾಲದಲ್ಲಿ ಸುಷೇಣನೂ ಇದ್ದ ಜಾಂಬುವಂತನೂ ಇದ್ದ ಇವರೆಲ್ಲ ಐದು ಅಡ್ವಾನ್ಸ್ ಬಂದ್ಬಿಟ್ಟಿದ್ದವರು ಈ ತಾರೆಯನ್ನು ನೋಡಿ ಸುಷೇಣ ಒಂದು ಕೈಯಲ್ಲಿ ವಾಲಿ ಒಂದು ಕೈಲಿ ಹಿಡಿದು ಎಳೆದಾಡಿ ಅವಳು ನನಗೆ ನನಗೆ ಅಂತ ಹೇಳಿದಾಗ ಯಾರು ಬಲಗೈ ಹಿಡ್ಕೊಂಡ್ರೋ ಅವಳೇ ಗಂಡ ಅಂತ ದೇವತೆಗಳು ಡಿಕ್ಲೇರ್ ಮಾಡಿದ್ರು ಅದರಿಂದ ವಾಲಿ ಗಂಡನಾದ ಸುಷೇಣ ಇವಳು ನನಗೆ ಬೇಕು ಅಂತ ಆಶೆಪಟ್ಟಿದ್ರು ಮೇಲೆ ನೀನೇ ಅವಳನ್ನು ಹಿಡಿದು ಕೊಡು ತಂದೆ ಜಾಗ ಅಂತ ಹೇಳಿದ್ದರಿಂದ ಸುಷೇಣದು ಹಿತಾಚೇಯಂ ಈ ಜಾಗದಲ್ಲಿ ಸತ್ಯತೀರ್ಥ ಸ್ವಾಮಿಗಳು ವ್ಯಾಖ್ಯಾನದಲ್ಲಿ ಬರೀತಾರೆ ಆದ್ರಿಂದ ಲೋಕದಲ್ಲಿ ಇಂದ್ರಿಯ ಚಾಪಲ್ಯ ಬಿಟ್ಟವರು ಯಾರೂ ಇಲ್ಲ ಪ್ರಭು ನಿನ್ನನ್ನೇ ನಾ ಮೊದಲು ನೋಡಿದ್ದು ಜಿತೇಂದ್ರಿಯಶ್ಚ ಉತ್ತಮ ಧಾರ್ಮಿಕಶ್ಚ ಉತ್ತಮ ಧಾರ್ಮಿಕ ಅಂದ್ರೆ ಯಾರು ಲೋಕದಲ್ಲಿ ಎಷ್ಟೋ ಜನ ಧಾರ್ಮಿಕರಿದ್ದಾರೆ ಕೆಲವರು ತಮಗೋಸ್ಕರ ಒಳ್ಳೆ ಕೆಲಸ ಮಾಡ್ಕೊಳ್ತಾರೆ ತನಗೊಂದು ಮಾಡಿ ತನಗೆ ಅಂತ ಮಾಡುವವನು ಧಾರ್ಮಿಕ ತನ್ನ ಪ್ರಯೋಜನ ಇರುತ್ತೆ ರಾಮಾಯಣ ಓದ್ತೇನೆ ನನಗೂ ಒಳ್ಳೇದಾಗಲಿ ಕುಟುಂಬಕ್ಕೆ ಒಳ್ಳೇದಾಗಲಿ ಇನ್ನೊಬ್ಬ ಹೇಳ್ತಾನೆ ನನಗೂ ಒಳ್ಳೇದಾಗಲಿ ಪಕ್ಕದ ಮನೆಯವ್ರಿಗೂ ಒಳ್ಳೇದಾಗಲಿ ಅದಾಗೆ ಮೈಕ್ರೋಫೋನ್ ಹಾಕಿ ರಾಮಾಯಣ ಓದ್ತಾನೆ ಅವ್ರು ಹೇಳ್ತಾರೆ ಮಹಾರಾಜ ನೀವು ಓದಕು ಮೈಕ್ರೋಫೋನ್ ಯಾತಕ್ಕೆ ಹಾಕಿದ್ದೀಯೇ ನಮ್ಮ ಬೇರೆ ಒಳಗೆ ಯಾಕೆ ನೀವು ಕೇಳಲಿ ನಾ ಕೇಳಿದ್ರೆ ಏನ್ ಲಾಭ ನಾಳೆನ್ ಜಗಳ ತಪ್ಪುತ್ತೆ ಬೇಲಿ ಮೇಲೆ ಅದಕ್ಕೋಸ್ಕರ ತನಗಿಂತ ಅಲ್ಲದೆ ಇತರರಿಗೂ ಸೇರಿ ಮಾಡುವವನು ಇವನು ಮಧ್ಯಮ ಇತರರಿಗೆ ಉಪಕಾರ ಮಾಡಿ ತನಗೋಸ್ಕರ ಏನಂತಲೂ ಮಾಡದೇ ಇರತಕ್ಕವನು ಉತ್ತಮ ಅದರಲ್ಲಿ ಉತ್ತರ ಉತ್ತಮ ಈ ಶಬ್ದಗಳನ್ನೆಲ್ಲ ಹೇಳಿ ಈ ಶರಣಾಗತಿಯನ್ನ ಭಗವಂತನ ಮಾಡ್ತಕ್ಕವನು ಮತ್ತು ಅವನನ್ನು ಅನುಗ್ರಹ ಮಾಡತಕ್ಕ ಭಗವಂತ ಇದೆರಡರಲ್ಲಿ ವ್ಯತ್ಯಾಸ ನೋಡಿ ಶರಣಾಗತಿ ಮಾಡುವವನಿಗಾರು ಒಂದು ಸ್ವಲ್ಪ ಸ್ವಾರ್ಥ ಇರಬಹುದು ಜಟಾಯು ಬಿಟ್ರೆ ಭಗವಂತ ಮಾಡುವ ವ್ಯಾಪಾರಗಳಲ್ಲಿ ಅವನ ಸ್ವಾರ್ಥ ಏನಿದೆ ಹೇಳಿ ರಾಮಾವತಾರ ಮಾಡಿದ ಅವನ ಸ್ವಾರ್ಥ ಏನು ದಶರಥನ ಮಗನಾಗಿ ಹುಟ್ಟಿದ ದಶರಥನಿಗ ಪಿತೃತ್ವ ಕೊಟ್ಟದ್ರಿಂದ ಇವನಿಗೇನು ಲಾಭ ಕೌಸಲ್ಯಗೆ ಮಾತೃತ್ವ ಕೊಟ್ಟದ್ರಿಂದ ಇವನಿಗೇನು ಲಾಭ ಸುಗ್ರೀವನನ್ನು ಅನುಗ್ರಹ ಮಾಡಿದ್ರಿಂದ ಏನು ಲಾಭ ಜಟ ಜಟಾಯುವಿಗೆ ಮೋಕ್ಷ ಕೊಟ್ಟದ್ರಿಂದ ಏನು ಲಾಭ ಭಗವಂತನಿಗೆ ತುಚ್ಛವಾದ ಅರ್ಥದಲ್ಲಿ ಸ್ವಾರ್ಥವಾದ ಲಾಭ ಎಂಬುವುದಿಲ್ಲವಾದ್ದರಿಂದ ಉತ್ತಮ ಧಾರ್ಮಿಕಶ್ಚ ಅಕ್ಷಯ್ಯ ಕೀರ್ತಿಶ್ಚ ವಿಚಕ್ಷಣಶ್ಚ ನನ್ನ ಗಂಡನನ್ನ ಕೊಂದೆ ಇದರಿಂದ ನಿನಗೆ ತುಂಬ ಕೀರ್ತಿ ಉಂಟಾಯಿತು ವಾಲಿಪ್ರಮಥನಾಯಾಸ್ತು ಮಹಾಧೀರಾಯ ಮಂಗಳಂ ದುರಾಸದ ಎಟಕದವನು ಇಂದ್ರಿಯ ಇಲ್ಲ ಎಟಕವನು ಉತ್ತಮ ಧಾರ್ಮಿಕಶ್ಚ ವಿಚಕ್ಷಣ ಕ್ಷಿತಿ ಕ್ಷಮಾವಾನ್ ಭೂಮಿಯಷ್ಟು ಕ್ಷಮೆಯುಳ್ಳವನು ನೀನು ರಾಮನ ಗುಣ ಎಲ್ಲಿ ಕಂಡದು ಶಾಸ್ತ್ರ ಹೇಳುತ್ತೆ ಶತ್ರುವನ್ನು ಕೊಂದ್ರೆ ಶತ್ರುಗಳ ಹೆಸರು ಹೇಳಿದವರು ಅಕ್ಕದವರು ಪಕ್ಕದವರು ಅವರ ಸಂಬಂಧವರು ಎಲ್ಲರನ್ನೂ ಕೊಲ್ಲಬೇಕು ಅಂತ ಪ್ರಭು ವಾಲಿಯೊಬ್ಬನನ್ನ ಕೊಂದೆ ಅಂಗದನನ್ನ ಕೊಲ್ಲಿಲ್ಲ ನಮ್ಮೂರವ್ರನ್ನ ಯಾರನ್ನೂ ಮುಟ್ಲಿಲ್ಲ ಆದ್ರಿಂದ ನೀನು ವಾಲಿಯನ್ನು ಕೊಂದದ್ದು ದೊಡ್ಡದಲ್ಲ ಊರವರನ್ನು ಬಿಟ್ಟದ್ದು ಹೆಚ್ಚು ನಿನ್ನ ಕ್ಷಮಾಗುಣ ಚೆನ್ನಾಗಿ ಗೊತ್ತಾಯಿತು ಕ್ಷಿತಿ ಕ್ಷಮಾವನ್ ಕ್ಷಿತಿಜೋಪಮಾಕ್ಷ ಕೊನೆಯಲ್ಲಿ ರಾಮನ ಸೌಂದರ್ಯಕ್ಕೆ ಮಂಗಳ ಹಾಡ್ತಾಳೆ ಆ ರಾಮನ ಕಣ್ಣನ್ನು ಮತ್ತೊಮ್ಮೆ ನೋಡ್ತಾಳೆ ಆ ಕಣ್ಣಿನ ಕೊನೆಯಲ್ಲಿ ಎರಡು ಮೂರು ಕೆಂಪು ಗೆರೆ ಇದೆ ರಾಮನ ಕಣ್ಣಿನಲ್ಲಿ ರಾಮಚಂದ್ರನ ಚಿತ್ರ ಬರೆಯೋ ರಾಮಾಯಣ ಓದಿರಬೇಕು ಈ ಕೆಂಪು ತಾವರೆ ಅಂತ ಒಂದಿರುತ್ತೆ ಇಲ್ಲಿ ಹತ್ತು ವಿಧ ದರ್ಭೆಯಲ್ಲಿ ಹತ್ತು ವಿಧ ಸಮಿತ್ತಲ್ಲಿ ಹತ್ತು ವಿಧ ಆ ತಾವರೆ ಪುಷ್ಪದಲ್ಲಿ ಆ ಅವರೇ ಅಂತ ಏನು ಹೇಳ್ತೀರಿ ಅದು ಒಂದು ದಳ ನೀವು ರೇಖೆ ತಗೊಂಡ್ರೆ ರೇಖು ಕೊನೆಯಲ್ಲಿ ಮೂರ್ನಾಲ್ಕು ಗೆರೆ ಇರ್ತದೆ ಅದು ಸೌಂದರ್ಯವರ್ಧಕವಂತೆ ಪುರುಷರಿಗೆ ರಾಮನಿಗೆ ಇದೇನು ತೋರಿಸುತ್ತೆ ಅಂದ್ರೆ ಅವನು ಇಷ್ಟಪಟ್ಟರೆ ಲೋಕವನ್ನು ಸುಟ್ಟು ಬಿಡಬಲ್ಲ ಗಂಡುತನ ಯವೀರ್ಯ ಪರಾಕ್ರಮ ಶೌರ್ಯ ಎದ್ದು ಕಾಣಿಸ್ತಾ ಇದೆ ಪುಂಡರೀಕಾಕ್ಷ ಅದರಲ್ಲಿ ಒಂದು ಸೌಂದರ್ಯ ಮಿಂಚುತ್ತಾ ಇದೆ ಅದನ್ನು ನೋಡ್ತಾ ಇದ್ದಾಳೆ ಆದ್ರಿಂದ ಕ್ಷಿತಿಕ್ಷಮಾವಾನ್ ಕ್ಷತಜೋಪಮಾಕ್ಷ ಕ್ಷತಜ ಅಂದ್ರೆ ರಕ್ತ ರಾಮೋ ರಕ್ತಾಂತಲೋಚನ ಇದನ್ನು ಗುಣ ಅಂತ ನಾವು ಹೇಳ್ತೇವೆ ಆಂಜನೇಯ ಈ ರಾಮ ರೂಪಕ್ಕೆ ಬೆರಗಾಗಿದ್ದವನು ಮುಂದೆ ಸೀತಾಮನವರನ್ನು ನೋಡಿ ಆಹಾ ತಾಯಿ ನಿನ್ನ ರೂಪ ರಾಮನ ರೂಪಕ್ಕಿಂತ ಚೆನ್ನಾಗಿದೆ ಏನೇ ಅಂಥದ್ದು ಅಮ್ಮ ನಿನ್ನ ಕಣ್ಣು ಕೆಳಗಡೆ ಕಪ್ಪು ಛಾಯ ಇದೆ ರಾಮನಗದಿಲ್ಲ ಯಾಕೆ ನಿನ್ನಲ್ಲಿ ಕ್ಷಮಾಗುಣ ತುಂಬಿದೆ ರಾಮನ ಕಣ್ಣು ಕೊಂಚ ಕೊನೆಯಲ್ಲಿ ಕೆಂಪಿಗಿದೆ ಅವನು ಕೊಂದರೂ ಕೊಲ್ಲಬಲ್ಲ ನಿನಗೆ ಕೊಲ್ಲುವುದೇ ಗೊತ್ತಿಲ್ಲ ಬರೀ ಅನುಗ್ರಹ ಮಾಡ್ತೀಯೇ ಎಂಬುದಾಗಿ ಈ ರಾಮಸೀತೆಯರ ಆ ಪರಸ್ಪರ ಆನುರೂಪ್ಯವನ್ನು ಹೋಲಿಸಿ ಮುಂದೆ ಸುಂದರಕಾಂಡದಲ್ಲಿ ವರ್ಣನೆ ಮಾಡ್ತಾನೆ ಇಂಥ ರಾಮ ನಿನಗೆ ನಮಸ್ಕಾರ ಅಂತ ಹೇಳಿದವಳು ಮುಂದೆ ವೈದಿಕ ಪ್ರಕ್ರಿಯೆಯಲ್ಲಿ ಎರಡು ಮಾತನಾಡ್ತಾಳೆ ನನ್ನನ್ನ ನನ್ನ ಗಂಡನಿಗೆ ಕೊಟ್ಟು ಮದುವೆ ಮಾಡಿ ಪುಣ್ಯ ಕಟ್ಕೋತೀಯ ಅಂತ ಕೇಳಿದ್ಲು ರಾಮಾಯಣದಲ್ಲಿದೆ ಮಾತು दारप्रदानात् ನಹಿದಾನ ಮನ್ಯತೆ ಪ್ರದೃಶ್ಯತೆ ಜ್ಞಾನವತಾಂ ಹಿ ಲೋಕೆ ಜ್ಞಾನವುಳ್ಳವರಿಗೆ ಲೋಕದಲ್ಲಿ ಕನ್ಯಾದಾನ ಮಾಡುವುದಕ್ಕಿಂತ ಶ್ರೇಷ್ಠವಾದ ಪುಣ್ಯ ಇಲ್ಲ ಇಬ್ಬರು ಗಂಡು ಮಕ್ಕಳು ಪುಣ್ಯ ಬೇಕು ಅಂದ್ರೆ ಯಾರೋ ಒಬ್ರು ಮನೆಯಲ್ಲಿ ಒಂದು ಕನ್ಯೆ ವಿವಾಹ ಆಗಬೇಕು ಅವ್ರ ತಂದೆಯಲ್ಲೋ ಮತ್ತೊಬ್ಬರಿಲ್ಲೋ ಏನೋ ಸಂದರ್ಭ ಸ್ವಾಮಿ ನೀವು ಕನ್ಯಾದಾನ ಮಾಡಿ ಅಂತ ಕೇಳ್ತಾರೆ ಅಲ್ಲಿ ಬಂತು ಪುಣ್ಯ ಕನ್ಯಾದಾನ ಮಾಡುವುದರಲ್ಲಿ ಪುಣ್ಯ ಎಷ್ಟೋ ಜನ ಅಪೇಕ್ಷೆ ಪಡ್ತಾರೆ ನಮಗೊಂದು ಅಂಥ ಅವಕಾಶ ಸಿಕ್ಕಬೇಕಲ್ಲ ಗಂಡು ಮಕ್ಕಳಿದೇನಾಗುತ್ತೆ ಕನ್ಯಾ ತಕೊಳ್ಳೋದಾಗುತ್ತೆ ಮನೆಗೆ ಇನ್ನೊಂದು ಮನೆಗೆ ಕನ್ಯೆಯನ್ನು ಕೊಟ್ಟು ದೀಪವನ್ನು ಹಚ್ಚಿಟ್ಟ ಪುಣ್ಯ ನಿಮಗೆ ಬರುವುದಿಲ್ಲ ಜೀವನದಲ್ಲಿ ಬಹಳ ಅಪರೂಪವಾದ ಪುಣ್ಯ ಅದು ರಾಮ ನನ್ನನ್ನು ನನ್ನ ಗಂಡನ ಜೊತೆಗೆ ಸೇರಿಸ್ಬಿಡು ಕನ್ಯಾದಾನ ಮಾಡು ಎಲ್ಲ ವಿಧವೆಯಾಗಿದ್ದಾಳೆ ಎಂಥ ಕನ್ಯಾದಾನ ಇದು ಗಂಡನ ಜೊತೆಗೆ ಸೇರಿಸೋದು ಹೇಗೆ ಅಂತ ಕೇಳಿದ್ರೆ ನನ್ನನ್ನು ಕೊಂದು ಬಿಡು ಗಂಡನ ಜೊತೆಯಲ್ಲಿ ಹೆಣದ ಮೇಲೆ ನನ್ನನ್ನು ಇಟ್ಟುಬಿಡು ಒಟ್ಟಿಗೆ ಚಿತೆ ಸಂಸ್ಕಾರವಾಗಲಿ ಗಂಡ ಹೆಂಡರನ್ನು ಕೂಡಿಸಿದ ಪುಣ್ಯ ನಿನಗೆ ಬರುತ್ತದೆ ಇದಾಗಮ್ಮ ಸಾಧ್ಯ ಅಂತ ಕೇಳೋದಾದ್ರೆ ಪ್ರಭು ವೇದ ಓದಿದ್ದೀಯಲ್ಲ ನೀನು ಶಾಸ್ತ್ರ ಪ್ರಯೋಗಾತ್ ವಿಧಿ ಅಚ್ಚ ವೇದಾತ್ ಶಾಸ್ತ್ರ ಪ್ರಯೋಗಾತ್ ವಿವಿಧ ಅಚ್ಚ ವೇದಾತ್ ಆತ್ಮ ಹಿ ಅನನ್ಯ ಪುರುಷಸ್ಯ ದಾರಾಹ ಒಂದು ಆತ್ಮನ ಅರ್ಧ ಭಾಗ ಅವನ ಪತ್ನಿ ಅಂತ ಹೇಳುತ್ತೆ ಅರ್ಧೋ ಆತ್ಮನ ಆತ್ಮನಃ ಯತ್ಪತ್ನಿ ವೇದವಾಕ್ಯ ಅರ್ಧ ಭಾಗವನ್ನು ನೀನು ಲೋಕ ಕಳಿಸಿದ್ದೀಯೇ ಇನ್ನರ್ಧ ಭಾಗ ಇಲ್ಲಿ ಉಳಿದಿದೆ ನೀನೇನು ಹೊಸದಾಗಿ ಇದು ಕೊಲ್ಲೋದು ಅಂತಲ್ಲ ಈ ಆತ್ಮದ ಇನ್ನೊಂದು ಉಳಿದ ಅರ್ಧ ಭಾಗವನ್ನು ಅದಕ್ಕೆ ಜೋಡಿಸ್ಬಿಟ್ರೆ ಕನ್ಯಾದಾನ ಮಾಡಿದ ಪುಣ್ಯ ನಿನಗೆ ಬಂತು ಅಂತ ವೇದವಾಕ್ಯದ ಅರ್ಥವನ್ನು ಹೇಳ್ತಾಳೆ ಭೇಷ್ ಅಂತ ರಾಮ ತಲೆದೋಗಿದ ಕಣ್ಣೀರ್ ಹಾಕಿದ ಅದರ ಮಾಡೋ ಕೆಲಸವಲ್ಲ ಅವಳು ವೇದ ಗೊತ್ತಿದೆ ಅದು ಆ ದೇಶವನ್ನ ಕಾಪಾಡಿದ್ದು ತಾರೆ ಮಾಡಿದ ಪುಣ್ಯ ಅವಳು ವೇದ ಓದಿದ ಪುಣ್ಯ ವಾಲಿ ಜನ್ಮವಲ್ಲ ಅದಕ್ಕೇನು ಉತ್ತರ ಕೊಡಲಿಲ್ಲ ಹನುಮಂತನ ಕಂಡೆ ನೋಡಿದ ರಾಮಚಂದ್ರ ಆಯ್ತಪ್ಪ ಅವಳು ಹೇಳ್ತಾ ಇರೋದು ನಾ ಕೇಳ್ತಾ ಇರೋದು ವೇದ ಎಲ್ಲ ಒಪ್ಪಿಸ್ತಾ ಕೂತಿದ್ದಾಳೆ ಸಂಸ್ಕಾರ ಮಾಡಬೇಕು ಎಬ್ಬಿಸಿಯಿಂದ ಅವರೆಲ್ಲ ಬಂದರು ಆ ಚಿತೆ ಇವನನ್ನು ಎತ್ಕೊಂಡು ಹೋಗಬೇಕಲ್ಲ ಚಟ್ಟ ಅದರ ಮೇಲೆ ಪಕ್ಷಿಗಳನ್ನು ಹೇಗೆ ಕೆತ್ತಿದ್ರು ಚಿತ್ರ ಕೊಡ್ತಾರೆ ವಾಲ್ಮೀಕಿ ಒಬ್ಬ ಮಹಾರಾಜನ ಸಂಸ್ಕಾರ ಮಾಡಬೇಕು ಬರೀ ಬಿದಿರು ಬಂಬುಗಳು ತಗೊಂಡು ಹೋಗೋದಲ್ಲ ಉತ್ತಮವಾದ ಮರದಿಂದ ಗಂಧದ ಮರದಿಂದ ತೊಟ್ಟಲು ಹಾಗೆ ಉದ್ದಕ್ಕೆ ಆರಡಿ ಮೂರಡಿ ಇದ್ದಿದೇನೋ ಒಂದು ಕೆತ್ತಿದ್ದಾರೆ ಅದರ ಮೇಲೆ ಪಕ್ಷಿಗಳಾಗಿತ್ತು ಚಿತ್ರ ಆಗಿತ್ತು ಅದೆಲ್ಲ ಮಾಡಿ ಅವನನ್ನ ತಗೊಂಡು ಹೋಗಿ ಅವನಿಗೆ ಸಂಸ್ಕಾರ ಮಾಡಿದರು ಸಂಸ್ಕಾರ ಮಾಡುವಾಗ ಸ್ವಯಂ ರಾಮನೇ ಹತ್ರ ನಿಂತಿದ್ದಾನೆ ಇವನಿಗೇನೇ ಬರಹ ತಾನೇ ಕೊಂದಿದ್ದಾನೆ ಅವನು ಸಂಸ್ಕಾರವಾದ್ರೆ ಇವನು ಸ್ನಾನ ಮಾಡ್ತಾನೆ ಸುಗ್ರೀವ ಸ್ನಾನ ಮಾಡಿದ್ರೆ ಇವನು ಸ್ನಾನ ಮಾಡ್ತಾನೆ ಸುಗ್ರೀವೇಣೈವ ದೀನೇನಾ ದೀನೋ ಭೂತ್ವ ಮಹಾಬಲ ಬಿಕ್ಕಿ ಬಿಕ್ಕಿ ಹೇಳ್ತಾನೆ ಸುಗ್ರೀವ ಅಣ್ಣನ ಜೊತೆಯಲ್ಲಿ ಬಾಳೋ ಕೇಳ್ಕೊಂಡ್ ಬರಲಿಲ್ಲ ಪ್ರಭು ನಾನು ಬರೀ ವೈರವನ್ನೇ ಮಾಡಿ ಸಾಯ್ತೇನೆ ಅಂತ ಹೀಗೆ ಮೊಂಡು ಮಾಡಿ ಸತ್ತ ನಾನೇನ್ ಮಾಡಲಿ ಅಂತ ಹೇಳುವಾಗ ಅವನನ್ನು ತಬ್ಬಿಕೊಂಡು ರಾಮಚಂದ್ರನು ಅಳಬೇಡ ಅಳಬೇಡ ಕಂದ ಇವನು ಅಳ್ತಾ ಇದ್ದಾನೆ ಸತ್ ಹೋದನು ಸ್ವಂತ ತಮ್ಮ ಎಂಬ ಭಾವನೆಯಿಂದ ಸಮಾನ ಶೋಕ ಕಾಕುಸ್ಥ ಅದು ನಾನು ರಾಮರೊಡೆಯ ಪೆರಂತನ್ಮೈ ರಾಮನ ದೊಡ್ಡತನ ಯಾರು ಕಷ್ಟಪಟ್ಟರು ಆ ಕಷ್ಟ ಅದು ವೈರದಿಂದ ಕೊಂದದ್ದಲ್ಲ ಚಿಕಿತ್ಸೆ ಈಗ ಆಪರೇಷನ್ ಮಾಡ್ತಾರೆ ವೈದ್ಯರು ನಿಮ್ಮ ಮೇಲೆ ದ್ವೇಷನೇ ಅವರಿಗೆ ಆಪರೇಷನ್ ಮಾಡಿದ್ಮೇಲೆ ಹತ್ತು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ನಿಮ್ಮ ಕೈಲೇ ತಗೊಳ್ತಾರೆ ದ್ವೇಷ ಇದ್ದವರು ತಗೊಳ್ತಾರೆ ನೋಡಿ ಇದು ಆಪರೇಷನ್ ಇದು ರಾಷ್ಟ್ರಕ್ಕೆ ಒದಗಿದ್ದ ಆಪತ್ತಿಗೋಸ್ಕರ ಚಿಕಿತ್ಸೆ ಸಮಾನ ಶೋಕ ಕಾಕುಸ್ತಃ ಪ್ರೇತ ಕಾರಯತಿ ಸರಿಯಾಗಿ ಮಂತ್ರ ಹೇಳ್ತಾನೆಯೋ ಹೇಳೋದಿಲ್ವೋ ಸುಗ್ರೀವ ಆ ಊರಲ್ಲಿ ಪುರೋಹಿತರಿದ್ದಾರೆಯೋ ಇಲ್ಲವೋ ಎಲ್ಲ ಬ್ರಾಹ್ಮಣರು ಕಪಿಗಳಾಗಿ ಬಿಟ್ಟಿದ್ದಾರೆ ಸರಿಯಾಗಿ ಮಂತ್ರ ಹೇಳ್ತಾರೆ ಎಲ್ಲೋ ಅಂತಳೆ ಅಬಡಿಲ್ಲ ಇಬಡಿ ರಾಮನೇ ನಿಂತು ಪ್ರೇತ ಕಾರ್ಯಗಳನ್ನು ಮಾಡಿಸ್ತಾ ಇದ್ದಾನೆ ಒಂದು ಘಟ್ಟವಾಯಿತು ನನಗೆ ರಾಜ್ಯ ಬೇಡ ಅಂತ ಶುರು ಮಾಡಿದ ಸುಗ್ರೀವ ಏನು ಹೋದ ಕಡೆ ಎಲ್ಲ ಒಬ್ಬೊಬ್ರು ಹೀಗೆ ಹೇಳಿದೆ ಏನಪ್ಪಾ ಮಾಡಲಿ ಅಂತ ಹೇಳಿ ಅವನ ಬುದ್ಧಿ ಹೇಳಿ ಹನುಮಂತನಿಗೆ ಹೇಳಿಸಿ ನೀನೇ ಹೇಳಿದ್ದೆ ಅಣ್ಣನನ್ನು ಕೋಲಿಸು ರಾಜ್ಯ ಕೊಡು ಅಂತ ಈಗ ಯಾಕೆ ಬೇಡ ಅಂತೀಯೋ ಏನು ಬಂತು ನಿನಗೆ ಅಷ್ಟರಲ್ಲಿ ಇಲ್ಲ ಅಣ್ಣನನ್ನು ಕೊಂದವನು ಮಹಾಪಾಪಿ ನಾನು ನನ್ನ ಪಾಪ ಯಾರು ತಗೋತಾರೆ ಕೋತಿ ಪಾಪವನ್ನ ಅಂತ ಹೊಳೋ ಅಂತ ಹೇಳ್ತಾನೆ ಸುಗ್ರೀವನ ಆ ಸಾತ್ವಿಕತೆ ಎದ್ದು ಕಾಣತಕ್ಕ ಅಧ್ಯಾಯ ಆಮೇಲೆ ಲಕ್ಷ್ಮಣನನ್ನು ಕಳುಹಿಸಿ ಅದೇ ಕಿಷ್ಕಿಂಧೆಯಲ್ಲಿ ಸಕಲ ರಾಜಮರ್ಯಾದೆಗಳ ಸಮೇತವಾಗಿ ಅದೇ ಹಳೆಯ ಮಂತ್ರಿಗಳನ್ನೇ ಆ ಜಾಗದಲ್ಲಿಟ್ಟು ಸುಗ್ರೀವನಿಗೆ ಶಾಸ್ತ್ರದೃಷ್ಟ ವಿಧಿಯಿಂದ ಅವನಿಗೆ ಪಟ್ಟಾಭಿಷೇಕವಾಯಿತು ರಾಮಾಯಣದಲ್ಲಿ ಇದು ಎರಡನೇ ಪಟ್ಟಾಭಿಷೇಕ ಅಭ್ಯುಷಿಂಚಂತ ಸುಗ್ರೀವಂ ಪ್ರಸನ್ನೇನ ಸುಗಂಧಿನ ಸಲಿಲೇನ ಸಹಸ್ರಾಕ್ಷಂ ವಸವೋ ವಾಸವಂ ಯಥ ರಾಮಪಟ್ಟಾಭಿಷೇಕಕ್ಕೆ ಹೇಳುವಂತಹ ಶ್ಲೋಕ ಒಂದು ಸ್ವಲ್ಪ ಬದಲಾವಣೆ ಅದನ್ನು ಕೊಟ್ಟಿದ್ದಾರೆ ಪಾದಕ ಪಟ್ಟಾಭಿಷೇಕದ ಮುಹೂರ್ತದ ಮಹಿಮೆಯಿಂದ ಸುಗ್ರೀವನಿಗೆ ಪಟ್ಟಾಭಿಷೇಕವಾಯಿತು ಆವತ್ತು ಸಾಯಂಕಾಲ ಬಂದ ರಾಮನನ್ನು ನೋಡಿದ ಪ್ರಭು ಇಲ್ಲಿ ಪಕ್ಕದಲ್ಲಿ ಮಾಲ್ಯವಂತ ಅಂತ ಬೆಟ್ಟವಿದೆ ಗುಹೆ ಅದು ಆ ಗುಹೆಯಲ್ಲಿ ಸ್ವಲ್ಪ ನೀನು ವಾಸವಾಗಿರಬೇಕು ಇನ್ಯಾಕೆಂದ್ರೆ ಮಳೆಗಾಲ ಬರ್ತದೆ ಆಷಾಢ ಮಾಸದಲ್ಲಿ ವಾಲಿವಧೆ ಆದ್ರಿಂದ ಮಳೆ ಹೋದ ಮೇಲೆ ಯಾಕೆಂದ್ರೆ ದಕ್ಷಿಣ ಭಾರತ ಬೇರೆ ಇದು ಬರೀ ನದಿಗಳು ರಭಸದಿಂದ ಹರಿಯುವ ನದಿಗಳು ಕಾಡು ಗೀಡು ಬೆಟ್ಟ ಗಿಟ್ಟ ಎಲ್ಲಿಯೂ ಕಾಲಿಟ್ಟ ಜಾರಿ ಬೀಳುವುದು ನಮ್ಮ ಸೈನ್ಯ ಬೇರೆ ನಾವು ಬೇರೆ ಬೇರೆ ಕಡೆಯಿಂದ ಕರೆಸಬೇಕು ಒಂದೇ ಕಡೆಯಲ್ಲ ನಮ್ಮ ಸೈನ್ಯ ಮುಂದೆ ಹೇಳ್ತೇವೆ ಅದ್ಭುತವಾದ ವಿಷಯ ನೀವು ಕೇಳಲಿಕ್ಕಿಲ್ಲ ಅದು ಸ್ವಲ್ಪ ಸಮಯ ಹಿಡಿಯುತ್ತೆ ನೀ ಗುಹೆಯಲ್ಲಿ ವಾಸವಾಗಿರು ಲಕ್ಷ್ಮಣ ಅಣ್ಣನಿಗೆ ಬೇಕಾದ ಸಹಾಯವನ್ನು ಮಾಡು ಅರಮನೆ ಏರ್ಪಾಡೆಲ್ಲ ಕೊಡ್ತೇನೆ ಇನ್ನೇ ಅರಮನೆ ಏರ್ಪಾಡಿ ಆಗಬೇಕು ಅಂತ ರಾಮಚಂದ್ರ ನಿಮ್ಮೂರು ಅಕ್ಕಿ ಬೇಳೆ ಪದಾರ್ಥ ಆಲೂಗೆಡ್ಡೆ ನಾ ತಿನ್ಬೇಕೆ ಗೆಡ್ಡೆ ಒಂದು ನಾನು ವಾನಪ್ರಸ್ಥ ಸರಿ ಆದಷ್ಟು ಬೇಗ ಏರ್ಪಾಡು ಮಾಡು ಎಂಬುದಾಗಿ ಹೇಳಿದ್ದಾರೆ ಮಾಲ್ಯವತ್ ಪರ್ವತದಲ್ಲಿ ಪ್ರಭು ನಾಲ್ಕು ತಿಂಗಳು ವಾಸ ಮಾಡಿದ ಅವರು ಹೋಗಿದ್ದಾರೆ ಆ ಜಾಗಕ್ಕೆ ಮಾಲ್ಯವತ್ ಪರ್ವತದಲ್ಲಿ ರಾಮ ಲಕ್ಷ್ಮಣ ಇಬ್ಬರೇ ಕೂತಿದ್ದಾರೆ ಆ ಗುಹೆಗೆ ಒಂದ್ಸಲವಾದ್ರೂ ಹೋಗಬೇಕು ಏನು ಎತ್ತರವಾಗಿ ಕೂತಿದ್ದಾನೆ ಪಟ್ಟಾಭಿರಾಮ ಅಲ್ಲ ತಲೆಯಲ್ಲಿ ಮುಡಿ ಇದೆ ಅಲ್ಲಿ ಸೀತಾರಾಮನವರಿಲ್ಲ ಇದು ಬಳ್ಳಾರಿ ಹತ್ರ ಗಂಗಾವತಿ ಆನೆಗೊಂದಿ ಅಲ್ಲಿಂದ ಕಮಲಾಪುರ ಅಂತ ಒಂದು ಹಳ್ಳಿ ಈ ಗಂಗಾವತಿಯಿಂದ ಹೋಗೋ ದಾರಿಯಲ್ಲಿ ಬರ್ತದೆ ಅದರ ಎದುರುಗಡೆ ಇರತಕ್ಕಂಥ ಅದ್ರೂ ಅತ್ಯದ್ಭುತವಾದ ಒಂದು ಪರ್ವತ ಮಾಲ್ಯವತ್ ಪರ್ವತ ಮಳೆ ಶುರುವಾಯಿತು ಏನು ಮಳೆ ಹೊಡಿತಾ ಇದೆ ವರುಷ ಋತುವನ್ನು ವಾಲ್ಮೀಕಿ ವರ್ಣಿಸ್ತಾಳೆ ಅದೆಲ್ಲ ಓದಿ ತೋರಿಸಬೇಕು ಶರದ್ ಋತು ವರುಷ ಋತು ಹೇಮಂತ ಋತು ವರ್ಣನೆಗಳು ರಾಮಾಯಣದಲ್ಲಿ ಕಿಷ್ಕಿಂಧಾಕಾಂಡದಲ್ಲಿ ಅದ್ಭುತವಾದ ವರ್ಣನೆಗಳು ಒಂದು ಎರಡು ಶ್ಲೋಕ ಮಾತ್ರ ನನ್ನ ತೃಪ್ತಿಗೋಸ್ಕರವಾಗಿ ಚಪಲಕ್ಕೋಸ್ಕರವಾಗಿ ಓದ್ತೇನೆ ಮಳೆ ಹೇಗೆ ಹೋಯಿತಂತೆ ನವಮಾಸಧೃತಂ ಗರ್ಭಂ ಎಲ್ಲಿಂದಲ್ಲಿ ಹೋಯಿತು ಭಾಸ್ಕರಸ್ಯ ಗಭಸ್ಥಿಭಿ ಪೀತ್ವಾ ಸಮುದ್ರಾಂತ ಸಮುದ್ರಾಣಾಂ ಜೌ ಪ್ರಸೂತೆ ರಸಾಯನಂ ನವಮಾಸಧತಂ ಗರ್ಭಂ ಭಾಸ್ಕರಸ್ಯ ಗಭಸ್ಥಿವಿ ಸೂರ್ಯನ ಕಿರಣಗಳು ಭೂಮಿಯ ಮೇಲಿರ್ತಕ್ಕಂತಹ ಕೆರೆ ಕೊಳ ಬಾವಿ ಸಮುದ್ರ ಈ ನೀರನ್ನು ಹೀರಿಕೊಂಡು ಸೂರ್ಯ ಮಾಡೋದು ಬ್ಯಾಂಕಿನ ಕೆಲಸ ನೀವು ದುಡ್ಡೆಲ್ಲ ತಗೊಂಡೋಗಿ ಇಡ್ತೀರಿ ನಿಮ್ಗೆ ದುಡ್ಡು ಬೇಕಾದಾಗ ವಾಪಸ್ ಕೊಡೋ ಕೆಲಸ ಬ್ಯಾಂಕ್ ಮಾಡುವ ಹಾಗೆ ಸೂರ್ಯ ಏನ್ ಮಾಡ್ತಾನೆ ಭೂಮಿ ಮೇಲಿರುವಂತಹ ನೀರನ್ನ ಭಾಸ್ಕರಸ್ಯ ಗಭಸ್ತಿ ಪೀತ್ವಾರಸಂ ಸೂರ್ಯ ಕುಡಿಯುವುದು ಸಮುದ್ರದ ನೀರನ್ನಾದರೂ ಉಪ್ಪನ್ನೆಲ್ಲ ಅಲ್ಲೇ ಬಿಟ್ಟು ಬಹಳ ಸಾತ್ವಿಕವಾದದನ್ನು ಮಾತ್ರ ತಗೊಳ್ತಾನೆ ಬ್ಯಾಂಕಿನವರು ಬಡ್ಡಿ ಸಮೇತ ವಸೂಲು ಮಾಡ್ತಾರೆ ಇದೇ ವ್ಯತ್ಯಾಸ ಸೂರ್ಯ ಬಡ್ಡಿ ಹಾಕೋದಿಲ್ಲ ಅತ್ಯಂತ ಸಾತ್ವಿಕವಾದ ಅಂದರೆ ಸಾಲ್ಟ್ಲೆಸ್ ಉಪ್ಪಿಲ್ಲದ ನೀರನ್ನ ಡಿಸ್ಟಿಲ್ ಮಾಡಿದ್ದನ್ನು ಸೂರ್ಯ ಹೀರಿಕೊಂಡು ಯಾವುದು ಸಮುದ್ರಾಣಾಂತ್ಯವು ಪ್ರಸೂತೆ ರಸಾಯನ ಒಂಬತ್ತು ತಿಂಗಳು ಗರ್ಭದಲ್ಲಿಟ್ಟು ಮೇಘಗಳಲ್ಲಿ ಪೋಷಿಸಿ ಆಕಾಶವಾದದ್ದು ಸೂರ್ಯನಿಂದ ಗರ್ಭವನ್ನು ಧರಿಸಿ ಭೂಮಿಯ ನೀರನ್ನೆಲ್ಲ ಹೀರಿಕೊಂಡು ಒಂಬತ್ತು ತಿಂಗಳ ಗರ್ಭದಲ್ಲಿಟ್ಟು ಒಳ್ಳೆಯ ಮಗುವನ್ನು ಕೊಡುವಂತೆ ಮಳೆ ಎಂಬ ರಸಾಯನವನ್ನು ಹಡಿಯುತ್ತೆ ಅಂತ ಅಲಂಕಾರದಲ್ಲಿ ವರ್ಣನೆ ಮಾಡಿದ್ದಾರೆ ಆ ಮಳೆಗಾಲದಲ್ಲಿ ಮೋಡಗಳು ಗುಡುಗುಡುಗುಡು ಶಬ್ದ ಮಾಡ್ತವೆ ಕೆಲವು ಮಳೆ ಬರೋದಿಲ್ಲ ಇದು ಹೇಗಿತ್ತು ಅಂದ್ರೆ ಸಂಗೀತ ಕಚೇರಿ ಇದ್ದಾಗಿತ್ತಂತೆ ಮೇಘ ಕೃಷ್ಣಾಂಬರ ರಾಮಾಯಣ ಅಂತೆ ಓದಲಿ ಪಾರಾಯಣ ಮಾಡಲಿ ನಿಮಗೆ ಸಾಫಲ್ಯ ಉಂಟಾಗಲಿ ಅಂತ ಹೇಳ್ತಾ ಇದ್ದೇನೆ ಮೇಘಕೃಷ್ಣಾಂಬರಧರ ಮೇಘಕೃಷ್ಣಾಜಿನಧರ ಧಾರಾ ಮಾರುತ ಮಾರುತಃ ಗುಹಾ ಪ್ರಾಧೀತ ಇವ ಪರ್ವತಃ ಮೇಘಗಳು ಕಪ್ಪಾಗಿರೋದು ನೋಡಿದ್ರೆ ಕೃಷ್ಣಾಜನ ಧರಿಸಿಕೊಂಡ ವಟುಗಳು ಬ್ರಹ್ಮಚಾರಿಗಳಂತೆ ಮಳೆ ಬೀಳ್ತಾ ಇರೋದು ನೋಡಿದ್ರೆ ಜನಿವಾರ ಇದ್ದಂತೆ ಮಾರುತ ಪೂರಿತ ಗುಹಾಹ ಗುಹೆಗಳಲ್ಲಿ ಗಾಳಿ ತುಂಬಿಕೊಂಡು ಅಧ್ಯಯನ ಮಾಡುವ ಕಾಣ್ತಾ ಇವೆ ಅಂತ ಒಂದು ಕಡೆ ಹೇಳ್ತಾರೆ ಆಮೇಲೆ ಇನ್ನೊಂದು ಕಡೆ ಹೇಳಿದ್ನಲ್ಲ ಷಟ್ಪಾದ ತಂತ್ರಿ ಮಧುರಾ ವಿಧಾನಂ ಆವಾಗ ಆವಾಗ ಸ್ವಲ್ಪ ಮಳೆ ನಿಲ್ಲುತ್ತೆ ದುಂಬಿಗಳು ಓಡಾಡುವಾಗ ಇದು ತಂಬೂರಿ ಕಚೇರಿ ಆರಂಭದಲ್ಲಿ ತಂಬೂರಿ ಶುರು ಮಾಡ್ತಾರಲ್ಲ ಹಾಗೆ ಷಟ್ಪಾದ ತಂತ್ರಿ ಮಧುರಾ ವಿಧಾನಂ ಪ್ಲವಂಗಮೋದೀರಿತ ಕಂಠತಾಲಂ ಕೋತಿಗಳು ಮೇಲ್ ಕೂತಿರುತ್ತವೆ ಸ್ವಲ್ಪ ಮಳೆ ನಿಂತಾಗ ಕಿಚಿಪಿಚಿ ಕಿಚಿಪಿಚಿ ಮಾತನಾಡುವಾಗ ಅದು ಕೊನೆ ಕೋಲ್ ಅಂತ ಒದ್ದಾಡ್ತಾರೆ ನೋಡಿ ಈ ಮೃದಂಗ ನುಡಿಸಿದ ಶಬ್ದ ಬರುತ್ತಲ್ಲ ಅದನ್ನು ಬಾಯಲ್ಲಿಯೇ ತಾಳ ಹೇಳಿ ತೋರಿಸ್ತಾರಲ್ಲ ಪ್ಲವಂಗಮ ಉದೀರಿತ ಕಂಠತಾಲಂ ಆವಿಷ್ಕೃತಂ ಮೇಘ ಮೃದಂಗನಾದೈಹಿ ಮೇಘಗಳು ಮೃದಂಗವನ್ನು ನುಡಿಸ್ತಾ ವನೇಶು ಸಂಗೀತಮಿವ ಪ್ರವೃತ್ತಂ ನಿದ್ರಾಶನೈ ಕೇಶವಮಭ್ಯುಪೈತಿ ಆಷಾಢ ಶುಕ್ಲ ಪಕ್ಷ ಏಕಾದಶಿಗೆ ಶೈನೈಕಾದಶಿ ಅಂತ ಹೆಸರು ಭಗವಂತ ಮಲಕೊಳ್ಳೋ ದಿವಸ ಅಂತ ಹೇಳು ಉತ್ಥಾನೇಕಾದಶಿ ಶೈನೇಕಾದಶಿ ಹೀಗೆಲ್ಲ ಹೇಳ್ತೇವೆ ನಿದ್ರೆ ಹೋಗಿ ಕೇಶವನಲ್ಲಿ ಸೇರಿಕೊಳ್ಳೋ ಕಾಲ ನಿದ್ರಾಶನೈ ಕೇಶವಮಭ್ಯುಪೈತಿ ಧೃತಂ ನದಿ ಸಾಗರಮಭ್ಯುಪೈತಿ ನದಿ ನೀರೆಲ್ಲ ಹೋಗಿ ಸಮುದ್ರ ಸೇರ್ತಾ ಇದೆ ಹೃಷ್ಟಾ ಬಲಾಕ ಘನಮಭ್ಯುಪೈತಿ ಮಳೆಯಲ್ಲಿ ಹೋಗಿ ಮೇಘವನ್ನು ಸೇರ್ತಾ ಇದೆ ಆ ಮಳೆಗಾಲದಲ್ಲಿ ಪ್ರತಿಯೊಂದು ಮನೆಯಲ್ಲಿಯೂ ವಿವಾಹಿತ ಸ್ತ್ರೀಯರು ಕಾಂತ ಸಕಾಮ ಪ್ರೇಮಭ್ಯುಪೈತಿ ಗಂಡನ ಜೊತೆ ಅಲ್ಲಿ ಮಲಗಿರ್ತಾರಂತೆ ಮೇಟಿಂಗ್ ಸೀಸನ್ ಪ್ರಾಣಿಗಳಿಗೆ ಪಶುಗಳಿಗೆ ಪಕ್ಷಿಗಳಿಗೆ ಗೃಹಸ್ಥರಿಗೆ ಕೂಡ ಅದು ಎಂಥ ಕಾಲ ವರ್ಷಾಕಾಲ ವರ್ಣನೆ ಬೇಂದ್ರೆಯವರು ತುಂಬಾ ಪ್ರಿಯವಾದ ಕಾಲ ಧಾರವಾಡದಲ್ಲಿ ಈ ಋತುಗಳ ವರ್ಣನೆ ಇದಕ್ಕೆ ಕಾಳಿದಾಸ ಕಾವ್ಯ ಬರೆದಿದ್ದಾನೆ ಮಹಾಕಾವ್ಯದಲ್ಲಿ ಈ ಋತುಗಳನ್ನು ವರ್ಣನೆ ಮಾಡಬೇಕು ಅಂತ ಹೇಳ್ತಾರೆ ಬಹಳ ಅದ್ಭುತವಾದ ಶ್ಲೋಕಗಳು ಆನೆಗಳು ಹೇಗಿದ್ವು ಗೋವುಗಳು ಹೇಗಿದ್ವು ಮತ್ತ ಗಜೇಂದ್ರ ಮುದಿತ ಗವೇಂದ್ರ ವನೇಶು ವಿಶ್ರಾಂತತರ ಮೃಗೇಂದ್ರ ರಮ್ಯಾ ನಗೇಂದ್ರ ನಿವೃತ ನರೇಂದ್ರ ಈ ಶ್ಲೋಕದಲ್ಲಿ ಶಬ್ದಲಾಲಿತ್ಯ ವಾಲ್ಮೀಕಿಗೆ ಪ್ರೌಢಿಮೆ ಇದೆ ಪ್ರೌಢಿಮೆ ತೋರಿಸೋದಕ್ಕೆ ಅಂತ ಬರೆಯೋದಿಲ್ಲ ಕಾವ್ಯವನ್ನ ಅತ್ಯಂತ ಸುಲಭವಾದ ಈ ದ್ರಾಕ್ಷಾಪಾಕ ಜೇನುತುಪ್ಪ ಬಾಯಿಗಿಟ್ಟಂತೆ ವಾಲ್ಮೀಕಿ ರಾಮಾಯಣ ಓದೋ ಕಲ್ತ್ಕೊಂಡ್ರೆ ಸಂಸ್ಕೃತ ತಾನೇ ಬಂದು ಬಿಡುತ್ತೆ ಮಳೆಯೆಲ್ಲ ನಿಂತು ಹೋಯಿತು ಕೊನೆ ಕೊನೆಯಲ್ಲಿ ಗೌರಿ ಹಬ್ಬ ಗಣೇಶನ ಹಬ್ಬ ಬರೋ ಕಾಲ ಗಡಿಯಾರ ಇಲ್ಲ ಕ್ಯಾಲೆಂಡರ್ ಇಲ್ಲ ಮತ್ತೊಂದೆಲ್ಲ ರಾಮನು ಕೊಡೋರು ಯಾರು ಲಕ್ಷ್ಮಣ ನೋಡೋ ಮಳೆ ನಿಂತೆ ಅಂದ ಎರಡು ತಿಂಗಳಾಯಿತು ಮೂರು ತಿಂಗಳಾಯಿತು ಲೇ ನಕ್ಷತ್ರಗಳು ಮೋಡ ಗೀಡ ನೋಡಿದ್ರೆ ಬ್ರಾಹ್ಮಣರು ಉಪಕರ್ಮ ಮಾಡ್ಕೊಳ್ಳೋ ಕಾಲ ಅಂತ ಕಾಣುತ್ತೆ ಕಾಣೋ ಇದರಲ್ಲಿ ಅದರಲ್ಲಿಯೂ ಸಾಮಗೋತ್ರದ ಸಾಮವೇದದವರು ಅಯಮಧ್ಯಾಯ ಸಮಯ ಸಾಮಗಾನಾಮುಪಸ್ಥಿತ ಸಾಮ್ವೇದವರ ಉಪಕರ್ಮ ಅನೇಕ ಸಂದರ್ಭದಲ್ಲಿ ಗಣಪತಿ ಹಬ್ಬಕ್ಕೆ ಹಿಂದೆ ಮುಂದೆ ಬರುತ್ತೆ ಅದು ಗುರುತು ಮತ್ತು ಸಾಮುಗರು ಸಾಮವೇದ ಮಾಡುವವರಿಗೆ ಮಂತ್ರ ತಂತ್ರಕ್ಕಿಂತ ಕ್ರಿಯೆಗಳು ಹೆಚ್ಚು ಇವತ್ತು ಸಾಮವೇದ ಪೌರೋಹಿತ್ಯ ಮಾಡಿಸೋ ಜನ ತುಂಬಾ ಕಡಿಮೆ ಎಲ್ಲ ಯಜುರ್ವೇದ ಗಂಟು ಬಿದ್ದು ಬಿಡ್ತಾ ಇದ್ದಾರೆ ಋಗ್ವೇದಕ್ಕಿಂತ ಯಜುರ್ವೇದದಲ್ಲಿ ಕಲಾಪ ಹೆಚ್ಚು ಯಜುರ್ವೇದಗಳಿಗಿಂತ ಸಾಮವೇದ ಕಲಾಪ ಹೆಚ್ಚು ಅದು ಟೈಮ್ ಆಗ್ತಾ ಬಂತಲ್ಲ ನದಿಗಳೆಲ್ಲ ಎಂಗ್ತಾ ಬಂತು ಪ್ರವಾಹವೆಲ್ಲ ಕಡಿಮೆ ಆಯಿತು ನಮ್ಮ ಸುಗ್ರೀವನು ಒಳ್ಳೆ ಬುದ್ಧಿ ಬರಲಿಲ್ವಲ್ಲ ಸುಗ್ರೀವಸ್ಯ ನದೀನಾಂಚ ಪ್ರಸಾದಂ ಅನುಪ ಅನುಪಾಲಯನ್ನೇ ಸುಗ್ರೀವನ್ ಪ್ರಸಾದ ಕಾಯ್ಕೊಂಡು ಕೂತಿದ್ದೇನೆ ನದಿಗಳ ಪ್ರಸಾದ ಕಾಯ್ಕೊತಾ ಕೂತಿದ್ದೇನೆ ಅಯೋಧ್ಯ ರಾಜಪುತ್ರನು ಏನು ದುರ್ಗತಿ ಬಂತೋ ಲಕ್ಷ್ಮಣ ಅಂದ ರಾಮಚಂದ್ರ ಎಲ್ಲೋ ಒಂದು ಕಡೆ ಕಿವಿಗೆ ಬಿತ್ತು ಆಂಜನೇಯನಿಗೆ ಹೋದ ಸುಗ್ರೀವನನ್ನ ಎಬ್ಬಿಸಬೇಕು ಅಂತ ಹೋಗ್ತಾನೆ ಅಂತಃಪುರದಲ್ಲಿ ಕೂತಿದ್ದಾನೆ ಅನೇಕ ಕಪಿಸ್ತ್ರೀಯರ ಜೊತೆಯಲ್ಲಿ ಅವನಿಗೆ ಎರಡೇ ಕೆಲಸ ಒಂದು ಹೇಳ್ಬಿಡ್ತೇನೆ ಸುಗ್ರೀವ್ನಲ್ಲಿದ್ದ ಎರಡು ದೊಡ್ಡ ದೋಷಗಳು ಅಷ್ಟು ಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಟರ್ ಆರ್ಗನೈಸರ್ ಒಂದನೇದು ಮದ್ಯಪಾನ ಚಟ ಇತ್ತು ಅವನಿಗೆ ಮರ್ಯಾದೆ ಹೋಯ್ತಲ್ಲ ಕರ್ನಾಟಕದ್ದು ಏನು ಮಾಡಿಲ್ಲ ಅಧಿಕಾರಿ ಎರಡನೇದು ಅಷ್ಟು ವರ್ಷ ಸ್ತ್ರೀ ಸಂಘವನ್ನು ಮಾಡಿಲ್ಲದೆ ಇದ್ದವನಿಗೆ ಅಸ್ತ್ರೀ ವ್ಯಾಮೋಹ ಬಂದಿತ್ತು ಅಂತಪುರ ಸೇರಿದವನು ಹೊರಗೆ ಬರ್ತಾ ಇರಲಿಲ್ಲ ಹನುಮಂತ ಹೋದ ಯಜಮಾನ ನೋಡಬೇಕಾಗಿದೆ ನೋಡೋ ಹಾಗಿಲ್ಲ ಯಾಕೆ ಸಮಯ ಆಗಿದೆ ನೋಡೋ ಹಾಗಿಲ್ಲ ಮೈಮೇಲೆ ಜ್ಞಾನ ಇಲ್ಲ ಅವರಿಗೆ ಇವನು ಒಳಗಡೆ ಯಾವನು ಹೇಳೋದು ಅಂದ್ರೆ ಬಿಡಿಸ್ಕೊಂಡು ಹೋದ ಉಳಿಸಿ ಎಬ್ಬಿಸ್ತ ಪ್ರಭು ರಾಜ್ಯಂ ಪ್ರಾಪ್ತಂ ಯಶಶ್ಚೈವ ಕೌಲಿ ರವಿ ವರ್ಧಿತ ರಾಜ್ಯ ಸಿಕ್ಕಿತು ಕುಲದ ಐಶ್ವರ್ಯ ಸಿಕ್ಕಿತು ಪತ್ನಿ ಸಿಕ್ಕಿದಳು ಇನ್ನು ಕೀರ್ತಿ ಒಂದು ಮಿತ್ರ ಸಂಗ್ರಹ ಒಂದು ಕೊಟ್ಟ ಮಾತು ನಡೆಸ್ಕೋಬೇಕು ಪ್ರಭು ಎಚ್ಚರ ಇರಲಿ ಪಾರ್ಕಲಾಮ್ ಅಂತ ಏನ್ ನೋಡು ಆಮೇಲೆ ನೋಡೋಣ ಅಲ್ಲಲ್ಲ ಕಾಲ ನೀವು ಲೆಕ್ಕಾಚಾರ ಹಾಕಿಲ್ಲ ರಾಮ ಲೆಕ್ಕಾಚಾರ ಹಾಕಿದ್ದಾನೆ ಆದ್ರಿಂದ ಕಾಲ ಮುಗಿಯೋದಕ್ಕೆ ಮುಂಚೆ ನೀವು ಎಚ್ಚರವಾಗಬೇಕು ಸರಿ ನಾನೆಲ್ಲ ಹೇಳ್ತೀನಿ ಹೋಗು ಈಗ ಯಾಕೆ ಬಂದೆ ಒಳಗೆ ಅಂತ ಬೈದು ಕಳಿಸ್ಬಿಟ್ಟ ಸುಗ್ರೀವ ಶರದ್ ಋತು ಬಂದುಬಿಡ್ತು ಮಳೆಗಾಲಕ್ಕೂ ಶರದ್ ಋತುಗೂ ಎಷ್ಟು ಅಂತರ ನೋಡಿಕೊಳ್ಳಿ ಶರದ್ ಋತು ವರ್ಣನೆ ಮಾಡಿದ್ದಾರೆ ವಾಲ್ಮೀಕಿ ನಮ್ಮ ದೌರ್ಭಾಗ್ಯ ಓದೋ ಹಾಗಿಲ್ಲ ಏನು ಒಂದ್ರ ಮೇಲೊಂದು ಆ ಶ್ಲೋಕಗಳ ಸೌಂದರ್ಯ ಬಾಯಲ್ಲಿ ಹೇಳೋಕ್ಕಾಗೋದಿಲ್ಲ ಶರದ್ ಋತು ಕೊನೆಗೆ ಬಂತು ರಾಮನಿಗೆ ಕೋಪ ತಡೆಯೋಕ್ಕಾಗಲಿಲ್ಲ ಲಕ್ಷ್ಮಣ ಈಗ ಒಂದು ಕೆಲಸ ಮಾಡು ಏನ್ ಪ್ರಭು ಮೂರ್ಖಂ ಗ್ರಾಮ್ಯ ಸುಖೇ ಸಕ್ತಂ ಸುಗ್ರೀವಂ ವಚನಾನ್ ವಚನಾನ್ಮಮ ಆ ಮೂರ್ಖ ಸುಗ್ರೀವನಿಗೆ ನನ್ನ ಒಂದು ಮಾತನ್ನು ಹೇಳು ಏನು ಹೇಳಬೇಕು ನಿಮ್ಮ ಅಣ್ಣನನ್ನು ಯಾವ ದಾರಿಯಲ್ಲಿ ಪರಲೋಕಕ್ಕೆ ಕಳಿಸಿದ್ರು ಆ ಬಾಗಲು ತೆಗೆದಿದೆ ಅಂತ ಹೇಳು ಎಷ್ಟು ನಾಜೂಕ್ ರಾಮನ ಮಾತು ನಜ ಸಂಕುಚಿತ ಪಂಥ ವಾಲಿ ಹತೋಗತಃ ಸಮಯೇ ತಿಷ್ಠ ಸುಗ್ರೀವ ಕೊಟ್ಟ ಮಾತನಾಡ್ಕೋ ಮಾವಾಲಿ ಪಥ ಮನ್ಮಗಾಹ ಅಣ್ಣನ ದಾರಿಗೆ ಹೋಗಬೇಡ ಅಷ್ಟೇ ಅಲ್ಲ ಏಕಯೇ ರಣೇಮಾವಿ ಶರೇ ನಿಹತೋ ಹತೋಮಯ ಒಂದು ಬಾಣದಿದ್ದರೆ ಅವನನ್ನು ಕೊಂಡು ಮುಗಿಸ್ಲೆ ಹೌದು ಪ್ರಭು ಹೌದಲ್ಲ ನಿನ್ನನ್ನ ನಿನ್ನ ಬಂಧು ಮಿತ್ರರ ಸಮೇತವಾಗಿ ಕಳಿಸಿಬಿಡ್ತೇನೆ ಈಗ ನಾನು ಅಂತ ಇಷ್ಟು ಕೋಪದಿಂದ ರಾಮ ಹೇಳಲಾಗಿ ಲಕ್ಷ್ಮಣನಿಗೆ ಮೊದಲೇ ಅಗ್ನಿಪರ್ವತ ಇನ್ನಷ್ಟು ಕೋಪದಿಂದ ಹೇಳಿದ ಪ್ರಭು ನೀ ಹೇಳೋದು ಬೇಡ ನಾ ಹೋಗ ಅದನ್ನು ಹೇಳೋದು ಬೇಡ ಅವನ ತಲೆಯೇ ತಂದು ಬಿಡ್ತೇನೆ ಇಲ್ಲಿ ನಿನ್ನ ಪಾದಕ್ಕೆ ಎಂದ ಅವನು ರಾಮ ಕಾರ್ಯದಲ್ಲಿ ಎಷ್ಟು ತೊರೆ ಅಂದ್ರೆ ಆ ರಾಮನೇ ಶಾಂತವಾಗಿ ಅಯ್ಯೋ ಅದು ಮಾತ್ರ ಮಾಡಬೇಡಪ್ಪ ನಾವು ಪಟ್ಟಾಭಿಷೇಕ ಮಾಡಿ ನಾವೇ ಕೊಂದು ಅಂತ ಅಪಕೀರ್ತಿ ವಾಲ್ಮೀಕಿ ಬರೆದು ಬಿಡ್ತಾರೆ ಆಮೇಲೆ ಅವನನ್ನು ಎಚ್ಚರಿಸಿ ಅವನ ಕೈಲಿ ಕೆಲಸ ಮಾಡಿಸಬೇಕು ಅದು ಯಾವ ರೀತಿ ತಮಿಳಲ್ಲಿ ಹೇಳ್ತಾರೆ ಪಕ್ವ ಪೇಶಿ ಪಕ್ವವಾಗಿ ಮಾತಾಡಬೇಕಂತೆ ತಮಿಳಲ್ಲಿ ಅಂದ್ರೆ ಶಾಂತವಾಗಿ ಯಾವ ರೀತಿ ಹೇಳಬೇಕು ಆ ರೀತಿ ಹೇಳು ಅಂತ ಹೇಳಿದಾಗ ಇವನಿಗೆ ಪೀಕ್ಲಾಟ ಊರೊಳಕ್ಕೆ ಹೋಗಬೇಕು ರಾಮನಿಗೆ ನಗರ ಪ್ರವೇಶವಿಲ್ಲ ಇವನಿಗೂ ಬೇಡವಾಗಿತ್ತು ಊರೊಳಗೆ ಹೋಗಬೇಕು ಅದು ಕೊಂಪೆ ಆನೆ ಗೊಂದಿ ಈಗಲೇ ಸರಿ ಆಗ ಹೇಗಿತ್ತು ನೋಡ್ಕೊಳ್ಳಿ ಎಷ್ಟು ಕೋಟಿ ವಾನರ ವೀರರು ಒಂದು ಸಣ್ಣ ಹಳ್ಳಿಗಳು ಕೊಂಡಿದೆ ಹೋಗಬೇಕು ಬರೀ ಎಲ್ಲಿ ನೋಡಿದರೂ ಸ್ತ್ರೀಯರು ಕೋಚಿ ಸ್ತ್ರೀಯರು ಅವ್ರ ಮುಖಗಳನ್ನೆಲ್ಲ ನೋಡಬೇಕು ದಾರಿ ಬಿಡಿಸ್ಕೊಂಡು ಹೋಗಬೇಕು ದಾರಿಯೇ ಇಲ್ಲ ಮನೆ ನೀರೆಲ್ಲ ರಸ್ತೆಗೆ ಬರುತ್ತೆ ದಾರಿ ಬಿಡಿ ದಾರಿ ಬಿಡಿ ಅಂತ ದಾರಿ ಬಿಡಿಸೋರೊಬ್ಬರು ಗತಿ ಇಲ್ಲ ಅರಮನೆ ಕಡೆಯವರೊಬ್ರು ಇಲ್ಲ ಅವ್ರನ್ನೆಲ್ಲ ಮುಟ್ಟಬೇಕು ಹೆಂಡತಿನೇ ಮುಟ್ಟದೇ ಇದ್ದವನು ಅವ್ರನ್ನೆಲ್ಲ ಮುಟ್ಟಿ ಮುಟ್ಟಿ ತಳ್ಕೊಂಡು ಅರಮನೆಗೆ ಹೋಗ್ಬೇಕಲ್ಲ ಅಂತ ಕೋಪದಿಂದ ಹೊರಟಿದ್ದಾನೆ ಅದು ಏಳು ತೊಟ್ಟಿಯ ದೊಡ್ಡ ಅರಮನೆ ಸಪ್ತ ಪ್ರಾಕಾರ ಮಧ್ಯೆ ಶ್ರೀರಂಗದಲ್ಲಿ ರಂಗನಾಥ ಸ್ವಾಮಿ ಏಳು ಪ್ರಾಕಾರ ಕಟ್ಟಿದ ಹಾಗೆ ಆ ವಾಲಿಯ ಅರಮನೆ ಸುಗ್ರೀವನ ಅರಮನೆ ಅದು ಏಳು ಕೋಟೆ ಅದರ ಮಧ್ಯದಲ್ಲಿ ತೊಟ್ಟಿ ಒಂದರ ಹಿಂದೆ ಒಂದು ನಂದಗೋಪುರ ತಿರುಮಾಳಿಗೆ ಹೀಗೆ ಇತ್ತು ಅಂತಾರೆ ಒಂದು ಕಾಲದಲ್ಲಿ ಗೋಕುಲದಲ್ಲಿ ಒಂದು ಹತ್ತಬೇಕು ಮೆಟ್ಲು ಒಂದು ಇಳಿಬೇಕು ಒಂದು ಹತ್ತಬೇಕು ಒಂದು ಇಳಿಬೇಕು ಆ ಮೊದಲನೇ ಪ್ರಾಕಾರದೆಲ್ಲ ನೃತ್ಯ ಮಾಡುವವರೆಲ್ಲ ಹೆಂಗಸರಿದ್ರು ಲಕ್ಷ್ಮಣ ಬಂದದ್ದು ನೋಡಿ ಊರು ಬಾಗಿಲಲ್ಲಿದ್ದ ದಡೂತಿ ಕಾಯದ ವಾನರ ವೀರರು ಲಕ್ಷ್ಮಣನ ನೋಡಿರಲಿಲ್ಲ ಕಲ್ಲು ಗುಂಡು ಎತ್ಕೊಂಡು ಹಾಕೋಕೆ ಹೋದ್ರೆ ಅವನ ಮೇಲೆ ಲಕ್ಷ್ಮಣ ಕೋಪ ಬಂತು ನಮ್ಮ ಕೆಲಸ ನೀವು ಮಾಡಲಿಲ್ಲ ಅಂತ ನಿಮ್ಮೂರು ನಾ ಬಂದು ನಮ್ಮ ಮೇಲೆ ಕಲ್ಲು ಹಾಕ್ತೀರಾ ಬಾಣದ ಆ ಬಿಲ್ಲನ ಹಗ್ಗವನ್ನು ತೆಗೆದು ಒಂದ್ಸಲ ಬಿಟ್ಟ ಠಮ್ ಅಂತ ಶಬ್ದವಾಯಿತು ಮೃದಂಗದಲ್ಲಿ ಏಟು ಕೊಟ್ಟ ಹಾಗೆ ಧನುಷ್ಠಂಕಾರ ಅದು ಠಮ್ ಅಂತ ಶಬ್ದವಾದ ಮೇಲೆ ಭೂಕಂಪವಾದಂತೆ ಇದ್ದ ಕಡೆಯೇ ನಡಿಗೆ ಕಲ್ಗುಂಡು ಕೆಳಗೆ ಬಿದ್ದು ಅವರು ಸತ್ಯೋ ಕೆಟ್ಟಿಯೋ ಅಂತ ಓಡಿದ್ರು ಊರೊಳಕ್ಕೆ ಮಹಾರಾಜ ಹೇಳಿ ಲಕ್ಷ್ಮಣ ಬಂದ್ಬಿಟ್ಟಿದ್ದಾನೆ ಊರು ಬಾಗಿ ಲಕ್ಷ್ಮಣ ಬಕಾಸುರ ಬಂದ ಹಾಗೆ ಲಕ್ಷ್ಮಣ ಬಂದ್ಬಿಟ್ಟಿದ್ದಾನೆ ಊರಿಗೆ ಅಲ್ಲಿಂದ ಆಚೆಗೆ ಅವರು ಸತ್ರು ಲಕ್ಷ್ಮಣನ ಕೋಪವನ್ನು ಮರೆಯಲಿಲ್ಲ ಬಹು ವದ್ಯುಗುಣಂ ಕ್ರುದ್ಧ ಪಕ್ಷಿಂಧನ ಇವಾನಲಹ ಆಮೇಲೆ ಇನ್ನು ಮುಂದೆ ಮುಂದಕ್ಕೆ ಹೋಗ್ತಿದ್ದಾನೆ ಅಂಗದ ಎದುರಿಗೆ ಸಿಕ್ಕಿದ ಲೇ ಹೇಳೋ ನಿಮ್ಮ ಚಿಕ್ಕಪ್ಪರಿಗೆ ಲಕ್ಷ್ಮಣ ಬಂದಿದ್ದಾನೆ ಹೇಳ್ತೇನೆ ಓಡಿದ ಓಡಿದ್ರೆ ಅದೇ ಅರಮನೆಯಲ್ಲಿಯೇ ತಾರೆಯು ಅಸಹ್ಯ ಹೇಳೋದು ಕಷ್ಟ ತಾರೆಯು ಸುಗ್ರೀಯವನು ಒಂದೇ ಮಂಚದಲ್ಲಿ ಮಲಗಿದ್ದಾರೆ ಇಷ್ಟೆಲ್ಲ ಕೊಂಡಾಡಿದ್ವಲ್ಲ ತಾರೆಯನ್ನ ಅದ ಆ ಅಧ್ಯಾಯದಲ್ಲಿ ಇದು ಈ ಅಧ್ಯಾಯದಲ್ಲಿ ಅವರು ಚರಿತ್ರೆ ಹಾಗೆ ಏನು ಮಾಡಬೇಕಾಗತ್ತೆ ಅವ್ರ ಪದ್ಧತಿ ಅದು ಅವಳಿಗೆ ಸ್ವಲ್ಪ ಕಡಿಮೆ ಕುಡಿದಿದ್ಲು ತಾರ ಅವಳು ಕುಡಿದಿದ್ಲು ಕುಡಿದೇ ಇದ್ದವ್ರು ಯಾರೂ ಇಲ್ಲ ಆ ಊರಲ್ಲಿ ಆಮೇಲೆ ಅಮ್ಮ ಬಂದಿದ್ದಾನೆ ಲಕ್ಷ್ಮಣ ಬಂದ್ಬಿಟ್ಟಿದ್ದಾನೆ ನಮ್ಮನೆಗೆ ನಮ್ಮನೆಗೆ ಬಂದಿದ್ದಾನೆ ಇನ್ನೂ ಕೆಲವರು ಬಂದರು ಹನುಮಂತ ಬಂದ ಎಬ್ಸಿ ಎಬ್ಸಿ ಮಹಾರಾಜರನ್ನ ಮಹಾರಾಜರನ್ನ ಎಬ್ಸೋದಕ್ಕೆ ಬಹಳ ಕಷ್ಟ ಅಮಲ್ದಾರರಾಗಿದ್ದಾರೆ ಆಗಲೇ ಹೇಳಿದ್ನಲ್ಲ ನಿನ್ನೆ ಮೊನ್ನೆ ತಲೆ ಮೇಲೆ ನೀರು ಹೋಯಿದ್ರು ಮೈ ಮೇಲೆ ಎಚ್ಚರ ಮಾಡಿದ್ರು ಆಮೇಲೆ ಅರ್ಧಂಬರ್ಧ ಜ್ಞಾನ ಬಂತು ಬಾಯಿ ಸೊಟ್ಟಾಗ್ತಿದೆ ಎಲ್ಲೆಲ್ಲೋ ಹೋಗ್ತಾ ಇದೆ ಏನಾಯಿತು ಅಂತ ಕೇಳಿದ ಸುಗ್ರೀವ ಏನಾಯಿತೆ ಲಕ್ಷ್ಮಣ ಬಂದಿದ್ದಾನೆ ಲಕ್ಷ್ಮಣ ಯಾಕೆ ಬಂದ ನಮ್ಮ ಮನೆಗೆ ನಾನೇನು ಕೆಟ್ಟ ಮಾತನ್ನು ಬೈದಿಲ್ವಲ್ಲ ನ ದುರ್ವ್ಯಾಹೃತಂ ಕಿಂಚಿತ್ ನಾಪಿ ಅನುಷ್ಠಿತಂ ನಾನೇನು ತಪ್ಪು ಮಾಡ್ಕೊಂಡಿಲ್ವಲ್ಲ ನಾನೇನು ಕೆಟ್ಟ ಮಾತಾಡಿಲ್ವಲ್ಲ ನಮಗಾಗದೇ ಇದ್ದವ್ರು ಯಾರೋ ಹೋಗಿ ಏನೋ ಚಾಡಿ ಹೇಳಿರಬೇಕು ನಂದೇನು ತಪ್ಪಿಲ್ಲ ಎಲ್ಲ ಅವರದೇ ತಪ್ಪು ಇದನ್ನು ಕೇಳಿದ ಲಕ್ಷ್ಮಣ ಅಪರಾಧ ಮಾಡಿದ್ದಲ್ಲದೆ ಅಪರಾಧದ ಜ್ಞಾನವೂ ಇಲ್ಲದೆ ನಾವೇ ತಪ್ಪು ಮಾಡಿದ್ವು ತಿಳ್ಕೊಂಡಿದ್ದಾರಲ್ಲ ಅಂತ ಹೇಳಿ ಇನ್ನೆರಡು ಅಡಿ ಇಟ್ಟು ಅವನೇ ಬರ್ತಾನೆ ನಾನೇ ಬರಲೇ ಕೇಳು ಹೋದ ಆಂಜನೇಯ ಸ್ವಾಮಿ ಉರುಳಿಸ್ತಾನೆ ಇಲ್ಲಿ ಈ ಶ್ಲೋಕ ಎಷ್ಟು ಅದ್ಭುತವಾಗಿದೆ ಅಂದ್ರೆ ಅಂಜಲಿ ವೈಭವಂ ಅಂತ ಒಂದು ರಹಸ್ಯ ಗ್ರಂಥ ವೇದಾಂತೇಶಕರು ತಮಿಳಲ್ಲಿ ಬರೆದಿದ್ದಾರೆ ತ್ವದಂಘ್ರಿಮುದ್ದೇಶ್ಯ ಕದಾಪಿ ಕೇನಚಿತ್ ಯಥಾ ತಥಾ ವಾಪಿ ಸಕೃತ್ಕೃತಾಂಜಲಿ ಹೇ ಭಗವನ್ ನಿನ್ನ ಪಾದಗಳನ್ನು ಉದ್ದೇಶ ಮಾಡಿ ಯಾವನೇ ಒಬ್ಬ ಯಾವುದೇ ಕಾಲದಲ್ಲಿ ಕೈಯಲ್ಲಿ ಪ್ಯಾರಾಲಿಸಿಸ್ ಹೊಡೆದಿದ್ರು ಎರಡು ಕೈ ಸೇರಿ ನಮಸ್ಕಾರ ಮಾಡೋಕ್ಕಾಗದೇ ಇದ್ರು ಈ ಆಸ್ಪತ್ರೆಯಲ್ಲಿ ಡ್ರಿಪ್ಸ್ ಅಂತ ಒಂದು ತಬ್ಲಿ ಹಾಕಿರ್ತಾರೆ ನೋಡಿ ಎರಡು ಕೈಗೆ ಆ ಅನುಭವಿಸಿದ್ದವ್ರಿಗೆ ಗೊತ್ತಾಗುತ್ತೆ ತುಂಬಾ ಹಿರಿಯರೋ ಪೂಜ್ಯರೋ ನಿಮ್ಮ ನೋಡಬೇಕು ಅಂತ ಬಂದ್ರೆ ಕೈ ಮುಗಿಬೇಕು ಅನ್ಸುತ್ತೆ ಅದು ಎತ್ತೋ ಹಾಗಿಲ್ಲ ನರ್ಸ್ ಬೇರೆ ನಿಂತಿರ್ತಾಳೆ ಎಂಬುದೋತಿ ಏ ಕೈ ಎತ್ತಬಾರದು ನೀವು ಮುಂದಿನ ಕ್ಷಣ ಪಾಣ ಹೋಗುವುದು ನಮಸ್ಕಾರ ಮಾಡಿ ನಿಮಗೆ ಕೊರತೆ ಆಗುತ್ತೆ ಸ್ವಲ್ಪ ಕೈ ಎತ್ತಿದ್ರು ಸಾಕು ಸಾಕು ಅದೇ ನಮಸ್ಕಾರ ಅಂತ ನಿಮ್ಮ ಹಿರಿಯರು ಹೇಳುವಂತೆ ಯಥಾ ತಥಾವಾಪಿ ಸಕೃತ್ಕೃತೋಂಜಲಿ ತಥೈವ ಮುಷ್ಣಾತಿ ಅಶುಭಾನ್ಯಶೇಷತಃ ಶುಭಾನಿ ಪುಷ್ಣಾತಿ ನಿಜಾತುಯತೆ ಕೈ ಗಟ್ಟಿಯಾಗಿದ್ದವು ನಮಸ್ಕಾರ ಮಾಡಬೇಡಿ ಅಂತಲ್ಲ ಆಗದೇ ಇದ್ರೆ ಬಾಯಲ್ಲಿ ನಮಃ ಅಂತ ಹೇಳೋಕೆ ಬರದೇ ಇದ್ರು ಆ ಶಬ್ದ ಬರೋ ಹಾಗೆ ಏನೋ ಒಂದು ಸ್ವಲ್ಪ ಉಚ್ಚಾರಣೆ ಮಾಡಿದ್ರು ನಿಮ್ಮ ಪರವಾಗಿ ಇನ್ನೊಬ್ಬರ ಅರ್ಥ ಹೇಳಿದ್ರು ಅಷ್ಟೇ ಸಾಕು ಅಂತಾನು ಭಗವಂತ ಇದರಲ್ಲಿ ದೊಡ್ಡ ರಹಸ್ಯ ಶರಣಾಗತಿ ರಹಸ್ಯ ಅದಕ್ಕೆ ವಿವರಣೆಯಾಗಿ ಈ ಶ್ಲೋಕವನ್ನು ರಾಮಾಯಣದಿಂದ ಗುರುಗಳು ಅಂಜಲಿ ವೈಭವದಲ್ಲಿ ಕೊಡ್ತಾರೆ ಅಪ್ಪ ನೀ ಮಾಡಿದ್ದು ತೊಂ ಪ್ರಮತ್ತಃ ನಜಾನೀಶೆ ಮಹಾರಾಜರೇ ನೀವು ತಪ್ಪು ಮಾಡಿದ್ರಿ ಏನ್ ತಪ್ಪು ಮಾಡಿದೆ ಅಂತ ಸುಗ್ರೀವ ಈ ಮಳೆಗಾಲ ನಿಲ್ಲಲಿ ರಾಮನ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ ನಿಮಗೆ ನಿಮ್ಮ ಹೆಂಡತಿ ಸಿಕ್ಕಿದ್ಲು ಅವನು ಒದ್ದಾಡ್ತಾ ಕೂತಿದ್ದಾನೆ ಗುಹೆಯಲ್ಲಿ ಅವನ ಕಾರ್ಯ ಮಾಡೋಕೆ ಏನ್ ಪ್ರಯತ್ನ ಮಾಡಿದ್ದೀರಿ ನೀವು ಹೋಗಿ ಒಂದು ದಿವಸ ನೋಡಿದ್ರೆ ಹೋಗ್ಲಿ ರಾಮ ಹೇಗೆ ದಿವಸಕ್ಕೆ ಮಾತ್ರ ವಾಕಿಂಗ್ ಹೋದಾಗ ಹೋಗಿ ರಾಮ ನೀ ಹೇಗಿದ್ದೀಯೇ ನಿಮ್ಮ ಮನೆಗೆ ಬಂದಿದ್ದಾನೆ ಅತಿಥಿ ಬೆಳಗ್ಗೆ ಹೋಗ್ತೀರಿ ಸಾಯಂಕಾಲ ಬರ್ತೀರಿ ಅವನು ಊಟ ಮಾಡಿದ್ನೆ ಮಲಗಿದ್ನೆ ಅವನು ಏನ್ ಬೇಕು ಬೇಡ ಯೋಗಕ್ಷೇಮ ನೀವು ಮಾಡಿದೆ ಇದ್ರೆ ರಾಮ ಏನ್ ತಿಳ್ಕೋಬೇಕು ನಿಮ್ಮನ್ನ ಹೋಗಿ ಮಾತನಾಡಿಸಬಾರ್ದೆ ನಾವು ಕೃತಾಪರಾಧಸ್ಯ ಹಿತೇ ನಾನ್ನತ್ ಪಶ್ಯಾಮ್ಯಹಂ ಕ್ಷಮಂ ಅಂತರೇಣ ಅಂಜಲಿಂ ಬದ್ವಾ ಲಕ್ಷ್ಮಣಸ್ಯ ಪ್ರಸಾದತಃ ರಾಮನಲ್ಲಿ ಪ್ರಪತ್ತಿ ಮಾಡು ನಾ ಹೇಳಲಿಲ್ಲ ಮೊದಲು ಲಕ್ಷ್ಮಣಲ್ಲಿ ಪ್ರಪತ್ತಿ ಮಾಡಿ ಇವನು ಪ್ರಸನ್ನ ಆದ್ರೆ ರಾಮನ ನೋಲಿಸ್ತಾನೆ ತಪ್ಪಾಯಿತು ಅಂತ ಹೇಳಿ ಮೇಲೆ ಕೇಳಿ ರಾಜನ್ನೇ ತಿಷ್ಠ ಸ್ವಸಮಯ ಈ ಕೊಟ್ಟ ಮಾತಲ್ಲಿ ನಿಂತ್ಕೋ ಗಂಡನಿಗೆ ಹೆಂಡತಿ ಹಾಗಿದ್ದಾಳೆ ಭರ್ತುಹು ಭಾರ್ಯೇ ತದ್ವಶ ವಶದಲ್ಲಿರುವಂತ ಆಂಜನೇಯ ಸ್ವಾಮಿ ಗುರುಸ್ಥಾನೀನಾದವನು ಆಂಜನೇಯ ಇಲ್ಲದಿದ್ರೆ ಇವನ ಗತಿ ಏನಾಗ್ತಿತ್ತು ಸುಗ್ರೀವನ್ ಯೋಚನೆ ಮಾಡಿಕೊಳ್ಳಿ ಇವನ ಎಚ್ಚರಿಸಿದ ಇದೆಲ್ಲ ಗುರುಕೃತ್ಯ ಕಿಷ್ಕಿಂದಾಕಾಂಡದ ಆರಂಭದಿಂದ ಈ ಘಟಕ ಕೆಲಸ ಜೀವಾತ್ಮನನ್ನು ಭಗವಂತನನ್ನು <coughs> ಒಂದು ಮಾಡತಕ್ಕ ಕೆಲಸ ಸುಗ್ರೀವನು ಕೊಂಚ ಎಚ್ಚರವಾಗಿತ್ತು ಹೌದು ಕಾಲ ಮಿಂಚು ಹೋಯಿತು ಒಂದು ಗಡಿಯಾರ ಕೂಡ ಇಲ್ಲ ನಮ್ಮೂರಲ್ಲಿ ಏನ್ ಮಾಡಲಿ ತಪ್ಪಾಯ್ತಲ್ಲ ಮಾಡಿದ್ದು ಈಗ ಹೊಯ್ದ ನಿಂತ್ಕೊಂಡ್ರೆ ರಾಮನಿಗೆ ಇನ್ನೆಷ್ಟು ಕೋಪ ಬರುತ್ತೋ ಏನೋ ಪ್ರಸಾದ ಮಾಡಬೇಕು ಅದಕ್ಕಾಗಿ ಆ ತಾರೆಯನ್ನು ಪುಸಲಾಯಿಸಿ ನೆತ್ತಿಯನ್ನೇ ಒರೆಸಿ ನೀನೇ ಹೋಗು ಲಕ್ಷ್ಮಣನ ನೀ ಸಮಾಧಾನ ಮಾಡು ನನಗೆ ಭಯವಾಗುತ್ತೆ ಎಂದಾದ ಇದು ಶುರುವಾಯಿತು ಇದು one third percentage for women ಹೆಂಗಸರನ್ನು ಮುಂದೆ ಇಡುವ ರಾಜಕಾರ್ಯ ಶುರುವಾಯಿತು ಕರ್ನಾಟಕದಲ್ಲಿ ನೀ ಹೋಗು ಅಷ್ಟೇ ತಾನೇ ಅಂದರು ಎಕ್ಸ್ಪರ್ಟ್ ಇದ್ಲು ಇವಳು ಬರ್ತಾಳೆ ಅದು ವಾಲ್ಮೀಕಿ ಬರೆದಿದ್ದಾಳೆ ಸ್ವಾಮಿ ಇದ್ದದ್ದಿದ್ದಾಗ ಬರೆದಿದ್ದಾಳೆ ಅವಳು ಚೆನ್ನಾಗಿ ಮದಮತ್ತಳಾಗಿದ್ದಾಳೆ ಕುಡಿದಿದ್ದಾಳೆ ಇಲ್ಲಿ ಕಾಲಿಟ್ಟರೆ ಅಲ್ಲಿ ಬೀಳ್ತಾ ಇದ್ದಾಳೆ ತೂರ್ತಾ ಇದ್ದಾಳೆ ಸೀರೆ ವ್ಯತ್ಯಾಸವಾಗಿದೆ ಒಡ್ಯಾಣದ ಡಾಬು ಹಾಗೆ ಹೀಗೆ ಆಗಿದೆ ಸಹ ಪ್ರಸ್ಖಲಂತಿ ಮದ ವಿಹ್ವಲಾಕ್ಷಿ ಪ್ರಸ್ಖಲಂತಿ ಹೆಜ್ಜೆ ಮೇಲೆ ಹತೋಟಿ ಇಲ್ಲ ಮದವಿಹ್ವಲಾಕ್ಷಿ ಪ್ರಲಂಬ ಕಾಂಚೀಗುಣಹೇ ಮಸೂತ್ರ ಸಲಕ್ಷಣ ಲಕ್ಷ್ಮಣ ಸನ್ನಿಧಾನಂ ಜಗಾಮತಾರ ನಮಿತಾಂಗಯಷ್ಟಿ ಅಲ್ಲಿ ಅಷ್ಟರಲ್ಲೂ ಬಂದು ಲಕ್ಷ್ಮಣನಿಗೆ ಯಥೋಚಿತವಾಗಿ ನಮಸ್ಕಾರ ಮಾಡಿದಳು ಅಷ್ಟು ಪ್ರಜ್ಞೆ ಇತ್ತು ಅವಳನ್ನು ನೋಡಿದ ಕೂಡಲೇ ಥೂ ಇದು ಬೇರೆ ಇವಳನ್ನ ನೀ ಬಾರೋ ಅಂದ್ರೆ ಹೆಂಡತಿಯನ್ನು ಕಳಿಸ್ತಾ ಇದ್ದಾನಲ್ಲ ಅಂತ ಹೇಳಿ ಕೋಪ ತಲೆಗೆ ಹತ್ತು ಬಿಡ್ತು ಲಕ್ಷ್ಮಣನಿಗೆ ಬಂದು ಕೆಲಸ ಮರೆತು ಬಿಟ್ಟ ನಿಮ್ಮೂರಲ್ಲೆಲ್ಲ ಕುಡಿತಾರಿ ಅಂತ ಕೇಳಿದ ನಿಮ್ಮೂರಲ್ಲಿ ಇದು ಒಂದೇ ಕೆಲಸವೇ ಬೇರೆ ಕೆಲಸವಿಲ್ಲವೇ ನಹಿ ಧರ್ಮಾರ್ಥ ಸಿದ್ಧರ್ಥಂ ಪಾನಮೇವಂ ಪ್ರಶಸ್ಯತೆ ಪಾನಾದರ್ಥಶ್ಚ ಧರ್ಮಶ್ಚ ಕಾಮಶ್ಚ ಪರಿಹೀಯತೆ ಯಾರೋ ಕೆಲಸಕ್ಕೆ ಬಾರದೆ ಅಂತವ್ರು ಮಹಾರಾಜರು ಕುಡಿದ ನೀನ್ ಯಾಕಮ್ಮ ಕುಡಿಯೋಕೆ ಹೋದೆ ನಿನಗಮ್ಮ ದುರ್ಬುದ್ಧಿ ಬಂತು ಅಂತ ಕೇಳಿದಾಗ ಅವಳು ಹೇಳ್ತಾಳೆ ಏಯ್ ಲಕ್ಷ್ಮಣ ನೀನೆಲ್ಲೋ ಒಬ್ಬ ಬ್ರಹ್ಮಚಾರಿ ಕಾಣೋ ನಿನ್ನ ಪತ್ನಿಯನ್ನು ಸರಿಯಾಗಿ ಮುಖ ನೋಡಿದವನಲ್ಲ ವಿಶ್ವಾಮಿತ್ರು ಅಂತ ಒಬ್ಬರಿದ್ರು ಅವರ ಕಥೆ ಗೊತ್ತಾ ನಿನಗೆ ಅಂತ ಶುರು ಮಾಡಿದರು ಇತಿಹಾಸ ಪುರಾಣವನ್ನ ಮಹರ್ಷಯೋ ಧರ್ಮ ತಪೋಭಿಕಾಮಾ ಕಾಮಾನುಕಾಮ ಪ್ರತಿಬದ್ಧ ಮೋಹ ಋಷಿಗಳೇ ದಾರಿ ತಪ್ಪಿ ಹೋದರು ಕುಲಗೋತ್ರ ಗೊತ್ತಿಲ್ಲದ ಆ ಮೇನಕೆಯೋ ಮೇಕೆಯೋ ಅವಳನ್ನು ಕೂಡಿ ಎಷ್ಟು ಅವಾಂತರ ಮಾಡಿಬಿಟ್ರು ಅವರು ವಸಿಷ್ಠರ ಮೇಲೆ ಕೋಪ ಮಾಡಿಕೊಂಡು ಹೋಗಿ ಮೇನಕೆಯನ್ನು ಕೂಡಿ ಶಕುಂತಲೆಯನ್ನು ಹಿಡಿದು ಏನೆಲ್ಲ ಕಾರ್ಯ ಮಾಡಿದರು ಮಗು ವತ್ಸ ಅಂತ ಕುಮಾರ ಅಂತ ಕರೀತಾಳೆ ವಯಸ್ಸಾದವಳು ಲಕ್ಷ್ಮಣ ನಿನಗೆ ಕಾಮದ ಸ್ವರೂಪ ಗೊತ್ತಿಲ್ಲಪ್ಪ ಇವನು ಎಷ್ಟಿದ್ರು ಅಯಂ ಪ್ರಕೃತ್ಯ ಚಪಲ ಎಷ್ಟಾದ್ರೂ ಜಾತಿಯಲ್ಲಿ ಕೋತಿ ಮನಸ್ಸು ಕಂಟ್ರೋಲ್ ಇಲ್ಲ ಅನೇಕ ವರ್ಷ ಪತ್ನಿ ಮುಖ ನೋಡಿಲ್ಲ ಎಲ್ಲ ಸುಂದರಿಯರು ಸೇರಿಬಿಟ್ಟಿದ್ದಾರೆ ಅಂತಃಪುರದಲ್ಲಿ ಸ್ವಲ್ಪ ಎಂಜಾಯ್ ಮಾಡ್ತಾ ಇದ್ದಾನೆ ಕ್ಷಮಿಸ್ಕೋ ಇದು ಲಕ್ಷ್ಮಣನಿಗೆ ಬುದ್ಧಿ ಮೂಗು ಹಿಡ್ಕೊಂಡಿದ್ದಾರೆ ವಾಸನೆ ಹೊಡಿತಾ ಇದೆ ಲಕ್ಷ್ಮಣನಿಗೆ ಅದಕ್ಕೂ ತಿಳ್ಕೊಂಡು ಇಂಗಿತಜ್ಞ ಹೇಳ್ತಾಳೆ ನೋಡು ಪರರ ಸ್ತ್ರೀಯನ್ನು ನೋಡಿದೆ ಅಂತ ನಿನಗೆ ನಿನ್ನ ಮರ್ಯಾದೆ ಏನು ಹೋಗಲಿದೆ ಚಾರಿತ್ರಂ ರಕ್ಷಿ ತಂತ್ವಯ ನಿನ್ನ ಮನಸ್ಸಲ್ಲಿ ಕೆಟ್ಟ ಭಾವನೆ ಇಲ್ಲ ಅವಳಿ ಸರ್ಟಿಫಿಕೇಟ್ ಕೊಡ್ತಾಳೆ ಆಮೇಲೆ ಕೇಳ್ತಾಳೆ ಕೂತ್ಕೋ ಲಕ್ಷ್ಮಣ ಹೇಳ್ತೇನೆ ಈಗ ನಮ್ಮ ಯಜಮಾನರು ಸುಗ್ರೀವ ಮಹಾರಾಜರು ನಿಮ್ಮ ಕೆಲಸ ಮಾಡಿಲ್ಲ ಅಂತ ತಿಳ್ಕೊಂಡಿದ್ದೀಯೇ ರಾವಣನ ಸೈನ್ಯ ಎಷ್ಟಿದೆ ಗೊತ್ತೇನಪ್ಪ ಮಗು ನಿನಗೆ ಲಕ್ಷ್ಮಣ ಬೆಪ್ಪಾದ ಭೂಮಿಗಿಳಿದು ಬಿಟ್ಟ ಗೊತ್ತಿಲ್ಲ ತಾಯಿ ಹೇಳ್ತಾಳೆ ಮೂವತ್ತಾರು ಸಾವಿರ ಅಂಕೆಯನ್ನ ನೂರರಿಂದ ಗುಣಿಸಿ ಅದರ ಮೇಲೆ ಒಂದು ಲಕ್ಷದಿಂದ ಗುಣಿಸಿದರೆ ಎಷ್ಟೋ ಅಷ್ಟು ದೊಡ್ಡ ಸೈನ್ಯ ಇತ್ತು ರಾವಣನಲ್ಲಿ ಶತಕೋಟಿ ಸಹಸ್ರಾಣಿ ಲಂಕಾಯಾಂ ಕೆಲ ರಕ್ಷತಾಂ ಅಯುತಾನಿಜ ಚ ಷಟ್ತ್ರಿಂಶತ್ ಸಹಸ್ರಾಣಿ ಶತಾನಿಜ three thousand thirty six thousand into hundred into one lakh exact figure ನೋಡಿದೇನಮ್ಮ ನೀನು ನಮ್ಮ ಯಜಮಾನರು ಹೇಳ್ತಿದ್ರು ವಾಲಿ ನಂಗೆ ಗೊತ್ತಿಲ್ಲ ನಾನು ಕಣ್ಣಿನ ನೋಡಿಲ್ಲ ಇದನ್ನು ಓದಿ ಒಬ್ಬರು ಪಂಡಿತರು ಹೇಳಿದ್ರು ಮೈಸೂರಲ್ಲಿ ಈಗಿಲ್ಲ ಅವರು ಇಷ್ಟು ದೊಡ್ಡ ಸೈನ್ಯ ಇರಬೇಕಾಗಿದ್ರೆ ಇವತ್ತು ಲಂಕೆ ಅಂತ ಒಂದು ದ್ವೀಪ ನೀವು ನೋಡಿದ್ರೆ ಒಂದು ಇಂಚಲ್ಲಿ ಒಬ್ಬರೂ ನಿಂತ್ಕೊಳ್ಳೋಕೆ ಜಾಗ ಆಗೋದಿಲ್ವಲ್ಲ ಅಂತ ಕೇಳಿದ್ರು ನಾ ಹೇಳಿದೆ ಇವತ್ತಿನ ಲಂಕೆನೆ ಇಷ್ಟೇ ಏನಿದೆಯೋ ಇಷ್ಟೇ ಆಗಲೂ ರಾಮಾಯಣದಲ್ಲಿತ್ತು ಅಂತ ತಿಳ್ಕೊಳ್ಳೋದು ಕಥನ ಅಲ್ಲವೇ ಎಂದೆ ಆಮೇಲೆ ಒಂದು ಮ್ಯಾಪೇ ಸಿಕ್ಕಿತು ಇವತ್ತಿನ ಲಂಕೆ ಒಂದು ಸ್ವಲ್ಪ ಒಂದು ಸಣ್ಣ ಇಲಿ ಇದ್ದ ಒಂದು ದ್ವೀಪ ಇದ್ದ ಕಾಣಿಸುತ್ತೆ ಇದು ಆಸ್ಟ್ರೇಲಿಯಾದ ತುದಿಯನ್ನು ತಲುಪುತ್ತಾ ನಡುವೆ ಇರತಕ್ಕಂತಹ ಬೋರ್ನಿಯೋ ಇಂಡೋನೇಷಿಯಾ ದ್ವೀಪಗಳನ್ನೊಳಗೊಂಡು ಅನೇಕ ಭಾಗಗಳನ್ನು ಈ ಕಡೆ ಮಡಗಾಸ್ಕರ್ ಆಫ್ರಿಕಾ ಅದಕ್ಕೆ ಸೇರಿದಂತೆ ಹಿಂದೂ ಸಾಗರದ ಒಳಗೆ ಇವತ್ತು ಅಂತರ್ಗತವಾದ ಅನೇಕ ದೊಡ್ಡ ಭೂಭಾಗಗಳನ್ನು ಒಳಗೆ ಒಳಗೊಂಡಿದ್ದು ಭಾರತಕ್ಕೆ ಮೂರರಷ್ಟು ದೊಡ್ಡ ಲಂಕೆ ಇತ್ತು ಆ ಚಿತ್ರ ಮ್ಯಾಪ್ ನನ್ನಲ್ಲಿದೆ ಈ ಭೂಗರ್ಭ ಶಾಸ್ತ್ರಜ್ಞರು ರಾಮಾವತಾರ ಕಾಲದಲ್ಲಿ ಹೇಗಿರ್ಬೋದು ಜಗತ್ತಿನ ಮ್ಯಾಪ್ ಅಂತ ಬರೆದಿದ್ದಾರೆ ರಾಮಾಯಣದ ಮಹಾಪ್ರಸಂಗಗಳು ಎರಡನೇ ಸಂಪುಟ ಬರೀತಾ ಇದ್ದೇನೆ ಅದರಲ್ಲಿ ಅದನ್ನು ಅಚ್ಚು ಮಾಡ್ತೇನೆ ತಾವೆಲ್ಲ ಅದನ್ನು ನೋಡಬಹುದು ಶಾಸ್ತ್ರೀಯವಾಗಿ ಮಾಡಿದ್ದಾರೆ ಭೂಮಿ ಒಂದೇ ರೀತಿ ಇರೋದಿಲ್ಲ ಧನುಷ್ಕೋಟಿ ರಾಮಚಂದ್ರ ಬಿಲ್ಲು ಊರಿದ ಜಾಗ ಮುಳುಗೋಯ್ತು ಇವತ್ತು ನಮಗೆ ಕಾಣಿಸೋದಿಲ್ಲ ಚಿಕ್ಕ ವಯಸ್ಸಲ್ಲಿ ನಾವೆಲ್ಲ ಹೋಗಿದ್ದು ನೋಡಿದ್ವಿ ಕಾಣಿಸೋದಿಲ್ಲ ಅದು ಒಂದೇ ರೀತಿ ಭೂಮಿ ಇದೆ ಅಂತ ತಿಳ್ಕೋಬೇಡಿ ಅದರಿಂದ ಅಷ್ಟು ಈಗ ಆಸ್ಟ್ರೇಲಿಯಾ ಪಿ ಎನ್ ಅವರು ಹೇಳ್ತಾರೆ ಇವತ್ತು ಆಸ್ಟ್ರೇಲಿಯಾ ಅಂತ ಹೆಸರು ಬಂದದ್ದಲ್ಲ ಮಹಾರಾಯರೇ ಇದು ಅಸ್ತ್ರಾಲಯ ರಾವಣನ ಅಸ್ತ್ರ ಸ್ಟಾಕಿದ್ ಜಾಗ ಅಂತಾರವರು ಹಾ ಕಾಕತಾಳಿಯ ಯಾವೊಂದೋ ಹೆಸರಲ್ಲಿ ಆಸ್ಟ್ರೇಲಿಯಾ ಅಂತ ಹೆಸರಿಟ್ಟಿದ್ದಾರೆ ಅಸ್ತ್ರಾಲಯವಂತೆ ಇದು ರಾವಣಂದು ಭಯಂಕರ ಶಸ್ತ್ರಾಸ್ತ್ರಗಳು ಸಜ್ಜು ಅಷ್ಟು ಮೂಲೆಯಲ್ಲಿಟ್ಟಿದ್ದ ಲಕ್ಷ್ಮಣ ಎಷ್ಟು ದೊಡ್ಡ ಸೈನ್ಯ ಇದೆ ಗೊತ್ತೇ ನಿನಗೆ ವಾಲಿ ಹೇಳ್ತಾ ಇದ್ದ ಮಾತು ಈಗ ಅವರೆಲ್ಲ ಬರ್ತಾರೆ ಅಷ್ಟು ದೊಡ್ಡ ಸೈನ್ಯ ಬರಬೇಕಾದ್ರೆ ಮೊದಲು ಸಮಾಚಾರ ಈ ಕಡೆಯಿಂದ ಹೋಗಿ ಹೇಳಬೇಕು ಮಳೆ ನಿನಗೊಬ್ಬನಿಗೆ ಎಲ್ಲ ನಮಗೂ ಇದೆ ದ್ವೀಪದಲ್ಲೆಲ್ಲ ಟ್ರಾಫಿಕಲ್ ರೈಲ್ ಎಲ್ಲ ಕಡೆ ಮಳೆ ಇದೆ ನದಿ ದಾಟ್ಕೊಂಡು ಹೋಗ್ಬೇಕೇನು ಟೆಲಿಗ್ರಾಮೇ ಮೊಬೈಲ್ ಏನಿದೆ ಆಪರೇಷನ್ಗೆ ಇವರು ಹೋಗಿ ಸಮಾಚಾರ ಕೊಡಬೇಕು ಅವರು ಅಲ್ಲಿಂದ ಸಿದ್ಧರಾಗಿ ಬರಬೇಕು ಹುಡುಗಾಟವೇನೋ ಲಕ್ಷ್ಮಣ ನಿಮ್ಮ ಅಯೋಧ್ಯೆ ಸೈನ್ಯದ ಹಾಗೆ ಇದು ಬರ್ತಾ ಸಿಕ್ಕಿದ ಕಡೆ ನೀರು ಕುಡ್ಕೋತಾ ಹಣ್ಣು ಕಾಯಿ ತಿನ್ಕೋತಾ ಕುಣಿದಾಡ್ತಾ ಚಳ್ಳೆ ಹಣ್ಣು ತಿಂತಾ ಬರ್ತಾರೆ ಸೈನ್ಯ ಕಳ್ಳೆಬುರಿ ತಿಂತ ಅವ್ರಿಗೇನು ಹೊತ್ತು ಗೊತ್ತು ಏನೂ ಇಲ್ಲ ಮೋಸ್ಟ್ ಇಂಡಿಸಿಪ್ಲಿನ್ ಫಿಲೋಸ್ ಅಂದ್ರೆ whole hill federation hill tribe federation ಅಷ್ಟು ದೊಡ್ಡ ಸೈನ್ಯ ಅವ್ರದ್ದು ಬಣ್ಣ ಆಕಾರ ಆಹಾರ ಎಲ್ಲ ಕೊಡ್ತಾರೆ ರಾಮಾಯಣದಲ್ಲಿ ಕೃಷಿಯಿಂದ ಕಾಂಡ ಒಂದು ಓದ್ಬಿಟ್ರೆ ನಮಗೆ ಧುಮ್ ಅನ್ನತ್ತೆ ಮೈಯಲ್ಲಿ ಅವರೆಲ್ಲ ಬರ್ತಾರೆ ಅಲ್ಲಿ ತನಕ ನೀನು ಸ್ವಲ್ಪ ಸಹಿಸ್ಕೋಬೇಕು ರಾಮನ ಕೋಪ ಆಯ್ತು ನೀ ಕಂಟ್ರೋಲ್ ಮಾಡೋದು ಬಿಟ್ಟು ನೀನು ಅವನಿಗಿಂತ ಹೆಚ್ಚು ಕೋಪ ಮಾಡಿಕೊಂಡ್ರೆ ಏನೇ ಪ್ರಯೋಜನ ಹೊಲ್ತೇನೆ ಕುಣಿತೇನೆ ಇದು ದೊಡ್ಡದಲ್ಲ ನೀವೇ ಪಟ್ಟಾಭಿಷೇಕ ಮಾಡಿ ಹತ್ತು ಜನರಿದ್ರೆ ಸುಗ್ರೀವನ ಮರ್ಯಾದೆನೇ ಕಳೆದು ಬಿಟ್ರೆ ನಾಳೆ ಈ ಊರಲ್ಲಿ ಯಾರು ಒಂದು ಒಂದು ಪೈಸಾ ಕಿಮ್ಮತ್ ಕೊಡ್ತಾರಪ್ಪ ದುರ್ಯೋಧನನಿಗೆ ತಪ್ಪಾಯಿತು ತಾಯಿಯಿಂದ ಲಕ್ಷ್ಮಣ ನೋಡಿಷ್ಟು ಅವಳ ಬುದ್ಧಿ ಸೂಕ್ಷ್ಮತೆ ಅದಾದ ಮೇಲೆ ಅವು ತಪ್ಪಾಯಿತು ಅಂದಾಗ ಮಹಾರಾಜರು ಅಲಂಕಾರ ಮಾಡಿಕೊಂಡು ಕಿರೀಟ ಗಿರೀಟ ಎಲ್ಲ ಧರಿಸಿ ಗದೆ ಹಿಡ್ಕೊಂಡು ಗುಹೆಯಿಂದ ಹೊರಕ್ಕೆ ಬಂದರು ಸುಗ್ರೀವ ಮಹಾರಾಜರು ಲಕ್ಷ್ಮಣ ತಪ್ಪಾಯಿತು ಕ್ಷಮಿಸಬೇಕು ಅವನೊಂದು ಮಾತನ್ನು ಹೇಳಿದ ಪ್ರಭು ರಾಮಚಂದ್ರ ಸ್ವಾಮಿಗೆ ಒಂದು ಬಾಣದಿಂದ ಸಪ್ತ ವೃಕ್ಷಗಳನ್ನು ಲೋಕಗಳನ್ನು ತೂತು ಮಾಡಿದ ಪ್ರಭುವಿಗೆ ಈ ಕೋತಿಯ ಸೈನ್ಯ ಬೇಕು ಅಂತ ನೀ ತಿಳ್ಕೊಂಡಿದ್ದೀಯಾ ನಾನೆಷ್ಟು ಮಾತ್ರವಯ್ಯ ಸಹಾಯ ಕೃತ್ಯಂ ಕಿಂತಸ್ಯ ಏನ ಸಪ್ತ ಮಹಾದ್ರುಮಾ ಶೈಲಾಶ್ಚ ವಸುಧಾ ಚೈವ ಬಾಣೇನ ಏಕೇನ ದಾರಿತಾ ನನ್ನ ಅನುಗ್ರಹ ಮಾಡಬೇಕು ಅಂತ ಬಂದಿದ್ದಾನೆ ಹೊರತು ನನ್ನ ಸೈನ್ಯದ ಮೇಲೆ ಅವನು ಡಿಪೆಂಡೆನ್ಸ್ ಇಲ್ಲ ಹಾಗಿದ್ರೆ ಬರೋದಿಲ್ವೇ ಕೊಟ್ಟು ಮಾತನಾಡಿಸೋದಿಲ್ವೇ ಬರ್ತೇನೆ ರಾಮನೇ ಮುಂದೆ ನಾನು ಹಿಂದೆ ಅನುಯಾತ್ರ ಹಂ ನರೇಂದ್ರ ಕರಿಷೇಹಂ ಅನುಯಾತ್ರೆ ದೇವರ ಹಿಂದೆ ಎಲ್ಲ ಉಪನ್ಯಾಸಗಳು ಸಾಮಾನ್ಯ ಹೇಳ್ತಾನೆ ಈ ಮಾತು ಕಂಚಿ ವರದರಾಜ ಸ್ವಾಮಿ ಉತ್ಸವ ಹೊರಡುತ್ತೆ ಪ್ರಬಂಧ ಪಾರಾಯಣ ಮಾಡೋರು ಯಾವಾಗಲೂ ಮುಂದೆ ಇರ್ತಾರೆ ದಿವ್ಯ ಪ್ರಬಂಧದವರು ವೇದ ಹೇಳೋರು ಹಿಂದೆ ಇರ್ತಾರೆ ಈಗ ವೇದ ಹೇಳೋರು ಹೆಚ್ಚೋ ಪ್ರಬಂಧ ಹೇಳೋರು ಹೆಚ್ಚೋ ಶ್ರೀ ಜಗಳ ಇರುತ್ತೆ ತೆಂಗಲೆ ಒಡಗಲೆ ಕೆಲವರು ಹೇಳ್ತಾರೆ ಆ ಪ್ರಬಂಧ ಹೇಳೋರನ್ನ ಹಿಡ್ಕೋಬೇಕು ಅಂತ ದೇವರು ಹಿಂದೆ ಹಿಂದೆ ಹೋಗ್ತಾರಂತೆ ದೇವರನ್ನು ಹಿಡ್ಕೋಬೇಕು ಅಂತ ವೇದ ಓದೋರು ಹಿಂದೆ ಹಿಂದೆ ಓದ್ತಾ ಇದ್ದಾರಂತೆ ಇವರಿಬ್ಬರು ಬೇಡ ದೇವಸ್ಥಾನದಲ್ಲಿ ಪುಳಿಯೋಗರೆ ಕೊಡ್ತಾರೆ ಅಂತ ಉಳಿದವರು ಅಲ್ಲಿ ಹೋಗ್ತಾ ಇದ್ದಾರಂತೆ ಇದು ಯಾರನ್ನ ಯಾರು ಹಿಡಿಬೇಕು ದೇವರಿಗೆ ಬೆನ್ ತೋರಿಸ್ತಾರೆ ಅವರು ಕಡಿಮೆ ಇಲ್ಲ ದೇವರು ಹಿಂದೆ ಬರ್ತಾರೆ ಇವರು ಕಡಿಮೆ ಈ ಜಗಳ ನಮ್ಮ ಮುಖ್ಯವಲ್ಲ ಅಕಸ್ಮಾತ್ ಯಾರಿಗಾರ ಅಹಂಕಾರ ಬಂದ್ರೆ ವೇದ ಓದೋರು ದೇವರು ಯಾತಕ್ಕೆ ಮುಂದೆ ಮುಂದೆ ಹೋಗ್ತಾ ಇದ್ದಾನೆ ಗೊತ್ತಾ ನಮ್ಮ ವೇದದ ಫಲದಿಂದ ಅವನಿಗೆ ಮುಂದೆ ಹೋಗೋ ಶಕ್ತಿ ಆಯಿತು ಅಂತ ಹೇಳಿದ್ರೆ ಒಬ್ರು ಹೇಳಿದ್ರಂತೆ ಸೂಜಿಗೆ ಹೊಲಿಯುವ ಶಕ್ತಿ ಮುಂದೆ ಮುಂದೆ ಹೋಗುವ ಶಕ್ತಿ ದಾರದ ಬಲದಿಂದ ಉಂಟಾಯಿತು ಅಂತ ಹೇಳಿದಂತೆ ಸೂಜಿಯಿಂದ ದಾರವು ದಾರದಿಂದ ಸೂಜಿ ಯೋಚನೆ ಮಾಡಿಕೊಳ್ಳಿ ಲಕ್ಷ್ಮಣ ನಾನು ರಾಮನ ಹಿಂದೆ ಬರ್ತೇನೆ ಅವನಿಗೆ ಸಹಾಯ ಮಾಡಿದೆ ಅನ್ನುವ ಅಹಂಕಾರ ನನಗಿಲ್ಲ ಸುಗ್ರೀವನ ದೊಡ್ಡತನ ಅದಾದ್ಮೇಲೆ ಲಕ್ಷ್ಮಣ ಅವನ ನಮಸ್ಕಾರವನ್ನು ಮಾಡಿ ರಾಮ ಪ್ರೀತಿಯಿಂದ ಏನೇನೋ ಬೈದು ಬಿಟ್ಟೆ ನನ್ನನ್ನು ಕ್ಷಮಿಸಬೇಕು ಅಂತ ಕೇಳಿದ ಒಂದು ಪಲ್ಲಕ್ಕಿಯನ್ನು ತರಿಸಿದ್ರು ಪಲ್ಲಕ್ಕಿಯಲ್ಲಿ ಒಂದು ಕಡೆ ಲಕ್ಷ್ಮಣ ಒಂದು ಕಡೆ ಸುಗ್ರೀವ ಇಬ್ಬರೂ ಕೂತ್ಕೊಂಡು ರಾಮ ಇರುವ ಜಾಗಕ್ಕೆ ಆ ಬೆಟ್ಟಕ್ಕೆ ಮಾಲ್ಯವತ್ ಪರ್ವತಕ್ಕೆ ಹೋಗ್ತಾ ಇದ್ದಾರೆ ನಾಲ್ಕು ತಿಂಗಳು ಕಳೆದು ಹೋಗಿದೆ ಅಲ್ಲಿ ಹೋಗಿ ಸೇರಿ ರಾಮಚಂದ್ರ ಸುಗ್ರೀವನನ್ನ ಸುಖೀಭವ ಏನಯ್ಯ ಅಂತ ಎರಡು ಮಾತು ಹಿಂದೆ ಮುಂದೆ ಏನಾರು ಕೆದಕುವಷ್ಟರಲ್ಲಿ ಶತಶತ ಕೋಟಿ ವಾನರ ವೀರರ ಜೈಕಾರ ಭಜರಂಗದಳದ ದೊಡ್ಡ ಸೈನ್ಯದ ಶಬ್ದ ಕೇಳಿಸ್ತು ಸುಗ್ರೀವ ಬದುಕಿದೆ ಅಂತ ಸೈನ್ಯ ಬಂತು ರಾಮನ ಹತ್ರ ಹೋಗೋ ಹೊತ್ತು ಸೈನ್ಯ ಬಂದು ಬಿಡ್ತು ಕಾರ್ಯ ತತ್ಪರನಾಗಿದ್ದ ಪಾಪ ಬರ್ತಾ ಇದ್ದಾರೆ ಅವರೆಲ್ಲ ಎಲ್ಲನಿಂದ ಬಂದಿದ್ರು ಈ ಸರ್ಗ ಓದೋದಿಲ್ಲ ಅನೇಕ ಜನ ಇದು ಇಪ್ಪತ್ತೇಳನೇ ಸರ್ಗ ಕೃಷ್ಣಾಕಾಂಡದಲ್ಲಿ ಇದರಲ್ಲಿ ಧೈರ್ಯವಾಗಿ ಎದೆ ಹಿಡ್ಕೊಂಡು ಕೈಯಲ್ಲಿ ಕೇಳಿ ತಿರುಪತಿ ಬೆಟ್ಟ ಅಂಜನಗಿರಿಯಿಂದ ಮೂರು ಕೋಟಿ ಸೈನ್ಯ ಬಂದಿತ್ತಂತೆ ಇವತ್ತು ತಿರುಪತಿಯಲ್ಲಿ ಅಂಜನಾದ್ರಿ ಎಂಬುದು ಏಳು ಪರ್ವತಗಳಲ್ಲಿ ಒಂದು ಪರ್ವತ ಏಳು ಬೆಟ್ಟಕ್ಕೂ ಸೇರಿ ಇಟ್ಕೊಂಡ್ರು ಅದರಲ್ಲಿ ಎಷ್ಟು ದಟ್ಟವಾಗಿ ವೀರರು ವಾಸ ಮಾಡ್ತಿದ್ರು ಇವರೊಂದು ಜಾತಿ ಇವರೆಲ್ಲ ಕೆಂಪು ಬಣ್ಣದ ಕೋಟಿಗಳು ಮೂರು ಕೋಟಿ ಅಸ್ತಾಚಲ ಸೂರ್ಯ ಮುಳುಗುವ ಜಾಗ ಯಾವುದೋ ಗೊತ್ತಿಲ್ಲ ಅಮೆರಿಕ ಇರಬಹುದು ಆ ಕಡೆ ದ್ವೀಪದಿಂದ ಬಂದಿದ್ದಾರೆ ಹತ್ತು ಕೋಟಿ ಬಂಗಾರದ ಬಣ್ಣದವರು ಹೇಮವರ್ಣ ಕೈಲಾಸ ಶಿಖರದ ಕಡೆಯಿಂದ ಬಂದಿದ್ದಾರೆ ಒಂದು ಸಾವಿರ ಕೋಟಿ ಸಿಂಹಕೇಸರ ವರ್ಣಾನ ಆ ಸಿಂಹದ ಮೈ ಮೇಲೆ ತಲೆಗೂದಲಿರುತ್ತೆ ನೋಡಿ ಒಂಥರ ಬಣ್ಣ ಆ ಬಣ್ಣದವರು ವಿಂಧ್ಯ ಪರ್ವತದಿಂದ ಸಾವಿರ ಕೋಟಿ ಭಯಂಕರ ರೂಪವುಳ್ಳವರು ಕ್ಷೀರೋದ ವೇಲಾಹ ಯಾವುದೋ ಒಂದು ದ್ವೀಪ ಸಮುದ್ರ ಮಧ್ಯದಲ್ಲಿ ಪೆಸಿಫಿಕ್ ಮಧ್ಯದಲ್ಲಿ ಬಿಳಿ ಬಣ್ಣದ ವಾನರರು ತಮಾಲವನ ಕಾಡಲ್ಲ ಅದೊಂದು ದ್ವೀಪದ ಹೆಸರು ಆದ್ರಿಂದ ಅಸಂಖ್ಯಾತ ಸಂಖ್ಯೆ ಕೊಟ್ಟಿಲ್ಲ ನಾರಿಕೇಳಾಶನಾಹ ಇನ್ನೊಂದು ದೊಡ್ಡ ದ್ವೀಪ ಅಲ್ಲಿ ವಾನರಿಗೆ ಬೆಳೆ ಗಿಳೆ ಗೊತ್ತಿಲ್ಲ ಬರೀ ತೆಂಗಿನಕಾಯಿ ತಿನ್ಕೊಂಡು ಬದುಕಿದ್ದವರು ನಾರಿಕೇಳ ಅಶನಾಹ ಮತ್ತು ಕಾಲು ದೊಡ್ಡದಾಗಿದ್ದಂತೆ ತುಂಬಾ ದೊಡ್ಡ ದೊಡ್ಡ ಕಾಲಿದ್ದ ಕೋತಿಗಳು ಪ್ರಾಯಶಃ ದಕ್ಷಿಣ ಅಮೆರಿಕೆಯಲ್ಲಿ ಪೆಟಗೋನಿಯಾ ಅಂತ ಒಂದು ಪ್ರಾಂತ ಇದೆ ಪೆಟಗೋನಿಯನ್ಸ್ ಅಂದ್ರೆ ಪೀಪಲ್ ವಿತ್ ಬಿಗ್ ಫೀಟ್ ಅಂತ ಅರ್ಥ ಆ ಭಾಷೆಯಲ್ಲಿ ಆ ವಾನರ ವೀರರು ಅಥವಾ ಆಸ್ಟ್ರೇಲಿಯನ್ಸ್ ಇರಬಹುದು ವನೇಭ್ಯ ಬೇರೆ ಕಾಡುಗಳಿಂದ ಗಹ್ವರೇಭ್ಯ ಗುಹಗಳಲ್ಲಿದ್ದವರು ಸರಿಭ್ಯ ನದಿ ತೀರದಲ್ಲಿದ್ದವರು ಸಮುದ್ರಾಂತರ ದ್ವೀಪದಲ್ಲಿದ್ದವರು ಇವರು ಬಂದಿದ್ದಾರೆ ಕೋಟಿ ಕೋಟಿ ಕೋಟಿ ವೀರರು ಅವರವರಿಗೆ ಉಚಿತವಾಗಿ ಯಾವ್ಯಾವ ದೇಶದಿಂದ ಬಂದಿದ್ದಾರೆ ಅವರಿಗೆ ಸರಿಯಾದ ರೀತಿಯಲ್ಲಿ ಬಾಲಕ್ಕೆ ಬಣ್ಣಗಳನ್ನು ಮಾಡಿಕೊಂಡಿದ್ದಾರೆ ಪೇಂಟ್ ಮಾಡಿದ ಸೀತಾ ಪೀತಾ ಶ್ವೇತಾ ಕೊಟ್ಟಿದ್ದಾರೆ ರಾಮಾಯಣದಲ್ಲಿ ಆ ಬಣ್ಣದಿಂದ ಅವರನ್ನು ಇವರು ಈ ದೇಶದವರು ಈ ದೇಶದವರು ಗುರುತಿಡಬಹುದು ಎಲ್ಲರೂ ಒಂದೇ ಆಂಧ್ರ ಭಾಷೆ ಮಾತಾಡ್ತಿದ್ದಾರೆ ಅದು ಅಪಭ್ರಂಶ ಸಂಸ್ಕೃತ ಒಂದು ಪ್ರಾಕೃತ ಡಯಲೆಕ್ಟ್ ಅದು all of them speaking Sanskrit ಆ ಮೂಲ ಭಾಷೆಯಿಂದಲೇ ಕನ್ನಡ ಆಮೇಲೆ ಬಂದಿರಬೇಕು ಅಂತ ಕಾಣುತ್ತೆ ಕನ್ನಡವೂ ಶುದ್ಧ ಮಾತಾಡಕ್ಕೆ ಬರುವುದಿಲ್ಲ ನಮಗೆ ಎಲ್ಲ ಬಂದಿದ್ದಾರೆ ಅದರಲ್ಲಿ ಕ್ಷೀರೋದ ಇದು ಹಿಮವತ್ ಪರ್ವತದಿಂದ ಬಂದವರು ಕೈಲಾಸಗಳಿಂದ ಬಂದವರು ಒಂದು ಆಶ್ಚರ್ಯ ಹೇಳ್ತಾರೆ ಇಲ್ಲಿ ಅಲ್ಲೊಂದು ಮರ ಇತ್ತು ಅದು ಬೇಕಾದಷ್ಟು ಹಣ್ಣು ಹಂಪಲಗಳನ್ನು ಬೆಳೀತಾ ಇದ್ದಿದ್ದು ತೊಗಟೆ ಚಕ್ಕೆ ಅದರ ಬೇರು ಗೀರು ಪ್ರತಿ ಎಲೆಗಳಲ್ಲಿ ಕೂಡ ಏನು ಅಮೃತ ಶಕ್ತಿ ಇತ್ತು ಅಲ್ಲಿ ಹಿಂದೆ ಒಂದು ಕಾಲದಲ್ಲಿ ಮಹಾರುದ್ರದೇವ ಅಶ್ವಮೇಧ ಯಾಗ ಮಾಡಿದ್ದಂತೆ ರುದ್ರದೇವ ಅಶ್ವಮೇಧ ಮಾಡುವ ಅಪರೂಪ ಅಶ್ವಮೇಧ ಜಾಗವನ್ನು ಮಹಾರುದ್ರದೇವ ಮಾಡಿದ ಫಲದಿಂದ ಆ ವೃಕ್ಷದಲ್ಲಿದ್ದಂತಹ ಇಲ್ಲಿ ಕೊಡ್ತಾರೆ ಆ ವೃಕ್ಷದಲ್ಲಿದ್ದ ಪ್ರತಿಯೊಂದು ಎಲೆ ಹೂವು ಹಣ್ಣುಗಳಿಗೆ ಏನು ಶಕ್ತಿ ಇತ್ತು ಅಂದ್ರೆ ಒಂದು ಹಣ್ಣನ್ನು ತಿಂದರೆ ಆರು ತಿಂಗಳು ಹಸಿವನ್ನ ಅಡಗಿಸಿಕೊಳ್ಳುವ ಶಕ್ತಿ ಇತ್ತಂತೆ ಒಂದು ಎಲೆಯನ್ನು ತಿಂದರೆ ಹಸಿವನ್ನು ಅಡಗಿಸುವ ಶಕ್ತಿ ಇಂತಹ ಮೂಲಿಕೆ ಇತ್ತು ಅಂತ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಬರೆದಿದ್ದಾನೆ ಅದೃಶ್ಯವಾಗುವುದು ಹಸಿವಡಗಿಸುವುದು ರೂಪಾಂತರ ಮಾಡಿಕೊಳ್ಳುವುದು ತಲೆ ಪ್ರಯೋಗ ಕೊಟ್ಟಿಲ್ಲ ಇದೆಲ್ಲ ಇತ್ತು ನಮ್ಮಲ್ಲಿ ವಿದ್ಯೆ ರಾಮಾಯಣದ ಪ್ರಮಾಣ ಕೊಡ್ತಾ ಇದ್ದೇನೆ ತದನ್ನ ಸಂಭವಂ ದಿವ್ಯಂ ಫಲಂ ಮೂಲಂ ಮನೋಹರಂ ಯಃ ಕಶ್ಚಿತಿ ಸಕೃದಶ್ನಾತಿ ಮಾ ಸಂಭವತಿ ತರ್ಪೆ ಒಂದು ತಿಂಗಳು ಹಸಿವೆ ಆಗೋದಿಲ್ಲ ಅವನಿಗೆ ತಾನಿ ಮೂಲಾನಿ ದಿವ್ಯಾನಿ ಫಲಾನಿ ಚ ಫಲಾಶನಾ ಔಷಧಾನಿ ಚ ದಿವ್ಯಾನಿ ಜಗರು ತಪ ಒಬ್ಬೊಬ್ರು ಜೋಳಿಗೆ ಅದೆಲ್ಲ ತಗೊಂಡೇ ಬಂದಿದ್ದಾರೆ ಸುಗ್ರೀವನು ಭಯ ಅವರಿಗೆ ಹಿಮೋತ್ಪರದಿಂದ ಬರೋರಿಗೆ ಬರೋದು ಬಂದ್ರಲ್ಲ ಆ ಮರ ಇತ್ತಲ್ಲ ಅದರಿಂದ ಇದೆಲ್ಲ ತಂದಿದ್ದೀರಾ ತರಲಿಲ್ಲ ಅಂತ ಶಿರಚ್ಛೇದ ಮಾಡಿಸ್ತಾನೆ ಬರೋದು ಬಂದಿದ್ದೀರಿ ಇಂಥ ಅಮೂಲ್ಯವಾದ ಪದಾರ್ಥಗಳನ್ನು ತಗೊಂಡ್ಬರಬೇಕು ಅವನ ಹೆದರಿಕೆಯಿಂದ ಎಲ್ಲ ತಂದಿದ್ದಾರೆ ಅವರೆಲ್ಲ ರಾಮ ಪ್ರೀತಿಗೋಸ್ಕರವಾಗಿ ಸುಗ್ರೀವ ಪ್ರೀತಿಗೋಸ್ಕರವಾಗಿ ಒಬ್ಬೊಬ್ಬರ ತೇಜಸ್ ಆಗಿದೆ ಪಿಬಂತೀವ ದಿವಾಕರಂ ಸೂರ್ಯನನ್ನೇ ಕುಡಿದು ಬಿಡುವಂತೆ ಬಿಸಿಲಿಗೆ ಹೆದರದೇ ಇದ್ದವರು ಕಪ್ಪು ಕೆಂಪು ನೀಲಿ ಹಳದಿ ಬಣ್ಣದ ವಾನರವೀರರು ಒಬ್ಬರು ಕುಡ್ರು ಒಬ್ಬರ ಎತ್ತರ ಆ ಕಾಲು ಹೀಗೆ ಕೈ ಹೀಗೆ ಎಲ್ಲರೂ ಕೇಳಿದ್ದೀರಾ ರಾಮಾಯಣವನ್ನು ನೀವು ಒಂದು ಕಿಷ್ಕಿಂದ ಕಾಂಡ ಈ ರುಚಿ ಬೇರೆ ಕಾಂಡದಲ್ಲಿಲ್ಲ ಅವರೆಲ್ಲ ಬಂದರು ಕವಾಯತ್ ಮಾಡ್ಕೊಂಡು ಲೆಫ್ಟ್ ರೈಟ್ ಮಾಡಿ ಎಲ್ಲ ಡಿವಿಷನ್ ನಿಲ್ಲಿಸಬೇಕು ನಿಲ್ಲಿಸಿದ್ರು ರಾಮಚಂದ್ರ ನೋಡಿದ ಕಣ್ಣೀರು ಹಾಕಿದ ಎಲೆಯಲ್ಲ ಇಷ್ಟೊಂದು ಸೈನ್ಯ ಬರೀ ಕಿಷ್ಟಿಂದ ಹೇಳಿಲ್ಲ ಇವನು ಹುಕುಂ ಮಾಡಿ ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ವರ್ಲ್ಡ್ ಯೂನಿಟಿ ಎಷ್ಟು ದೊಡ್ಡ ಫೆಡರೇಷನ್ ಈಗ ಸಂತೋಷದಿಂದ ಮುಡಿಯನ್ನು ತೆಗೆದು ರಾಮನ ಪಾದದಲ್ಲಿಟ್ಟು ಸುಗ್ರೀವ ನಮಸ್ಕಾರ ಮಾಡಿದ ಪ್ರಭು ಈ ಸೈನ್ಯ ನಿನ್ನದು ಇದು ಎಲ್ಲಿ ಕಳಿಸಬೇಕು ನೀ ಕಳಿಸು ಸೀತೆಯಲ್ಲಿದ್ದರೆ ಬರ್ತಾರೆ ನಾನು ನೀನು ಹೋಗಬೇಕಾಗಿದ್ದೇ ಇಲ್ಲ ಅಂದ ರಾಮ ಹೇಳಿದ ಎಲ್ಲಾರು ಉಂಟೇನೆಯ ಇದು ನಿನ್ನ ಸೈನ್ಯ ಎಲ್ಲಿ ಕಳಿಸ್ಬೇಕು ಅಂತ ನೀನೇ ಹೇಳವರಿಗೆ ಅಂತ ಹೇಳಲಾಗಿ ಅಪ್ಪಣೆ ಅಂತ ಹೇಳಿದವನೇ ಹಿಂದಕ್ಕೆ ಬಂದು ಪಶ್ಚಿಮ ದಿಕ್ಕಿಗೆ ವಿನತನೆಂಬ ಬಹಳ ದೊಡ್ಡ ವಾನರ ವೀರನನ್ನ ಅವನೇ ಮುಂದೆ ರಾಮ ಪಟ್ಟಾಭಿಷೇಕಕ್ಕೆ ಪಶ್ಚಿಮ ದಿಕ್ಕಿನಿಂದ ತೀರ್ಥವನ್ನ ಸಮುದ್ರ ತೀರ್ಥ ತಗೊಂಡ್ಬರ್ತಾನೆ ಪಶ್ಚಿಮಕ್ಕೆ ಹೋಗಿ ನೀರು ತಗೊಂಬ ಅಂದ್ರೆ ಪಕ್ಕದ ರೂಮ್ ಹೋಗಿ ನೀರು ತೆರವಷ್ಟು ಸುಲಭವಾಗಿ ತರತಕ್ಕಂಥ ಮಹಾ ದಡೂತಿ ವೀರ ಅವನು ಒಬ್ಬೊಬ್ರು ಹೋಗಿದ್ರು ಅವನಿಗೆ ಆ ಪಶ್ಚಿಮ ದಿಕ್ಕಿಗೆ ಹೋಗುವ ದಾರಿಯನ್ನೆಲ್ಲ ಹೇಳಿ ಅಲ್ಲಿ ಯಾವ್ಯಾವ ದೇಶ ಬರುತ್ತೆ ನದಿ ಬರುತ್ತೆ ಬೆಟ್ಟ ಬರುತ್ತೆ ಮರಳಗಾಡು ಬರುತ್ತೆ ಸಹಾರಾ ಮರುಭೂಮಿ ಹೆಸರಿದೆ ಭಾರತದಲ್ಲಿ ಯಾವ ಸೆಂಟರ್ನಿಂದ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಹೇಳಿದ್ರು ಪತ್ತೆ ಮಾಡೋದು ಕಷ್ಟ ಪ್ರಾಯಶಃ ಉಜ್ಜಯಿನಿಯಿಂದ ಮುಂದೆ ಇಟ್ಕೊಂಡು ಮಾಡಿರಬೇಕು ಅಂತ ಕಾಣುತ್ತೆ ಆ ದೇಶಗಳ ಹೆಸರನ್ನೆಲ್ಲ ಹೇಳಿ ಹೋಗು ಸೂರ್ಯ ಮುಳುಗೋ ತನಕ ಎಲ್ಲ ಓದಬೇಕು ಅಂತ ಆಸೆ ಇವತ್ತು ಕೃಷ್ಣಿಂದ ಕಾಂಡ ಮುಗಿಯೋದಿಲ್ಲ ಇಲ್ಲದಿದ್ರೆ ಒಂದು ತಿಂಗಳಲ್ಲಿ ಅಷ್ಟು ಸುತ್ತಾಡಿಕೊಂಡು ಸೀತಾದೇವಿ ಎಲ್ಲಿದ್ದಾಳೆ ಅಥವಾ ಎಲ್ಲಿಲ್ಲ ಸಮಾಚಾರ ತಗೊಂಡು ನೀವು ಬರಬೇಕು ಅಭಾಸ್ಕರಮ ಮರ್ಯಾದಂ ನಜಾನೀಮಹ ಅತತತಪರಂ ಪರಂ ಸೂರ್ಯ ಮುಳುಗುವುದರಿಂದ ಆಚೆಗೆ ಕತ್ತಲೆ ಲೋಕದಲ್ಲಿ ನಮ್ಗೆ ಗೊತ್ತಿಲ್ಲ ಅಲ್ಲಿ ತನಕ ಹೋಗಬೇಕು ನಿನ್ನ ಸೈನ್ಯ ಏನಿದೆಯೋ ತಗೊಂಡು ಹೋಗು ಈಗಲೇ ಹೋಗು ಒಂದು ಹೋಗ್ಬೇಕು ಅವಿಂದ ಉಳಿದವರೆಲ್ಲ ಕಳಿಸೋ ತನಕ ಕಾಯೋದಲ್ಲ ಗೆಟ್ ಔಟ್ ಫಸ್ಟ್ ಅಂದ ಅವನು ಸುಗ್ರೀವ ಹೋಗಬೇಕು ನಿಂತ್ಕೊಂಡಿದ್ದ ಒಂದು ತಿಂಗಳೊಳಗೆ ನೀನು ಸಮಾಚಾರ ತಂದು ಕೊಡದೇ ಇದ್ರೆ ಉಳಿದವರನ್ನು ಕಳಿಸಿ ಎಲ್ಲಿದ್ದೀಯೋ ಅಲ್ಲೇ ಕೊಲ್ಲಿಸಿ ಬಿಡ್ತೇನೆ ಸಮಾಚಾರ ಎಸ್ ನೋ ನಮ್ಗೆ ಹೇಳಬೇಕು ಇದು ಸುಗ್ರೀವಾಜ್ಞೆ ಹೊರಟವರು ದಕ್ಷಿಣ ದಿಕ್ಕಿಗೆ ಕಳಿಸಬೇಕಾದವರಲ್ಲಿ ನೀಲಂ ಹನುಮಂತಂಚ ಹನುಮಂತಂಚವಾದರಂ ಜಾಂಬವಂತಂ ಸುಹೋತ್ರಂ ಶರಾರಿಂ ಶರಗುಲ್ಮಂ ಗಜಂ ಗವಾಕ್ಷಂ ಗವಯಂ ಸುಷೇಣಂ ಲಿಸ್ಟ್ ಹೆಸರು ಕೊಡ್ತಾರೆ ತುಂಬ ಮುಖ್ಯನಾದ ವೀರರನ್ನೆಲ್ಲ ದಕ್ಷಿಣಕ್ಕೆ ಕಳಿಸಿ ಗುಮಾನಿ ಅಲ್ಲೇ ಇತ್ತು ರಾವಣನೂರು ಅಲ್ಲಿ ಎಲ್ಲೆಲ್ಲಿ ನದಿ ಏನೇನು ಬರುತ್ತೆ ಯಾವ್ಯಾವ ರಾಕ್ಷಸರು ಅಲ್ಲೆಲ್ಲ ಅಡ್ಕೊಂಡಿದ್ದಾರೆ ಲಂಕೆಯ ಸುತ್ತ ಸಿಂಹಿಣಿ ಎಂಬ ಒಬ್ಬ ರಾಕ್ಷಸಿ ಮೇಲೆ ಹಾರೋ ನೆರಳನ್ನು ಕೂಡ ಹಿಡಿಯುವ ಶಕ್ತಿ ಇದ್ದವಳು ಅವಳಿಂದ ಆ ದ್ವೀಪಕ್ಕೆ ಸಿಂಹಳ ಅಂತ ನೆನ್ನೆ ಮೊನೆ ತನಕ ಹೆಸರಿತ್ತು ಅದು ಬೇಡ ಅಂತ ಶ್ರೀಲಂಕಾ ಅಂತ ಮಾಡ್ಕೊಂಡಿದ್ದಾರೆ ಶ್ರೀಮದ್ ಲಂಕಾ ಅಂತ ಮಾಡಿ ಯಾರು ಬೇಡ ಅಂತಾರೆ ಅದರ ಸ್ವರೂಪ ಹೋಗ ರಾಕ್ಷಸರು ಊರು ಬರೀ ಟಿ ಈಗ ಆ ಭೂಮಿ ಗುಣ ಕೆಲವು ಕಡೆ ಹೋಗೋದಿಲ್ಲ ನೀವೆಲ್ಲ ಹೋಗಬೇಕು ಹೋಗಿ ಸ್ವಲ್ಪ ನಿಂತ್ಕೊಳ್ಳಿ ಅಷ್ಟು ದೂರ ಆಮೇಲೆ ಕರಿತೇನೆ ಅಂದ ಸುಗ್ರೀವ ಆಮೇಲೆ ಮುಖ್ಯವಾದ ವಾಕ್ಯ ಯಾಕೆ ಪಂಡಿತರು ತಪ್ಪೋ ಜಾಗ ಸುಗ್ರೀವ ವಿಶೇಷವಾಗಿ ಹನುಮಂತನನ್ನು ಕರೆದು ಹೇಳಿದ ನೀನು ದಕ್ಷಿಣಕ್ಕೆ ಹೋಗುವಾಗ ನಾನು ಯಾವ್ಯಾವ ನದಿ ಬೆಟ್ಟ ಗುಡ್ಡ ಬೆಟ್ಟ ಗುಹೆ ಹೇಳಿದ್ದೇನೆಯೋ ಮತ್ತು ಲಂಕೆಯನ್ನೇನು ಹೇಳಿದ್ದೇನೆಯೋ ತ್ರಿಕೂಟ ಪರ್ವತ ಅದರ ಮಧ್ಯೆ ಆ ಬೆಟ್ಟ ಮೂರು ಕೋಣಾಕೃತಿಯಲ್ಲಿದೆ ತ್ರಿಕೂಟ ಪರ್ವತ ತ್ರಿಕೂಟಾಚಲ ತ್ರಿಕೋಣಮಲೈ ಟ್ರಿಂಕಾಮಲೈ ನೋಡಿ ಹೇಗಿದೆ ಹೆಸರು ಹೇಗೆ ಬಂತದು ಆ ಪರ್ವತ ಆ ಪರ್ವತದ ಮೇಲೆ ಲಂಕೆ ಹೇಗಿದೆ ಅಂದರೆ ಮೇಲಿಂದ ತೂಗು ಬಿಟ್ಟ ಆಭರಣದಂತೆ ಇದೆಯಂತೆ ಏರಿಯಲ್ ವ್ಯೂ ನೋಡಿದ್ರೆ ಆ ಊರಷ್ಟು ಚೆನ್ನಾಗಿದೆ ವಿಶ್ವಕರ್ಮ ಕಟ್ಟಿದ್ದ ಊರು ಕುಬೇರನಿಗೋಸ್ಕರ ರಾವಣನಿಗೋಸ್ಕರವಲ್ಲ ನದಿ ದುರ್ಗ ಜಲದುರ್ಗ ಗಿರಿದುರ್ಗ ಮೂರು ವಿಧವಾದ ದುರ್ಗಗಳು ಅಲ್ಲಿ ಹೋಗಬೇಕು ರಾವಣನ ಹುಡ್ಕೊಂಡು ಬಾ ನೀನು ಅಂತ ಹೇಳಿ ಹತ್ತಿರದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾನೆ ಸರ್ವಮೇಧ ಸಮಾಲೋಕ್ಯ ಗಮನವಾಗಿ ಕೇಳಿ ಎಲ್ಲವನ್ನೂ ನಾ ಹೇಳಿದ ಕೆಲಸ ಬರಬೇಕು ಹನುಮಂತ ಒಂದು ವೇಳೆ ನಾ ಹೇಳದೇ ಇದ್ದ ಕೆಲಸವನ್ನೇನಾದರೂ ಒಂದು ಅಕಸ್ಮಾತ್ ಮಾಡುವ ಪ್ರಸಂಗ ಬಂದರೆ ಉದಾಹರಣೆಗೆ ಲಂಕೆಯನ್ನು ಸುಡು ನಾ ಹೇಳಿಲ್ಲ ಅದೇನಾದ್ರು ಬಂದರೆ ಎಚ್ಚ ಅನ್ಯದಪಿ ದೃಶ್ಯತಿ ರಾಮ ಕಾರ್ಯಕ್ಕೆ ಸಹಾಯ ಆಗೋದು ಏನೇನಿದೆಯೋ ಅದನ್ನೆಲ್ಲ ಮಾಡ್ಕೊಂಬಾ ನೀನು ಮಾಡಿದ್ರೆ ನನಗೆಷ್ಟು ಗೌರವ ಮರ್ಯಾದೆ ಊರಲ್ಲಿದೆಯೋ ಅಷ್ಟು ಮರ್ಯಾದೆ ನೀನು ಕೊಡಿಸ್ತೇನೆ ಮತ್ತುಲ್ಲೆ ವಿಭವೋ ಭೋಗೈಹಿ ಸುಖಂ ಸವಿಹರಿಷ್ಯತಿ ಹೋಗಿ ಅಂತ ಕಳಿಸಿದ ಅವರಲ್ಲೇ ನಿಂತಿದ್ರು ಇನ್ನೂ ಕೆಲಸ ಇದೆ ಪಶ್ಚಿಮ ದಿಕ್ಕಿಗೆ ಸುಷೇಣನನ್ನು ಉತ್ತರ ದಿಕ್ಕಿಗೆ ಶತಬಲಿ ಎಂಬ ವೀರನನ್ನು ಅವ್ರನ್ನೆಲ್ಲ ಕಳಿಸಿ ಹನುಮಂತನನ್ನು ಮತ್ತೆ ಕರೀತಾನೆ ದಕ್ಷಿಣ ದಿಕ್ಕಿಗೆ ಹೋಗೋವ್ರನ್ನ ರಾಮನ ಹತ್ರ ಕರ್ಕೊಂಡ್ಬಂದ ಪ್ರಭು ಇವನು ನಮ್ಮೆಲ್ಲ ವೀರರಲ್ಲಿ ಇವನೊಬ್ಬನೇ ಒಂದು ತೂಕ ಅದಕ್ಕೆ ಅವನು ದಕ್ಷಿಣ ಕಳಿಸ್ತಾ ಇದ್ದೇನೆ ನೀನೇನಾದರೂ ವಿಶೇಷವಾಗಿ ಹೇಳೋದಿದ್ರೆ ನೀ ಹೇಳ್ಬೋದು ಇವನ್ ಜೊತೆಯಲ್ಲಿ ನಾ ಹೇಳೋ ಅಪ್ಪಣೆ ಕೊಟ್ಟಿದ್ದೇನೆ ಅಂತ ಹೇಳಲಾಗಿ ಅಲ್ಲಿ ತನಕ ಮಾತನಾಡದೆ ರಾಮಚಂದ್ರ ಅವನನ್ನ ಕರೆದು ತನ್ನ ಕೈಯಲ್ಲಿದ್ದ ಬಲಗೈಯಲ್ಲಿ ಹಾಕೊಂಡಿದ್ದ ರಾಮನಾಮಾಂಕಿತವಾದ ಉಂಗುರವನ್ನ ಕಳಿಸಿ ಅಂಗುಳೀಯಮಭಿಜ್ಞಾನಂ ದದೌ ತಸ್ಮೈ ತತಃ ಪ್ರೀತಃ ನಾಮಾಂಕಶೋಭಿತಂ ಅದರಲ್ಲೂ ಶ್ರೀರಾಮ ಅಂತ ಕೆತ್ತಿತ್ತು ಮೂರಕ್ಷರದ ಪವಿತ್ರವಾದ ಶ್ರೀನಾಮ ಕೈಯಲ್ಲಿದ್ದದ್ದನ್ನು ಕಳಿಸಿ ಅವನು ಕೈ ಕೊಟ್ಟ ಅಂದ್ರೆ ಆಂಜನೇಯನಿಗೆ ಅಭಯ ಪ್ರದಾನ ಮಾಡಿದ ಅವನ ತಲೆಯನ್ನು ಮುಟ್ಟಿ ನೇವರಿಸಿದ ಆ ರಾಮ ಕರಸ್ಪರ್ಶದ ಮಹಿಮೆಯಿಂದ ಹನುಮಂತನಿಗೆ ಸಮುದ್ರಲಂಘನ ಮಾಡುವ ಶಕ್ತಿ ಉಂಟಾಯಿತು ಹಸಿವು ಬಾಯಾರಿಕೆ ಆಗದೆ ರಾತ್ರಿಯೆಲ್ಲ ಬಳಿದು ನಿದ್ದೆ ಕೆಟ್ಟು ಸೀತೆಯನ್ನು ಹುಡುಕಿ ಸಮಾಚಾರ ತಗೊಂಡು ಲಂಕೆಯನ್ನು ಧ್ವಂಸ ಮಾಡಿ ಇಂದ್ರಜ ಸೈನ್ಯವನ್ನು ಕೊಂದು ಅಷ್ಟೊಂದು ಶಕ್ತಿ ರಾಮಕರ ಸ್ಪರ್ಶದಿಂದ ಉಂಟಾಯಿತು ಆ ಭಯಪ್ರದವಾದ ಕರದಿಂದ ಅದನ್ನು ಅಂಗುಲಿಯವನ್ನು ತಗೊಂಡು ಅವನೇನು ಮಾಡಿದ ತಲೆ ಮೇಲೆ ಸ್ಥಾಪ್ಯ ಕೃತಾಂಜಲಿ ತಲೆ ಮೇಲೆ ಪ್ರಭು ನಿಮ್ ಕೆಲಸ ಮಾಡ್ಕೊಂಡೇ ಬರ್ತೇನೆ ವಂದಿತ್ವಾ ಚರಣೋ ಚೈವ ಪ್ರಸ್ಥಿತ ರಾಮ ಪಾದ ಮುಟ್ಟಿ ನಮಸ್ಕಾರ ಮಾಡಿದ ಆಗ ರಾಮ ಮಾತಾಡ್ತಾನೆ ಆ ಫೋರ್ ಅತಿಬಲ ಬಲ ಮಾಶ್ರಿತಸ್ತವಾಹಂ ಹೇ ಅತಿಬಲ ರಾಮ ಎಂತ ಬಿರುದುಕೊಟ್ಟ ಅತಿಬಲ ಇಷ್ಟು ಬಲ ಯಾರಿಗೂ ಇಲ್ಲ ನಿನ್ನ ನಂಬಿದ್ದೇನೆ ನಾನು ಹರಿವರ ವಿಕ್ರಮ ಇರನಲ್ಪೈ ನಿಂದು ಪರಾಕ್ರಮ ಸಾಮಾನ್ಯವಲ್ಲ ಪವನಸುತ ಯಥ ಅಧಿಗಮ್ಯಸ ಇದು ಹೇಗೆ ಮಾಡಬೇಕೋ ಆ ರೀತಿ ಸೀತಾದೇವಿಯನ್ನು ತಿಳ್ಕೊಂಡು ಬಾ ಜನಕಸುತ ಹನುಮನ್ ತಥಾ ಕುರುಶ್ವ ಆ ಊರಲ್ಲಿ ಏನೇನು ಮಾಡಬೇಕೋ ಎಲ್ಲವನ್ನೂ ಮಾಡು ಎಂಬುದಾಗಿ ಹನುಮಂತನಿಗೆ ಆಶೀರ್ವಾದ ಮಾಡಿ ಕಳಿಸಿದ ಮೂರು ದಿಕ್ಕಿಗೆ ಹೋದ ವಾನರರು ಒಂದು ತಿಂಗಳಲ್ಲಿ ವಾಪಸ್ ಬಂದರು ಏನ್ರೋ ಅಂತ ಸುಗ್ರೀವ ಸಿಕ್ಕಲಿಲ್ಲ ಸೀತಾದೇವಿ ಇದು ಹೇಳೋಕೆ ಇಷ್ಟು ಬೇಗ ಐದು ನಿಮಿಷ ಒಂದು ತಿಂಗಳು ಸುತ್ಕೊಂಡ್ ಬಂದ್ರು ಅವರು ಸುಗ್ರೀವನ ಬುದ್ಧಿ ಬೇಡವೆ ಊರಿದ್ದು ದಕ್ಷಿಣದಲ್ಲಿ ಈ ಮೂರು ಕಡೆಗೆ ವ್ಯರ್ಥವಾಗಿ ಅವರನ್ನೆಲ್ಲ ಯಾತ ಕಳಿಸ್ದ ಅಂದ್ರೆ ಈ ಪಿಕ್ ಪಕ್ ಪಿಕ್ ಪಾಕೆಟ್ ಮಾಡೋವನಿಗೂ ಒಂದು ಒಳ್ಳೆ ಬುದ್ಧಿ ಇರುತ್ತೆ ಕದ್ದದ್ದು ತನ್ನ ಕಡೆ ಇಟ್ಕೊಂಡಿರೋದಿಲ್ಲ ಎಲ್ಲೆಲ್ಲೋ ಕೊಟ್ಟಿರ್ತಾನ ಅವನು ಹಾಗೆ ಕದ್ದಿದ್ದ ಸೀತಾದೇವಿಯನ್ನ ದಕ್ಷಿಣದಲ್ಲೇ ಇಟ್ಟಿದ್ರೆ ಪತಿಯಾಗುತ್ತೆ ಅಂತ ಉತ್ತರ ಕ್ರಮಾನಿಸಿದ್ರೆ ಪೂರ್ವ ಕ್ರಮಾನಿಸಿದ್ರೆ ಪಶ್ಚಿಮ ಕ್ರಮಾನಿಸಿದ್ರೆ ಮೊದಲ ಅದೆಲ್ಲ ಎಕ್ಸಾಸ್ಟ್ ಮಾಡಿ ನಿಮಗೇನೋ ಒಂದು ಸಣ್ಣದು ಅಪೆಂಡಿಸೈಟಿಸ್ ಆಪರೇಷನ್ ಆಗಬೇಕು ಡಾಕ್ಟರ್ ಏನು ಮಾಡ್ತಾರೆ ಒಂದೊಂದಾಗಿ ಹಾರ್ಟ್ ಇದೆಯೇ ಬ್ಲಡ್ ಇದೆಯೇ ಶುಗರ್ ಇದೆಯೇ ಎಲ್ಲ ಟೆಸ್ಟ್ ಮಾಡಿ ಮಾಡಿ ಮಾಡಿ ಮಾಡಿ ಇನ್ನು ನಿಮ್ಮಲ್ಲಿ ರಕ್ತವಿಲ್ಲ ಪ್ರಾಣವೂ ಇಲ್ಲ ದುಡ್ಡು ಇಲ್ಲ ಅಂತ ತೀರ್ಮಾನ ಮಾಡಿದ ಮೇಲೆ ಆಪರೇಷನ್ ಮಾಡುವಂತೆ ಈ ಮೈನಸ್ ಎಲ್ಲ ಮಾಡಿಕೊಂಡು ಈ ದಕ್ಷಿಣದವರು ಬರಲಿ ಬರಲಿ ಅಂತ ಕಾದಿದ್ದಾನೆ ಇದು ತುಂಬಾ ವೇಳೆಯಾಯಿತು ದಕ್ಷಿಣದವರು ಹೊರಟರು ಆಮೇಲೆ ಹನು ಇವನನ್ನ ಸುಗ್ರೀವನನ್ನು ಕರೆದು ರಾಮಚಂದ್ರ ಕೇಳಿದ ಇಷ್ಟೆಲ್ಲ ಭೂಗೋಳ ಗೊತ್ತಿದೆ ನಿನಗೆ ರಾವಣನ ಊರು ಗೊತ್ತಿದೆ ಟ್ರಿಂಕಾಮಲೆ ಅಂತೀಯೇ ತ್ರಿಕೋಣಮಲೆ ಅಂತೀಯೇ ತ್ರಿಕೋಟಾಚಲ ಅಂತೀಯೇ ಊರು ಹೀಗಿದೆ ಅಂತೀಯೇ ಹಾಗಾಗ ಗೊತ್ತಾಯಿತು ಅದೇ ನಮ್ಮ ಎಲ್ಲ ಓಡಿಸಿದ್ದ ಭೂಮಿಯನ್ನ ತುಂಬಾ ನನಗೆ ಅವತ್ತು ಮರೆತೋಯ್ತು ಅವತ್ತು ತಿಳಿಯಲಿಲ್ಲ ಅಂತ ಹೇಳಿ ಎಲ್ಲ ಮರೆತು ಬಿಟ್ಟಿದ್ದೆ ಬುದ್ಧಿ ಸುಳ್ಳು ಹೇಳ್ತಾನೆ ಈ ರಾಮಾಯಣದಲ್ಲಿದೆ ನೋಡಿ ಮತಿಮಾನ್ ಗಂಧರ್ವನ ಮಾತು ಕೆಲಸ ಆಗಬೇಕು ಅಂತ ಇವರು ಅಲ್ಲಲ್ಲಿ ಹೋದವರು ಕಪಿಸೇನೆಯರು ಕಂಡೂವನಕ್ಕೆ ವನಕ್ಕೆ ಬರ್ತಾರೆ ಕಥೆ ಹೇಳೋದಿಲ್ಲ ಅಲ್ಲಿ ಒಂದು ಹನಿ ನೀರಿಲ್ಲ ಕಾಡಲ್ಲಿ ಒಣಗಿದ ಮರಗಳು ಬಿಸಿಲೊಂದು ಕಡೆ ಬಾಯಾರಿಕೆ ಒಂದು ಕಡೆ ಹೇ ಇಲ್ಲಿ ಯಾಕೋ ಬಂದು ಅಂತ ಬೈಕೊಂಡು ರಜತ ಪರ್ವತಕ್ಕೆ ಹೋಗ್ತಾರೆ ಇದು ಈ ಕಡೆ ಉಡುಪಿ ಕಡೆ ಅಂತ ಕಾಣುತ್ತೆ ಇದು ರಜತಪುರಿ ಅಂತ ಹೆಸರು ಉಡುಪಿಗೆ ಹಳೆ ಹೆಸರು ಅಲ್ಲಿಂದ ಮತ್ತೆ ಪೂರ್ವಕ್ಕೆ ಬರ್ತಾರೆ ಒಂದು ದಿಕ್ಕಲ್ಲ ದಕ್ಷಿಣ ಎಲ್ಲ ಹುಡುಕ್ಬೇಕಲ್ಲ ನೀ ಅಲ್ಲಿ ಹೋಗು ನೀ ಹೋಗಿ ನೀವು ಅಲ್ಲಿಂದ ಬಂದ್ರು ವೃಕ್ಷವಿನ ದೊಡ್ಡ ಗುಹೆಯಲ್ಲಿ ಒಳಗಡೆಯಿಂದ ಕೆಲವು ಪಕ್ಷಿಗಳು ನೀರು ಪಕ್ಷಿಗಳು ಹೊರಗಡೆ ಬಂದದ್ದು ನೋಡಿದ್ರು ಬಾಯಾರಿಕೆ ಇವರಿಗೆ ಹಸಿವೇನು ಎಂಗಿಸ್ಕೊಂಡಿದ್ದಾರೆ ಬಾಯಾರಿಕೆ ಹೋಗಲಿಲ್ಲ ಸಾರಸ ಪಕ್ಷಿಗಳನ್ನು ನೋಡಿ ಒಳಗೆಲ್ಲೋ ನೀರಿರಬೇಕು ನಾ ಸ್ವಲ್ಪ ನೀರು ಕುಡಿದು ಬರ್ತೇನೆ ಲೇ ನಾನು ಬರ್ತೀನಿ ಇಂದ ಇನ್ನೊಬ್ಬ ಇಲ್ಲೆಲ್ಲ ನೀರಿದೆಯಲ್ವೇ ನೋಡ್ಕೊಂಬ ಆಮೇಲೆಲ್ಲ ಹೋಗೋಣ ಅಂತ ಒಬ್ಬ ನುಗ್ಗಿದನು ಇಲ್ವೋ ಎಲ್ಲರೂ ನುಗ್ಗಿದರು ಗುಹೆಯೊಳಕ್ಕೆ ಆ ಗುಹೆಯಲ್ಲಿ ಸ್ವಯಂಪ್ರಭೆ ಎಂಬ ಒಬ್ಬ ನಿನ್ನೆ ಕತೆ ಹೇಳಿದ್ದೇನೆ ಹೇಮೆ ಎಂಬ ಅಪ್ಸರಸಿಯ ಒಬ್ಬ ದೂತಿ ಕೂತಿದ್ಲು ತಪಸ್ವಿನಿ ನಾರ್ಮಡಿ ಉಟ್ಕೊಂಡಿದ್ದಾಳೆ ಅವಳು ಮೈ ಬಂಗಾರದ ಬಣ್ಣದಿಂದ ಇಡೀ ಗುಹೆ ಬಂಗಾರದ ಬಣ್ಣವಾಗಿದೆ ಅದ್ಭುತವಾದ ಕೊಳಗಳು ಮನುಷ್ಯರು ಮುಟ್ಟದೇ ಇದ್ದ ಹೂವು ಹಣ್ಣು ಎಲ್ಲ ಸಮೃದ್ಧಿಯಾಗಿದೆ ವಾನರವೀರರು ಸ್ನಾನ ಮಾಡಿದ್ರು ನೀರು ಕುಡಿದ್ರು ಕುಣಿದಾಡಿದ್ರು ಹಣ್ಣು ತಿಂದ್ರು ಹಂಪಲ ತಿಂದ್ರು ಯಾಕೆ ಬಂದು ಅನ್ನೋದು ಮರ್ತೋಯ್ತು டே எங்கடா வந்தோம் எதுக்காக வந்துண்டா அதான் தெரியலையே பழம் இருக்கு பூ இருக்கு தண்ணி இருக்கு சாப்பிட்டு இருக்குமே ಒಬ್ಬ ಒಬ್ಬರನ್ನು ತಪ್ಪಿಕೊಂಡ ಸಿಕ್ಸರ್ ಹೊಡೆದ ಹಾಗೆ ಕ್ರಿಕೆಟ್ ಅಲ್ಲಿ ಒಬ್ಬರು ಕೋತಿಗಳು ತಪ್ಪಿಕೊಳ್ತಾರಲ್ಲ ವೆಸ್ಟ್ ಇಂಡೀಸ್ನವರು ತಪ್ಪಿಕೊಂಡ್ರು ಕುಣಿದಾಡಿದ್ರು ಎದ್ದಾಡಿದ್ರು ಆಮೇಲೆ ನೋಡಿದ್ರು ಈಗ ಹೊರಗೆ ಹೋಗೋದು ಹಾಗೋ ನೋಡ್ತಾರೆ ಎಲ್ಲಿ ನೋಡಿದ್ರು ಬಾಗಿಲು ಕಾಣಿಸ್ಲಿಲ್ಲ ಅಲ್ಲಲ್ಲೇ ಓಡಾಡ್ತಿದ್ದಾರೆ ಅವಳು ಕೂತಿದ್ದ ಜಾಗಕ್ಕೆ ಬಂದ್ರು ಸ್ವಯಂ ಪ್ರಭೆ ಇವಳಿಗೆ ಗೊತ್ತಿರಬೇಕು ದಾರಿ ಇವಳನ್ನ ನೆಬ್ಸೋದಕ್ಕೆ ಭಯ ಏನ್ ಮಾಡೋಣ ಅವಳು ಎಚ್ಚರವಾಗಲಿ ಅಂತ ಎಲ್ಲರೂ ಸಾಲಾಗಿ ಎದುರು ಕೂತ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಸ್ಕೂಲ್ ಮೇಸ್ಟ್ರು ಕೊಡಿಸುವಾಗ ಪ್ರೈಮರಿ ಸ್ಕೂಲಲ್ಲಿ ವಿದ್ಯಾರ್ಥಿಗಳು ಕಣ್ಣು ಮುಚ್ಚಿ ಕೂಡುವ ಹಾಗೆ ಅವಳು ಧ್ಯಾನ ಬಹಿರ್ಮುಖಳಾಗಿ ನೋಡ್ತಾಳೆ ಎದುರು ಕೋತಿಗಳು ಕೋತಿ ಗಟ್ಟಲೆ ಅವಳ ಗತಿ ಏನಾಗಬೇಕು ಡೇ ಹೆಂಗ ಬಂದ ಬೇಡ ಯಾರೋ ನೀವು ಯಾಕೆ ಬಂದ್ರೋ ಇಲ್ಲಿ ಒಳಗ್ಯಾರು ಬಿಟ್ರು ನಿಮ್ಮನ್ನ ಅಂತ ಕೇಳಿದಾಗಿ ನಮಗೇನು ಗೊತ್ತಮ್ಮ ಹಸಿವಾಯಿತು ಬಾಯಾರಿಕೆ ಆಯಿತು ಇಲ್ಲಿಂದ ಕೆಲವು ಪಕ್ಷಿಗಳು ಹೊರಗೆ ಬಂದು ನೀರಿರ್ಬೋದು ಅಂತ ಅದೆಲ್ಲ ನೀರಿಗೆ ಕುಳಿತಿದ್ದೀವಿ ನಿಮಗೇನು ಕಾಸಿ ಮಾಡೋರಲ್ಲ ಏನು ಬೇಕು ನಿಮಗೆ ಹೊರಗೆ ಹೋಗೋ ದಾರಿ ಹೇಳು ಅಯ್ಯೋ ನಾನು ಹಾಗೆ ನಿಮ್ಮನ್ನು ಕಳಿಸಿದ್ರೆ ದಾರಿ ತಿಳ್ಕೊಂಡು ಪದೇ ಪದೇ ಬಂದು ತೊಂದರೆ ಕೊಡ್ತೀರಿ ಕಣ್ಣು ಮುಚ್ಕೊಳ್ಳಿ ನೀವು ಎಲ್ಲರೂ ಕಣ್ಣು ಮುಚ್ಚಿದ್ದಾರೆ ಓರ್ಗಣ್ಣಲ್ಲಿ ನೋಡೋರು ಯಾರೂ ಇಲ್ಲ ಕ್ಷಣ ಮಾತ್ರದಲ್ಲಿ ಹೊರಗೆ ತಪಸ್ಸಿನ ಮಹಿಮೆಯಿಂದ ತಂದು ಬಿಟ್ಲು ಹೊರಗಡೆ ಬಂದು ನೋಡ್ತಾರೆ ಫಾಲ್ಗುನ ಮಾಸದ ಲಕ್ಷಣಗಳು ಗಿಡಮರಗಳಲ್ಲಿವೆ ಇವರು ಹೊರಟಿದ್ದ ಯಾವಾಗ ಆಷಾಢ ಮಾಸದಲ್ಲಿ ಅಲ್ಲ ಕಾರ್ತಿಕದಲ್ಲಿ ಆಷಾಢದಲ್ಲಿ ವಾಲಿವಧೆ ಇಲ್ಲಿ ನೋಡ್ತಾರೆ ಫಾಲ್ಗುನ ಮಾಸ ಬಂದುಬಿಟ್ಟಿದೆ ಒಬ್ರು ಮುಖ ಒಬ್ಬರು ನೋಡಿದ್ರು ಲೇ ಫಾಲ್ಗುನ ಮಾಸ ಬಂದ್ಬಿಟ್ಟು ಒಂದು ತಿಂಗಳು ಟೈಮ್ ಕೊಟ್ಟಿದ್ದ ನಮ್ಮ ಮಹಾರಾಜ ಅಲ್ಲಿ ಹೋಗೋಣ ಅಂದ್ರೆ ಹೋದ್ರೆ ಕೊಲ್ತಾನೆ ಟೈಮ್ ಲೇಟ್ ಆಯಿತು ಸೀತೆನೋ ಸಿಕ್ಕಲಿಲ್ಲ ಮುಂದೆ ಹೋಗೋಣ ಅಂದ್ರೆ ಹಾಳು ಸರುಗಾಡು ಸಮುದ್ರ ಕೂತಿದೆ ಅಡ್ಲಾಗಿ ನಮಗೆ ಇಲ್ಲಿ ದಕ್ಷಿಣ ಸಮುದ್ರ ತೀರ ಅದನ್ನು ದಾಟೋ ಹಾಗಿಲ್ಲ ಅಲ್ಲಿ ಹೋಗೋ ಹಾಗಿಲ್ಲ ಏನ್ ಮಾಡ್ಬೇಕು ಏನ್ ಮಾಡಬೇಕು ಆಗ ಅಂಗದ ಇದರ ದುರುಪಯೋಗವನ್ನು ತಗೊಂಡು ಸುಗ್ರೀವನ ಮೇಲೆ ಎತ್ತಿ ಕಟ್ಟುತ್ತಾನೆ ಗುಂಪುಗಾರಿಕೆ ಕರ್ನಾಟಕದಲ್ಲಿ ಶುರುವಾಯಿತು ಇಡೀ ಸೈನ್ಯವನ್ನು ಎತ್ತಿ ಕಟ್ಟಿಬಿಡ್ತಾನೆ ವಾಲಿ ಸಾಯುವಾಗ ಸುಗ್ರೀವ ಕಪಟಕ್ಕೆ ಕಣ್ಣೀರು ಹಾಕಿದ್ದೇ ಹೊರತು ಈ ವಾನರ ವೀರರಲ್ಲಿ ಕೆಲವರು ನಮ್ಮ ತಂದೆ ಸತ್ತದಕ್ಕೆ ಒಬ್ಬರೂ ಕಣ್ಣೀರು ಹಾಕಿದವರಲ್ಲ ಈಗ ನಾವು ವಾಪಸ್ ಹೋದ್ರು ಕೊಲ್ತಾನೆ ನಮ್ಮ ಮೇಲೆ ಹಾಕಿತಾನೆ ಜನ ಸುಗ್ರೀವ ಮುಂದಕ್ಕೂ ಹೋಗೋದಕ್ಕೆ ಬರೋದಿಲ್ಲ ಅದರಿಂದ ಏನು ಮಾಡಬೇಕು ಈ ಗುಹೆಯೊಳಕ್ಕೆ ಹೋಗಿ ನೆಮ್ಮದಿಯಾಗಿದ್ದು ಬಿಡೋಣ ಹನುಮಂತ ಅವನ ಜುಟ್ಟು ಹಿಡಿದಳ್ಕೊಂಬಂದ ಅಂಗದನನ್ನ ಲೇ ನೋಡಿ ಗುಹೆ ಮೇಲೆ ಆಗಲೇ ಇಂದ್ರನ ಏಟು ಬಿದ್ದಿದೆ ಒಂದ್ಸಲ ಇದು ವಜ್ರಾಯುಧ ಲಕ್ಷ್ಮಣನ ಕೋಪ ನೋಡಿದ್ದೀರಲ್ಲ ನಮ್ಮೂರಲ್ಲಿ ಅವನು ಬಂದ ಒಂದು ಬಾಣಿಕೆ ಅದನ್ನು ಪುಡಿ ಪುಡಿ ಬಿಟ್ಟಾನು ನೀವು ಉಳಿಯೋದಕ್ಕಂತೂ ದಾರಿ ಗುಹೆ ಹೋದ್ರೂ ಬಿಡೋದಿಲ್ಲ ವಾನವೀರರೇ ಈ ಮೂರ್ಖನ ಮಾತನ್ನು ಕೇಳಬೇಡಿ ಚಿಕ್ಕ ವಯಸ್ಸಿನವನವನು ಅಂತ ಗುಂಪುಗಾರಿಕೆಯನ್ನು ತಪ್ಪಿಸಿ ಮತ್ತೇನು ಮಾಡೋದು ಅಂತ ಕೇಳುವಾಗ ಅತ್ಯಂತ ವೃದ್ಧನಾದ ಜಾಂಬು ಅಂತ ಹೇಳಿದ ಸಾಯೋದಂತೂ ಖಂಡಿತ ಋಷಿಗಳಂತ ಸಾಯೋಣ ಇಲ್ಲಿ ದರ್ಬೆಗಿರ್ಬೆ ಅದಿದ್ರೆ ಹುಡುಕಿ ಒಂದು ಕಂಚ ದರ್ಬೆ ತಗೊಂಡ್ಬಂದ್ರು ಸಂಕಲ್ಪ ಹೇಳಬೇಕಲ್ಲ ಅಸಂಸ್ಕೃತ ಅರ್ಧಂಬರ್ಧ ಬಂದವರು ಯಾರೋ ಹೇಳಿದ್ರು ಯಾತಕ್ಕೋಸ್ಕರ ಸಾಯ್ತಿದ್ದೇವೋ ನೀ ಹೇಳು ನೀ ಹೇಳು ಸಂಕಲ್ಪ ಹೇಳಿದ್ರು ಕೂತ್ಕೊಂಡ್ರು ಮಹೋದಧಿ ರತ್ನಾಕರ ಸೇರುವಂತಹ ಇವತ್ತು ರಾಮ ಸೇತುವೆ ಕಟ್ಟಿದ್ದ ಜಾಗದಲ್ಲಿ ಕೂತಿದ್ದಾರಪ್ಪ ಮಹಾರಾಯರು ಕೂತವರೇ ಸಂಕಲ್ಪ ಮಾಡಿದ್ದಾರೆ ಶತಕೋಟಿ ಕೋಟಿ ವಾನರಿ ವೀರರು ಸಾಲ ಕೂತ್ಕೊಂಡು ರಾಮ ಕೆಲಸ ಆಗಲಿಲ್ಲ ನಾವು ಜೀವನದಲ್ಲಿ ಕೃತಾರ್ಥರಾಗಲಿಲ್ಲ ಸುಗ್ರೀವನ ಮಾತು ನಡೆಯಲಿಲ್ಲ ರಾಮ ಕೆಲಸ ಆಗಲಿಲ್ಲ ಬದುಕೇನು ಪ್ರಯೋಜನ ಉಪವಾಸ ಮಾಡಿಸಾಯೋಣ ಅಂತ ಅವರೆಲ್ಲ ಹೇಳ್ತಾ ಹೇಳ್ತಾ ಅಕಸ್ಮಾತ್ ಒಬ್ಬನ ಬಾಯಲ್ಲಿ ಬಂತು ನಮಗಿಂತ ಜಟಾಯುವೇ ಧನ್ಯ ಶತ್ರು ರಾಮನ ಕೆಲಸಕ್ಕೋಸ್ಕರ ಸತ್ತ ನಮಗದು ಭಾಗ್ಯವಿಲ್ಲ ಅಂತ ಹೇಳುವಾಗ ಅಲ್ಲೊಂದು ಪಕ್ಷಿ ಇತ್ತು ಪಕ್ಕದಲ್ಲಿ ಸಂಪಾತಿ ಎಂಬುದು ಜಟಾಯುವಿನ ಅಣ್ಣಾಮನು ಅವನಿಗೂ ಇವನಿಗೂ ಜಟಾಯುಗೂ ಸಂಪಾತಿಗೂ ಸ್ಪರ್ಧೆಯಾಗಿ ಒಂದು ಕಾಲದಲ್ಲಿ ಯಾರ ಮೇಲೆ ಕಾರವಲ್ರು ಕೋತಿ ಚೇಷ್ಟೆ ಮಾಡಬೇಕಲ್ಲ ಪರಸ್ಪರ ಮೇಲಕ್ಕೆ ಹೋಗಿ ಹೋಗಿ ಹೋಗಿ ಜಟಾಯು ತುಂಬಾ ಮೇಲಕ್ಕೆ ಹೋಗಿಬಿಟ್ಟ ಸೂರ್ಯನ ಕಿರಣಗಳಿಂದಲ್ಲಿ ಸುಟ್ಟು ಹೋಗ್ತಾನು ಅಂತ ಭಯದಿಂದ ಅಣ್ಣನಾದವನು ಸಂಪಾತಿ ಅವನ ಮೇಲೆ ರೆಕ್ಕೆ ಬಿಚ್ಚುವಾಗ ಇವನ ರೆಕ್ಕೆಯ ಸುಟ್ಟು ಅಲ್ಲಿ ಬಿದ್ದಿದ್ದ ನಿಶಾಕರ್ಣಮ ಮಹರ್ಷಿ ಅವನಿಗೆ ಉಪಚಾರ ಮಾಡಿ ಆ ಜಾಗದಲ್ಲಿ ನಿನ್ನ ರೆಕ್ಕೆ ತೆರಿಗೆ ಬರುತ್ತೆ ಕಾಣೋ ಯೋಚನೆ ಮಾಡಬೇಡ ಇಲ್ಲಿ ಕಪಿವೀರವರು ಬರ್ತಾರೆ ರಾಮ ಸಹಾಯವನ್ನು ನೀ ಮಾಡಿದ ದಿವಸ ನಿನಗೆ ರೆಕ್ಕೆ ಬರುತ್ತೆ ಅಂತ ಹೇಳಿದ್ರು ಅವನಲ್ಲಿ ಕೂತಲ್ಲೇ ದಪ ಮಾಡ್ತಿದ್ದ ನಿಶಾಕರ ಮಹರ್ಷಿ ನಿತ್ಯ ಊಟ ಕಳಿಸ್ತಾ ಇದ್ದ ಈ ಸಂಪಾತಿಗೆ ಇವರು ಗರುಡನ ವಂಶದವರು ಕಥೆ ಜ್ಞಾಪಕ ಇಟ್ಕೊಳ್ಳಿ ಅವನ ಕಿವಿ ಚುರುಕಾಗಿತ್ತು ಅವನು ಕೇಳಿದ ಜಟಾಯು ಹೋದದ್ದೇ ವಾಸಿ ನಾವು ಆ ಸಾಯಲಿಲ್ವಲ್ಲ ಅಂತ ಕಪಿವೀರ ಹೇಳಲಾಗಿ ಅವನನ್ನು ಕರೆದ ಯಾರಯ್ಯ ಬಾರಯ್ಯ ಮಾರಯ್ಯ ಜಟಾಯು ಸತ್ತು ಹೋದನೆ ಲೇ ನನ್ನ ತಮ್ಮ ಕಾಣುವವನು ಅವನು ಏನಾಯಿತೋ ಯಾಕಾಯಿತೋ ಅಂತ ಕೇಳಲಾಗಿ ಅಯ್ಯೋ ನಿಂದೊಂದು ಗೋಳು ಬೇರೆ ತಿರುಗಿ ರಾಮ್ ಕಥೆ ಹೇಳಬೇಕು ರಾಮಾಯಣವನ್ನ ನಮ್ಮಷ್ಟು ಸಾಯೋರ್ನು ಬಿಡದೆ ನೀನು ಕತೆ ಹೇಳು ಅಂತ ಕೇಳ್ತಿಲ್ಲ ಅಂತ ಶುರು ಮಾಡಿದ್ರು ರಾಜ ದಶರಥೋ ನಾಮ ಶುರುವಾಯಿತು ದಶರಥ ಅಂತ ಒಬ್ಬದರೆ ಅವನಿಗೆ ಜ್ಯೇಷ್ಠ ಪುತ್ರ ರಾಮಚಂದ್ರ ಚಿಕ್ಕ ತಾಯಿ ಓಡಿಸಿಬಿಟ್ಲಂತೆ ಕಾಡಿಗೆ ಬಂದ ರಾವಣ ಹೊತ್ಕೊಂಡು ಹೋಗ್ಬಿಟ್ಟ ಅವನ ಹೆಂಡತಿಯನ್ನ ಆ ದುಃಖವನ್ನು ತಡೆಯಲಾರದೆ ಸೀತೆಯನ್ನು ಹುಡುಕ್ತಾ ಹುಡುಕ್ತಾ ನಮ್ಮೂರಿಗೆ ಬಂದರು ರಾಮ ಲಕ್ಷ್ಮಣರು ಬಂದರೆ ವಾಲಿಯನ್ನು ಕೊಂದ್ರು ಸುಗ್ರೀವನ ರಾಜ್ಯ ಕೊಟ್ಟರು ಹುಡುಕೊಂಬ ಸೀತೆಯನ್ನು ದಕ್ಷಿಣಕ್ಕೆ ಕಳಿಸಿದ್ರು ನಾವೇನೋ ಮಾಡ್ಕೊಂಡ್ ಬಂದ್ಬಿಡ್ತೇವೆ ಕಿಸೀತೇವೆ ಅಂತ ಕಳಿಸಿಬಿಟ್ರು ಇಲ್ಲಿ ನೋಡಿದ್ರೆ ಹಾಳು ಸಮುದ್ರ ಅಲ್ಲಿ ನೋಡಿದ್ರೆ ಗುಹೆ ಗುಹೆ ಒಳಕ್ಕೂ ಹೋಗೋದು ಬಿಡೋದಿಲ್ಲ ಹನುಮಂತ ಸಮುದ್ರ ಮುಂದೆ ಹಾಯೋಕ್ ಬಿಡೋದಿಲ್ಲ ನಮಗೆ ಪ್ರಾಯೋಪೇಶವಲ್ಲದೆ ಸಾಯುವುದಕ್ಕೆ ಏನು ದಾರಿ ಇದೆ ನೀ ಹೇಳು ಅಂತ ಕೇಳಲಾಗಿ ಸಂಪಾತಿ ಹೇಳಿದ ಒಂದು ದಾರಿ ಇದೆ ನಾ ಹೇಳ್ತೇನಪ್ಪ ಹದ್ದುಗಳಿಗೆ ಕಣ್ಣು ಚುರುಕು ರಾತ್ರಿ ಹೊತ್ತು ಕಾಣಿಸುತ್ತೆ ಹದ್ದುಗಳಿಗೆ ಕಪಿಗಳಿಗೆ ರಾತ್ರಿ ಹೊತ್ತು ಕಣ್ಣು ಕಾಣಿಸೋದಿಲ್ಲ ಅದಕ್ಕೆ ಕಪಿಗಳು ಯಾರ ತೋಟದಲ್ಲಿಯೂ ರಾತ್ರಿ ಹೊತ್ತು ಕಿಚಿಪಿಚಿ ಶಬ್ದವೆಂದು ಸುಮ್ಮನೆ ಮರದ ಮೇಲೆ ತೂಕಡಿಸ್ತಾ ಇರ್ತವೆ ಬೀಳೋದಿಲ್ಲ ಭದ್ರ ಕೂತಿರ್ತವೆ ಆಸ್ಪತ್ರೆಯಲ್ಲಿ ಪೇಷಂಟ್ಸ್ ಮಲಗಿರೋ ಹಾಗೆ ಸಂಪಾತಿ ಹೇಳಿದ ನನಗೆ ನನ್ನ ಕಣ್ಣು ಚುರುಕಾಗಿದೆ ಒಂದು ನೂರು ಯೋಜನೆ ಅಷ್ಟೇ ಸಮುದ್ರ ನನ್ನನ್ನು ಕೆತ್ತಿಕೊಳ್ಳಿ ರಕ್ಕೆ ಇಲ್ಲ ನನಗೆ ಎತ್ತಿಕೊಂಡ್ರೆ ಅದೇನು ಕಾಣಿಸುತ್ತೆ ಎದುರಿಗೆ ಹೇಳ್ತೇನೆ ಅಂತ ಹೇಳಿದಾಗಿ ಅಪ್ಪ ಯಾವನೊಬ್ಬ ಸಿಕ್ಕಿದ್ದಲ್ಲ ಅಂತ ಕಷ್ಟಪಟ್ಟು ಎಲ್ಲರೂ ಸೇರಿ ಅವನು ಶರೀರವನ್ನು ಮೇಲೆ ಕೆತ್ತುತ್ತಾರೆ ಆ ಪಕ್ಷಿ ಕೊಕ್ಕು ಚಾಚಿಕೊಂಡು ನೋಡಿ ದೂರಕ್ಕೆ ಆಹಾ ಅದೇ ಲಂಕೆ ಅದೇ ರಾವಣನ ಊರು ಅಲ್ಲಿ ಅರಮನೆ ಕಾಣಿಸ್ತಾ ಇದೆ ಈ ಕಡೆಯಲ್ಲಿ ಅಶೋಕವನ ಅಲ್ಲಿ ಸಾವಿರ ಕಾಲುಗಳ ಬಂಗಾರದ ಕಾಲುಗಳ ಮಂಟಪ ಇದೆ ಮಂಟಪದ ಮಧ್ಯದಲ್ಲಿ ಸೀತೆ ಕಾಣಿಸ್ತಾ ಇದ್ದಾಳೆ ನಿಮಗೆ ಮಂಗಳವಾಗಲಿ ಅಂತ ಹೇಳಿದ ಆ ಹಷ್ಟು ರಕ್ಕೆ ಬೆಳೆಯಿತು ಒಳ್ಳೇದಾಗಲಿ ಅಂತ ಹೇಳಿ ಹಾರಿ ಹೋಗಿಬಿಟ್ಟ ಅವನು ಎಲ್ಲ ಕುಣಿದಾಡಿ ಕುಪ್ಪಳಿಸಿದವರು ಮತ್ತೆ ಒಬ್ಬರನ್ನೊಬ್ಬರು ನೋಡ್ತಾರೆ ಅವನು ಹೇಳಿದ್ದೇನೋ ಸರಿ ಸಮುದ್ರ ಹೆಗಲಾಟುವುದು ಇದಾಗೋದಿಲ್ವಲ್ಲ ಅವನು ಹೇಳಿದ ಇವರು ನೋಡ್ತಾರೆ ಅವನ ಮೇಲೆ ಕೊರಳು ಬಗ್ಗಿಸ್ಕೊಂಡು ಒಬ್ಬರಿಗೂ ಕಾಣಿಸ್ತಿಲ್ಲ ನಮ್ಮ ಮೇಷ್ಟ್ರು ಒಬ್ಬರಿದ್ರು ಫಿಸಿಕ್ಸ್ ಮೇಷ್ಟ್ರು ಲ್ಯಾಬೊರೇಟರಿ ಇನ್ಸ್ಟ್ರೂಮೆಂಟ್ಸ್ ಇದ್ರೆ ಟೆಲಿಸ್ಕೋಪ್ ಅದು ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಕಟ್ತಾ ಇರೋ ಸಿಮೆಂಟ್ ಬಿಲ್ಡಿಂಗ್ ತಾವು ನೋಡಿ ನೋಡಿ ಇಡೋರೆ ಹೊರತು ನಮ್ಗೆ ಕೊಡ್ತಾ ಇಲ್ಲ ಇನ್ಸ್ಟ್ರೂಮೆಂಟ್ ಅನ್ನ ಹಾಗೆ ಅವರು ಸಂಪಾತಿ ಹೇಳಿದ ಇವರು ಕೇಳಿದ್ರು ಕುಣಿದಾಡಿದ್ರು ಕುಪ್ಪಳಿಸಿದ್ರು ಇದು ಹ್ಯಾಗ ದಾಟೋದು ಅಯ್ಯೋ ಹೀಗಾಯ್ತಲ್ಲ ಆಮೇಲೆ ಒಬ್ಬರೊಬ್ಬರು ಕೂತ್ಕೊಂಡು ಲೇ ನಿನ್ಗೆ ಎಷ್ಟು ದೂರ ಹಾರೋಗಿ ಬರುತ್ತೋ ನಿಮ್ಗೆ ಎಷ್ಟು ದೂರ ಹಾರೋಗಿ ಬರುತ್ತೋ ಒಬ್ಬರೊಬ್ಬರೇ ಕೇಳ್ಕೊಂಡ್ರು ಗಜನೆಂಬವನು ಹೇಳಿದ ನನಗೆ ಬಹಳ ಅಂದ್ರೆ ಹತ್ತು ಯೋಜನೆ ಮೂವತ್ತು ಮೈಲಿ ಹಾರಬಲ್ಲೆ ಆಮೇಲೆ ಆಮೇಲೆ ಬಿಲ್ಸಾಗುವುದರಿಂದ ಗವಾಕ್ಷ ಹೇಳಿದ ವಿಂಶತಿ ಇಪ್ಪತ್ತು ಯೋಜನೆ ಹಾರಬಲ್ಲೆ ಇನ್ನು ಗವಯ ಹೇಳಿದ ತ್ರಿಂಶತಂ ಚತ್ವರಿಂಶತ್ ಪಂಚಷಷ್ಟಿತಮ ಅರವತ್ತೈದನೇ ಸರ್ಗ ಜಾಂಬವಂತ ಹೇಳಿದ ನಾನು ಪೂರ್ತಿ ಸಮುದ್ರವನ್ನು ಹಾರಿ ವಾಪಸ್ಸು ಬರಬಲ್ಲೆ ಅಷ್ಟು ಶಕ್ತಿ ಉಂಟು ನನಗೆ ಎಪ್ಪಡಿಯ ಒಂದು ಶಕ್ತಿ ತ್ರಿವಿಕ್ರಮಾವತಾರ ಮಾಡಿದನಲ್ಲ ಭಗವಂತ ಒಂದು ಪಾದದಿಂದ ಭೂಮಿಯನ್ನಳೆಯುವಾಗ ಆ ಪಾದವನ್ನು ಮೂರು ಸಲ ಪ್ರದಕ್ಷಿಣೆ ಮಾಡಿ ತಮಟೆಯನ್ನು ಹೊಡೆದದ್ದುಂಟು ನಾನು ನೀ ನೀ ಕೆಲಸ ಮಾಡು ಅಂದ್ರೆ ನಾ ಹೇಳು ಸ್ವಲ್ಪ ಪೂರ್ತಿ ಕೇಳಿ ಇಂದ ಶಕ್ತಿ ಶಕ್ತಿ சக்தி இருந்துன்னு ಇಪ್ಪೊಂದು ಶಕ್ತಿ இருக்குன்னு ಸೊನ್ನೆನ ಆಗ ಶಕ್ತಿ ಇತ್ತೇ ಹೊರತು ಈಗ ಶಕ್ತಿ ಇದೆ ನಾ ಹೇಳಲಿಲ್ಲ ಅಯ್ಯೋ ನಿನ್ನ ಮುಸುಳಿಯೇ ಪ್ರಾಣ ಕೊಡಯ್ಯ ಅಂದ್ರೆ ಏನೇನೋ ಕತೆ ಹೇಳ್ತಾ ಇದ್ದೀಯ ವೇಸ್ಟ್ ಇದು ಪೂರ್ವಮಸ್ಮಾಕಮಾಸೇತೆ ಕಶ್ಚಿತೆ ಗತಿ ಪರಾಕ್ರಮ ತೇವಯಂ ವಯಸ್ಸಪ್ಪಾರಂ ಅನುಪ್ರಾಪ್ತ ಸ್ಮಸಾಂಪ್ರತಂ ಈ ವಯಸ್ಸು ಈ ಶಕ್ತಿ ಅಂದ್ರೆ ಎಲ್ಲಿ ಹೋಯಿತು ಯಾರಿಬ್ರು ಹಿಡಿದು ಹತ್ಸೋದನ್ನು ನೋಡಿದ್ರ ನಾನೇ ಹತ್ತಿದ್ದೆ ಬರ್ತಿದ್ದೆ ಹಿಂದೆ ಎಲ್ಲ ಶಕ್ತಿ ಇತ್ತು ಹೆಂಗ ಪೋಚು ವಯಸ್ಸಾಗ್ತಾ ಆಗ್ತಾ ಕಾಲಪುರುಷ ಶಕ್ತಿಯನ್ನು ಅಪಹಾರ ಮಾಡ್ತಾನೆ ಪ್ರಾಣವನ್ನೇ ತೆಗೆದು ಬಿಡ್ತಾನೆ ಜಾಂಬುವಂತನಿಗೆ ಪವರ್ ಆಫ್ ಮೆಮೊರಿ ಇದೆ ದೀರ್ಘಾಯುಷ್ಮಂತ ಮತ್ತು ಚಾಣಾಕ್ಷತನ ರಾಮನಿಗೆ ತುಂಬ ಸಹಾಯ ಮಾಡಬಲ್ಲ ವಾಕ್ಪಟುತ್ವ ಇದೆ ಶರೀರ ಶಕ್ತಿ ಕಡಿಮೆಯಾಗಿದೆ ಆದರೂ ಅವತಾರಕ್ಕೆ ಬರ್ತಾನೆ ಇವನು ಮಹಾರಾಯ ಇವನಿಗೊಬ್ಬ ಮಗಳು ಜಾಂಬವತಿ ಆ ಹೊತ್ತಿಗೆ ಸರಿಯಾಗಿ ಒಂದು ಮಗು ಬೇರೆ ಆಗಿರುತ್ತೆ ಮೈಯಲ್ಲಿ ಶಕ್ತಿ ಇಲ್ಲ ಅವನಿಗೆ ಜಾಂಬವಂತನಿಗೆ ಎಲ್ಲ ಕಥೆ ಕೃಷ್ಣ ಅವತಾರದ್ದು ರಾಮನಿಗೆ ಅವನಿಗೆ ಮುಷ್ಟಾಮುಷ್ಟಿ ಗುದ್ದಿ ಕೃಷ್ಣನಿಗೆ ಕೃಷ್ಣನೇ ರಾಮ ಅಂತ ಗೊತ್ತಿಲ್ಲ ಹೊಡಿತಾ ಇದ್ದಾನೆ ಹೊಡೆಯುವಾಗ ಮುರಾರಿ ರಾಮ ರಘುಪತೆ ವೇದಾಂತೇಶಕರು ಯಾದವ ಬೀಳಿಯಲ್ಲಿ ಆ ಒಂದೊಂದೇಟು ಗುದ್ದುವಾಗ ಕೃಷ್ಣನಿಗೆ ಶಕ್ತಿ ವೃದ್ಧಿ ಆಗ್ತಾ ಇದೆ ಪುಷ್ಪಾರ್ಚನೆ ಮಾಡಿದಂತಿದೆಯಂತೆ ಬೈತಾರೆ ಗುರುಗಳು ಆಮೇಲೆ ಇಷ್ಟು ಹೊಡೆದ್ರು ನೀನು ವೃದ್ಧಿ ಆಗ್ತಿದೆ ಅಂತ ಕೇಳಿದ್ರೆ ನೀ ಏನು ಹೇಳಿದೆಯೋ ರಘುಪತೆ ಅಂತ ಆ ರಘುಪತಿಯೇ ಕಾಣು ನಾನು ಅಂತ ಹೇಳಿ ಪ್ರಭು ನನ್ನನ್ನು ಕ್ಷಮಿಸು ಒಂದು ಮೂಂದು ಪಾತ್ರ ಅಂದು ಪರಿಮಳಂದ ಬರದೆ ನಿನ್ನ ಮೈಯಲ್ಲಿ ಅದೇ ಪರಿಮಳ ಬರ್ತಾ ಇದೆ ನೀ ಕೃಷ್ಣನೇ ರಾಮನೇ ನನ್ನ ತಪ್ಪು ಕ್ಷಮಿಸು ಅಂತ ಹೇಳಿ ಮಗಳನ್ನು ಕೊಡ್ತಾನೆ ಅಂತ ಕಥೆ ಇದು ದೀರ್ಘಾಯುಷ್ಮಂತ ಅದಾದ ಮೇಲೆ ಎಲ್ಲರೂ ಯೋಚನೆ ಮಾಡಿದ್ರು ಅಂಗದ ಚಿಕ್ಕ ಹುಡುಗ ನೀನೇನ್ ಮಾಡ್ತೀಯೋ ಅಂದ್ರೆ ನನಗೆ ಒನ್ ವೇ ಗೊತ್ತು ಅರಳೆಪೇಟೆ ಇದ್ದಾಗೆ ಈ ಕಡೆಯಿಂದ ಆ ಕಡೆಗೆ ಹೋಗ್ತೇನೆ ಆ ಕಡೆಯಿಂದ ಬರೋದು ಗೊತ್ತಿಲ್ಲ ನನಗೆ ಅಯ್ಯೋ ನೀ ರಾಜಕುಮಾರ ಬೇರೆ ಅಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ರೆ ಅಲ್ಲಿ ಸುಗ್ರೀವನಿಗೇನು ಸಮಾಚಾರ ಹೇಳುವುದು ನೀ ಹೋದದ ಕೆಲಸ ನನಗೆ ಸಮಾಚಾರ ತಿಳಿಬೇಕಲ್ಲ ಏನ್ ಮಾಡೋದು ಆಗ ಜಾಂಬು ಅಂತ ಹೇಳಿದ ಒಬ್ಬನನ್ನು ಮರ್ತೇ ಬಿಟ್ವಲ್ಲ ನಾವು ಹನುಮಂತ ಅಂತ ಒಬ್ಬ ಇದ್ದಾನೆ ನಮ್ಮಲ್ಲಿ ಕಾಪಾಡಿದ್ರೆ ಅವನೇ ಕಾಪಾಡಬೇಕು ಅವನೆಲ್ಲಿದ್ದಾನೋ ಪತ್ತೆ ಮಾಡಿ ಈ ಗೋಷ್ಠಿಯಲ್ಲೇ ಗುಂಪಿನಲ್ಲೇ ಇಲ್ಲ Hanumanta he is beyond gossip ಅವನು ಯಾವತ್ತೂ ಹರಟೆಗೆ ಬರೋವನಲ್ಲ ಯಾರಿದ್ರೂ ಭಗವಂತನ ಗುಣ ಅನುಭವ ರಾಮಾಯಣ ಕಥೆ ಹೇಳೋರು ಕೇಳೋರಿದ್ರೆ ಅವನ ಕಂಪನಿಯಲ್ಲೆಲ್ಲೋ ಕೂತಿರ್ತಾನೆ ಪಾಪ ಹನುಮಂತ ಅವ್ರು ಯಾರು ಇಲ್ಲ ಅಂತ ಏಕಾಂತಮಾಶ್ರಿತ ಸುಖೋಪವಿಷ್ಟಂ ಏಕಾಂತದಲ್ಲಿ ಕೂತು ರಾಮ ಧ್ಯಾನ ಮಾಡ್ತಾ ಇರ್ತಾನೆ ಭಜನ ಒಂದು ದಿವಸ ವನಪರ್ವ ಹೇಳ್ತಿದ್ದೆ ಈ ರಾಮ ಭಜನ ಸಭಾ ಅಂತ ಒಂದಿತ್ತು ಇಲ್ಲಿ ಮಲ್ಲೇಶ್ವರದಲ್ಲಿ ಒಂದು ತಿಂಗಳು ವನಪರ್ವ ಪ್ರವಚನ ಮಾಡಿದ್ದೇನೆ ಒಂದು ದಿವಸ ಕನಸಲ್ಲಿ ಹನುಮಂತ ಆ ಚಿತ್ರ ಬರೀಬೇಕು ಅಂತ ಆಸೆ ಎದೆ ಉಬ್ಬುತ್ತಾ ಇದೆ ಕುಗ್ಗುತ್ತಾ ಇದೆ ರಾಮ್ ರಾಮ್ ರಾಮ್ ಎರಡು ಕೈಯಲ್ಲಿ ತಾಳ ಹಿಡ್ಕೊಂಡಿದ್ದಾನೆ ಆ ರೋಮಹರ್ಷ ಆಗ್ತಾ ಇದೆ ಅದ್ಭುತವಾದ ಚಿತ್ರ ಕನಸಲು ಬಂದುಬಿಡ್ತು ಅದು ಸೌಗಂಧಿಕಾ ಪ್ರಕರಣ ಹೇಳೋ ಪ್ರಸಂಗ ಅಂತ ಏಕಾಂತದಲ್ಲಿ ಕೂತಿದ್ದಾನೆ ಕೈ ಕಟ್ಟಿದ್ದಾನೆ ರಾಮಧ್ಯಾನ ಮಾಡ್ತಾ ಇದ್ದಾನೆ ಜಗತ್ತಿರುವುದೇ ಅವನಿಗೆ ಪ್ರಜ್ಞೆ ಇಲ್ಲ ಇವರೆಲ್ಲ ಕಪಿವೀರರು ಹೋಗಿ ಅವನ ಮುಂದುಗಡೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅವನಿಗೆ ನಮಸ್ಕಾರಾದಿಗಳನ್ನು ಮಾಡಿ ಅವನಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಅಯ್ಯ ನೀನು ಅಂಜನಾ ಸಂಭವ ಇದೇನಾದರೂ ಕೆಲಸ ಆದರೆ ನಿನ್ನಿಂದಲೇ ಆಗಬೇಕು ಇದು ಬೇರೆಯವ್ರ ಕೈಲಾಗೋದಲ್ಲ ಈ ಬದುಕಿದ್ರೆ ನಾವೆಲ್ಲ ಬದುಕಿದ ಹಾಗೆ ದಯವಿಟ್ಟು ನೀನು ಈ ರಾಮ ಕೆಲಸವನ್ನು ಮಾಡಬೇಕು ಸಮುದ್ರವನ್ನು ಲಂಘನೆ ಮಾಡಬೇಕು ಭವಾನ್ ಜೀವಾತವೇ ಸ್ಮಾಕಂ ಜೀವಾತು ಅಂದ್ರೆ ಅಮೃತ ನೀನು ನಮಗೆ ಅಮೃತವಿದ್ದಂತೆ ಏನಾಯಿತು ಹೆಚ್ಚು ಕಮ್ಮಿ ಆಯ್ತಾ ಕಥೆ ಕೇಳಿ ಸರ್ ಹೋಗುತ್ತೆ ಅಮೃತ ಅಂತ ಹೇಳ್ತಾ ಇದ್ದೇನೆ ಭವಾನ್ ಜೀವಾತವೇ ಸ್ಮಾಕಂ ಅಂಜನಾ ಸಂಭವ ನಹಿ ಪ್ರೇಷಯಿತಾತ ಸ್ವಾಮಿ ಪ್ರೇಷ ಕಥಂಚನ ಕೊಡಿ ಕೊಡಿ ಇಂಥ ವ್ಯಸನ ಉಂಟಾಗಿರುವ ಭವಾನ್ ಅಸ್ಮಾಕಂ ಸ್ಮಾಕಂ ಅಂಜನಾ ಸಂಭವ ತ್ವಂಹಿ ವಾಯುಸತೋ ವತ್ಸ ಪ್ಲವನೇ ಚಾಪಿ ತತ್ಸಮಃ ನೀನು ವಾಯುಪುತ್ರ ವಾಯುದೇವರ ಶಕ್ತಿ ನಿನಗೆ ಉಂಟು ಸಮುದ್ರವನ್ನು ಲಂಘನೆ ಮಾಡಿ ಮಾಡ್ಕೊಂಡು ಬರ್ತೀಯ ಅಂತ ಗೊತ್ತು ನೀನು ಮಾಡುವಂತ ಪ್ರಾರ್ಥನೆ ಮಾಡಿದಾಗ ಹನುಮಂತನಿಗೆ ತನ್ನ ಶಕ್ತಿಯಲ್ಲಿ ನೆನಪು ಉಂಟಾಯಿತು ನಿನ್ನ ಶಕ್ತಿ ನಿನಗೆ ಗೊತ್ತಾಗದೆ ಹೋಗಲಿ ಅಂತ ಋಷಿಗಳು ಅವನಿಗೆ ಪೂರ್ವದಲ್ಲಿ ಕೊಟ್ಟಿದ್ದ ಶಾಪ ವರವಾಗಿ ಪರಿಣಮಿಸಿ ಅದು ಗರ್ವಕ್ಕೆ ಅವಕಾಶವಿಲ್ಲದೆ ಅತ್ಯಂತ ವಿನಯಶಾಲಿಯಾಗಿದ್ದವನು ಈಗ ಎದ್ದು ನಿಂತ ನಾವು ಕಿಷ್ಕಿಂದ ಕಾಂಡದ ಕೊನೆಯ ಸರ್ಗಕ್ಕೆ ಬಂದಿದ್ದೇವೆ ತನ್ನ ಶರೀರವನ್ನು ಯೋಗ ಶಕ್ತಿಯಿಂದ ತ್ರಿವಿಕ್ರಮನಂತೆ ಬೆಳೆಸಿಕೊಂಡ ಭೂಮಿ ಆಕಾಶವನ್ನು ಮುಟ್ಟುವಂತ ಥೇಟ್ ತ್ರಿವಿಕ್ರಮನೇ ಕಪಿ ಶರೀರ ಒಂದಿಲ್ದಿದ್ರೆ ಇವನೇ ತ್ರಿವಿಕ್ರಮ ಅಂತ ಹೇಳಿಬಿಡಬೇಕು ಅಷ್ಟು ಅದ್ಭುತವಾದ ಶರೀರವನ್ನು ಮಾಡಿಕೊಂಡು ಕೆಳಗೆಲ್ಲೋ ಇರುವೆಗಳಂತ ಕಾಣ್ತಾ ಇದ್ದಾರೆ ವಾನರು ಅವರು ಹೇಳ್ದ ನೀವು ಯೋಚನೆ ಮಾಡಬೇಡಿ ರಾಮ ಕೆಲಸವನ್ನು ಖಂಡಿತ ನಾನು ಮಾಡಿಕೊಂಡೇ ಬರ್ತೇನೆ ಅಂತ ಅವರಿಗೆಲ್ಲ ಆಶ್ವಾಸನೆಯನ್ನು ಕೊಡ್ತಾ ಇದ್ದಾನೆ ನಿಂತಿದ್ದಾನೆ ಹೆಜ್ಜೆಗಳ ನೆತ್ತಿ ಮೇಲೆ ಕೆಳಗೆ ಬೆಟ್ಟವನ್ನು ತೂಗ್ತಾ ಇದ್ದಾನೆ ಸವೇಗವಾನ್ ವೇಗ ಸಮಾಹಿತಾತ್ಮ ಹರಿಪ್ರವೀರ ಪರವೀರ ಹಂತ ಮನಸ್ಸಮಾಧಾಯ ಮಹಾನುಭಾವ ಜಗಾಮಲಂಕಾಂ ಮನಸಾ ಮನಸ್ವಿ ವೇಗವಾದ ನಿಂತಿದ್ದಾನೆ ಮನಸ್ಸಲ್ಲಿ ವೇಗ ಬಂದುಬಿಡ್ತು ಒಂದು ಕೆಲಸ ಆಗಬೇಕಾದ್ರೆ ನೀವು ಶರೀರಕ್ಕಿಂತ ಮನಸ್ಸು ವೇಗದಲ್ಲಿ ಹೋಗಬೇಕು ಅದನ್ನು ಹಿಡಿದೇ ನಾನು ಮಾಡಿಯೇ ತೀರ್ತೇನೆ ಎನ್ನುವಂಥ ಒಂದು ವಿಶ್ವಾಸ ಉಂಟಾಗಬೇಕು ಆ ವೇಗ ಕಂಟ್ರೋಲ್ ಅಲ್ಲಿಯೂ ಇತ್ತು ವೇಗ ಸಮಾಹಿತ ಆತ್ಮ ಹರಿಪ್ರವಿಹಿರ ಶತ್ರು ಸಂಹಾರ ಶಕ್ತಿ ಇದ್ದವನು ಹರಿಪ್ರವೀರ ಪರವೀರ ಹಂತ ಮನಸ್ಸಮಾಧಾಯ ಮನಸ್ಸನ್ನ ನೆಮ್ಮದಿಯಲ್ಲಿಟ್ಟುಕೊಂಡು ಮಹಾನುಭಾವ ಅವರಿಗೇನು ತೊಂದರೆ ಆಗೋದಿಲ್ಲ ಆಂಜನೇಯ ಸ್ವಾಮಿ ಕತೆ ಹೇಳ್ತಿದ್ದೇನೆ ಒಂದೆರಡು ನಿಮಿಷ ಗಾಡಿ ಕಡಿಮೆ ಆಗಿರಬೇಕು ಹೊರ ಕೂತ್ಕೊಳ್ಳಿ ಅನುಕೂಲವಾಗುತ್ತೆ ಯಾರೂ ಧೈರ್ಯ ಕಳೆದುಕೊಳ್ಳಬೇಡಿ ಮಹಾನುಭಾವ ಜಗಾಮಲಂಕ ಮನಸಾ ಮನಸ್ವೀ ಮನಸ್ಸಿನಿಂದಲೇ ತಾನು ಲಂಕೆಯನ್ನು ಹೋಗಿ ಸೇರಿಬಿಟ್ಟೆ ಅಲ್ಲೆಲ್ಲ ನೋಡಿದ್ದೇನೆ ಅನ್ನುವಷ್ಟರ ಮಟ್ಟಿಗೆ ಮನಸ್ಸು ಅವನಿಗೆ ಸ್ವಚ್ಛವಾಯಿತು ಎಂಬಲ್ಲಿಗೆ ಕಾಂಡಕ್ಕೆ ಮಂಗಳಾಗ್ತಾ ಇದೆ ಸುಂದರಕಾಂಡದ ಒಂದು ಶ್ಲೋಕ ಹೇಳಿ ನಿಲ್ಲಿಸಿಕೊಳ್ತೇನೆ ಕಿಷ್ಕಿಂಧಾಕಾಂಡದಲ್ಲಿ ಚರಣವು ಶಬ್ದಾರ್ಥ ಮತ್ತೆ ಅದೇ ಶಬ್ದಾರ್ಥ ಸುಂದರಕಾಂಡದಲ್ಲಿ ಕೂಡ ಶ್ರೀಮದ್ ರಾಮಾಯಣದಲ್ಲಿ ತುಂಬಾ ವಿಚಿತ್ರವಾದ ಕಾಂಡ ಈ ಸುಂದರಕಾಂಡ ಬಾಲಕಾಂಡದಲ್ಲಿ ಅರ್ಧ ಆದ್ಮೇಲೆ ಸೀತೆ ಕಾಣಿಸ್ತಾಳೆ ಸೀತಾರಾಮರು ಒಟ್ಟಿಗೆ ಕಾಣಿಸೋದಿಲ್ಲ ಪೂರ್ತಿಯಾಗಿ ಅಯೋಧ್ಯಾಕಾಂಡ ಒಂದರಲ್ಲಿ ಮಾತ್ರ ಸೀತಾರಾಮರು ಪೂರ್ತಿ ಕಾಣಿಸ್ತಾರೆ ಪರಿಪೂರ್ಣ ಕಾಂಡ ಅಯೋಧ್ಯಾಕಾಂಡ ಒಂದು ಓದಿದ್ರೆ ಪೂರ್ತಿ ರಾಮಾಯಣದ ಫಲ ಯಾಕೆ ಬರುತ್ತೆ ಸೀತಾರಾಮರು ಬಿಟ್ಟಗಲದೇ ಇರುವಂತಹ ಏಕಮೇವ ಕಾಂಡ ಅಯೋಧ್ಯಾಕಾಂಡ ಅರಣ್ಯಕಾಂಡದಲ್ಲಿ ಅರ್ಧದ ನಂತರ ಸೀತೆ ಇಲ್ಲ ಕಾಂಡದಲ್ಲಿ ಸೀತೆ ಪೂರ್ತಿ ಇಲ್ಲ ಸುಂದರಕಾಂಡದಲ್ಲಿ ರಾಮಪೂರ್ತಿ ಇಲ್ಲ ಯುದ್ಧಕಾಂಡದಲ್ಲಿ ಕೊನೆಯಲ್ಲಿ ಸೀತೆ ಬರ್ತಾಳೆ ಉತ್ತರಕಾಂಡದಲ್ಲಿ ಕೊನೆಯಲ್ಲಿ ಸೀತೆ ಇರೋದಿಲ್ಲ ಎಲ್ಲ ಕಾಂಡದಲ್ಲಿ ಒಂದೊಂದು ಏನಾರು ಕೊರತೆ ಇಟ್ಟಿದ್ದಾರೆ ಅಯೋಧ್ಯ ಕಾಂಡದಲ್ಲಿ ನೂರ ಹತ್ತೊಂಬತ್ತು ಸರ್ಗಗಳು ಇದಕ್ಕೊಂದು ವಿಶೇಷ ಅರ್ಥವಿದೆ ಒಂದೊಂದು ಕಾಂಡದಲ್ಲಿ ಎಷ್ಟೆಷ್ಟು ಸರ್ಗ ಒಂದು ಅರ್ಥ ಇಟ್ಟಿದ್ದಾರೆ ಈ ಸುಂದರಕಾಂಡದಲ್ಲಿ ಅರವತ್ತೆಂಟು ಸರ್ಗಗಳು ಅರವತ್ತೆಂಟು ಚಾಪ್ಟರ್ಸು ಇದರಲ್ಲೇನು ಆಶ್ಚರ್ಯ ನೀವು ಮಾಡಿ ನೋಡಿಬೇಕಾದ್ರೆ ಸಪ್ತಸರ್ಗಿ ಅಂತ ಒಂದು ಪಾರಾಯಣ ಕ್ರಮ ಇದೆ ಯಾರಿಗಾದರೂ ಮನಸ್ಸಲ್ಲಿ ಒಂದು ಒಳ್ಳೆಯ ಉದ್ದೇಶ ಒಂದು ತಪಸ್ಸು ಒಂದು ಕೆಲಸ ಆಗಬೇಕು ಆಗಲಿಲ್ವಲ್ಲ ಅಂತ ಕೊರತೆ ಇದ್ರೆ ಈ ಸುಂದರಕಾಂಡವನ್ನು ಸಪ್ತಸರ್ಗಿ ಕ್ರಮದಲ್ಲಿ ಓದಿ ಪಟ್ಟಾಭಿಷೇಕ ಮಂಗಳ ಮಾಡಿದ ದಿವಸವೇ ನಿಮಗೆ ಫಲ ಖಂಡಿತವಾಗಿ ಸಿದ್ಧಿಯಾಗುತ್ತೆ ಸುಂದರಕಾಂಡದ ಮಹಿಮೆಯಲ್ಲಿ ಅದಕ್ಕೆ ಅದನ್ನು ಕಳ್ಕೋಬೇಡಿ ಅಂತ ಹೇಳ್ತಾ ಇರೋ ಇವತ್ತು ಅದರ ಮಹಿಮೆ ಸ್ವಲ್ಪ ಹೇಳಿ ನಿಲ್ಲಿಸ್ತೇನೆ ಅರವತ್ತೆಂಟು ಬೇಂದ್ರೆಯವರು ತಮ್ಮ ಕೊನೆ ಗಳಿಗೆಯಲ್ಲಿ ಬರೆದ ಕಾವ್ಯ ಬಾಲಬೋಧೆ ಹತ್ತು ಹತ್ತು ಹನ್ನೆರಡು ಸಾಲಿನ ಪದ್ಯಗಳು ಅದರಲ್ಲಿ ಆ ಕಾವ್ಯಗಳ ಹೆಸರೇನು ಕೊಟ್ಟಿದ್ದಾರೆ ಒಂದು ಎರಡು ಮೂರು ನಾಲ್ಕು ಅಂತ ಹೆಸರು ಯಾವುದಕ್ಕೂ ಶಬ್ದಗಳ ಹೆಸರಿಲ್ಲ ಅಂಕಿ ಹೆಸರು ಅದರಲ್ಲಿ ಒಂದು ಕವನದ ಹೆಸರು ಅರವತ್ತೆಂಟು ಅಂತ ಇವರು ಇದು ವಯಸ್ಸಾದ ಮೇಲೆ ಅರಳು ಮರಳಾಗಿದೆ ಬೇಂದ್ರೆ ಅವರಿಗೆ ಈ ಟೈಟಲ್ಸ್ಗೆ ಒಂದಕ್ಕೂ ಹೆಸರು ಕೊಡದೆ ಒಂದು ಎರಡು ಮೂರು ಅಂತ ಇಟ್ಟಿದ್ದಾರೆ ಒಂದಕ್ಕೆ ಏಳು ಅಂತ ಇಟ್ಟಿದ್ದಾರೆ ನೀ ಏಳು ಮೇಲಕ್ಕೆ ಭಗವಂತನ ಕಡೆಗೆ ಅಂತ ಹತ್ತು ಭಗವಂತನ ಕಡೆಗೆ ಹತ್ತು ಅರವತ್ತೆಂಟು ಪೂರ್ತಿ ಸುಂದರಕಾಂಡದ ಸಾರಾಂಶ ಇಟ್ಟಿದ್ದಾರೆ ಬೇಂದ್ರೆ ಒಂದು ಪುಸ್ತಕ ಬರೆದಿದ್ದೇನೆ ನಾನು ಅಧ್ಯಾತ್ಮದ ನೆಲೆ ಆರ್ಷ ದೃಷ್ಟಿ ಅದ್ರಲ್ಲಿ ಬರೆದಿದ್ದೇನೆ ನೋಡಿ ಬೇಂದ್ರೆಯವರು ಸಾಮಾನ್ಯ ಕವಿಯಲ್ಲ ಈ ಅರವತ್ತೆಂಟು ಹೇಗೆ ಒಂದು ದಿವಸಕ್ಕೆ ಗಮ್ ಕಟ್ಕೊಳ್ಳಿ ಎಲ್ಲರಿಗೂ ಅರ್ಥ ಆಗುತ್ತೆ ಏನು ಹೇಳಿದ್ರಿ ನಾಳೆ ಕೇಳಬೇಡಿ ತಿರುಗಿ ಗಮನ ಕೇಳಿ ಒಂದು ದಿವಸಕ್ಕೆ ಏಳು ಸರ್ಗಗಳನ್ನು ಮಾತ್ರ ಓದುವಂತೆ ಈ ಸುಂದರಕಾಂಡ ಓದಬೇಕು ಅರವತ್ತೆಂಟನ್ನು ನೀವು ಓದಿದರೆ ಏಳು ಒಂಬತ್ತು ಅರವತ್ಮೂರು ಒಂಬತ್ತು ದಿವಸಕ್ಕೆ ಅರವತ್ಮೂರಾಯಿತು ಕೊನೆಗೆ ಎಷ್ಟು ಉಳಿಯುತ್ತೆ ಐದು ಉಳಿದಾಗ ಏನು ಮಾಡಬೇಕು ಮೊದಲೆರಡನ್ನು ಸೇರಿಸ್ಕೊಂಡು ನಿಲ್ಸ್ಕೋಬೇಕು ಅವಾಗೇನಾಗುತ್ತೆ ಮುಂದಿನ ಪಾರಾಯಣಕ್ಕೆ ಅರವತ್ತೆಂಟು ಪ್ಲಸ್ ಎರಡು ಸೇರ್ಕೊಂಡು ಎಪ್ಪತ್ತಾಯಿತು ಏಳರಿಂದ ಭಾಗಿಸಿದ್ರೆ ಅಲ್ಲ ಎಪ್ಪತ್ತೊಂದಾಗುತ್ತೆ ನೋಡಿ ಅರವತ್ಮೂರು ಹೋದ್ರೆ ಐದು ಉಳಿತು ಅರವತ್ತೆಂಟು ಐದು ಸೇರಿಸಿದ್ರೆ ಎಪ್ಪತ್ತೊಂದು ಅದು ಹೀಗೆ ಮಾಡ್ಕೊಂಡು ಹೋದ್ರೆ ನೀವು ಕೊನೆಯಲ್ಲಿ ಕೊನೆಗೆ ಏಳು ಬರೋ ಹಾಗೆ ನಿಲ್ಸ್ಕೋಬೇಕು ಇವತ್ತೇಳು ನಾಳೆ ಏಳು ನಾಡಿದ್ದೇಳು ಓದ್ತಾ ಹೋದ್ರೆ ಕೊನೆಯಲ್ಲಿ ಏಳು ಸರ್ಗಗಳೇ ಬಂದು ಸುಂದರಕಾಂಡ ಪೂರ್ತಿ ಆಗಬೇಕಾದ್ರೆ ರಾಮಾಯಣದ ಮಹಿಮೆ ಅರವತ್ತೆಂಟು ಸಲ ಓದಿದ್ರೆ ಮಾತ್ರ ಅದು ಪೂರ್ತಿ ಆಗುತ್ತೆ ಇದು ಅರವತ್ತೆಂಟರ ಮಹಿಮೆ ಅರ್ಥವಾಯ್ತಾ ನೋಡಿ ದಿವಸಕ್ಕೆ ಏಳೇಳು ಒತ್ತ ಹೋಗಬೇಕು ಕೊನೆ ಭಾಗಕ್ಕೆ ನಿಲ್ಲಿಸೋ ಜಾಗಕ್ಕೂ ಅದು ಏಳೇ ಬರಬೇಕು ಆ ರೀತಿ ಓದಬೇಕಾದ್ರೆ ಅರವತ್ತೆಂಟು ದಿವಸ ಓದಿದಲ್ಲದೆ ಇದು ಮುಗಿಯುವುದಿಲ್ಲ ಅದು ಮಾಡುವ ದಿವಸಕ್ಕೆ ನಿಮ್ಮ ಪ್ರಾರ್ಥನೆ ಸಾತ್ವಿಕ ಪ್ರಾರ್ಥನೆ ಇದ್ರೆ ಪಕ್ಕದ ಮನೆಯವರು ಸಾಯಿಲಿ ಅಂತ ಹಾಗೆ ಮಾಡೋದಲ್ಲ ಭಗವಂತ ಸಂಕಲ್ಪಕ್ಕೆ ವಿರುದ್ಧವಾಗಿ ನನಗೆ ನಾಲ್ಕು ಮಕ್ಕಳಾದರೂ ಮೂರು ಗಂಡಾಗಲಿ ಅಂತ ಮಾಡುವುದಲ್ಲ ಏನೋ ಒಂದು ಆರೋಗ್ಯ ತೊಂದರೆ ಇತ್ತು ಹಣಕಾಸಿನ ತೊಂದರೆ ಇತ್ತು ಕಂಟಕರು ಹೋಗಬೇಕು ಅಂತಿತ್ತು ಅರವತ್ತೆಂಟು ಸಲ ಪಾರಾಯಣ ಮಾಡಿ ಸಪ್ತಸರ್ಗಿ ಕೃತಾರ್ಥರಾದರೆ ಹಿಡಿದ ಕೆಲಸ ಖಂಡಿತ ಯಶಸ್ಸು ಅದು ನಿಮಗೆ ಕಾಂಡ ಮಾಡಿಕೊಡುತ್ತೆ ಇದರಲ್ಲಿ ಆಂಜನೇಯನ ಸ್ತುತಿಯನ್ನು ಮೊದಲು ಮಾಡಬೇಕು ಆ ಒಂದು ಪದ್ಯ ತಥೋ ರಾವಣನೀತಾಯ ಸೀತಾಯ ಶತ್ರುಕರ್ಷಣ ಏಷ ಪದಮನ್ವೇಷ್ಟು ಚಾರಣಾಚರಿತೆ ಪಥಿ ಇದು ವಾಲ್ಮೀಕಿ ಮಾಡಿದ ಹನುಮಸ್ತುತಿ ಕಂಬ ಮಹಾಕವಿಗಳು ತಮ್ಮ ಕಂಬರಾಮಾಯಣದ ಆರಂಭದಲ್ಲಿಯೇ ಒಂದು ಹನುಮಂತನ ಸ್ತುತಿ ಮಾಡಿದ್ದಾರೆ ಅದನ್ನೊಂದು ಹೇಳಿ ನಿಲ್ಲಿಸ್ಕೊಳ್ತೇನೆ ಚಮತ್ಕಾರ ಆಂಜನೇಯನ ಪರಮಭಕ್ತರು ಕಂಬ ಮಹಾಕವಿಗಳು ಇಂಥದೊಂದು ಅದ್ಭುತವಾದ ತಮಿಳು ಪಾಶರ ಅಥವಾ ಅದರ ಹೊಂದುವ ಕನ್ನಡ ಅರ್ಥ ಸಂಸ್ಕೃತ ಅರ್ಥ ಇರುವ ಇನ್ನೊಂದು ಕಾವ್ಯ ಹನುಮತ್ ಸ್ತುತಿ ಲೋಕದಲ್ಲಿಯೇ ಇಲ್ಲ ಸರಳವಾಗಿದೆ ಅದು ನೋಡುವುದಕ್ಕೆ ಅಂಜಿದೇವನ್ರು ಕತ್ತ ಕತ್ತಾನ್ ತಮಿಳು ಕೇಳಿದವರಿಗೆ ನನ್ನ ಪ್ರವಚನ ಹಿಂದೆ ಕೇಳಿದ್ದವರಿಗೆ ಯಾರಿಗಾದ್ರೂ ಗೊತ್ತಿರಬೇಕಿದು ಅಂಜಿಲೆ ಒಂದ್ರು ಪೆತ್ತಾನ್ ಅಂಜಿಲೆ ஒன்றைத்தாவி அஞ்சிலே ஒன்றாராக ஆரியர்காவே அஞ்சிலே ஒன்று பெத்த அணங்கு கண்டு அயலாரூரில் அஞ்சிலே ஒன்றை வைத்தான் ಅವನೆಮ್ಮೈ ಅಳಿತು ಕಾಪಾನ್ ಐದು ಅಂತ ಇಲ್ಲಿ ಚಮತ್ಕಾರ ಹೇಳ್ತಾರೆ ಐದು ಇದೆ ಯಾವ ಐದು ನೀವೇ ಯೋಚನೆ ಮಾಡಿ ಪಂಚೇಂದ್ರಿಯ ಅಲ್ಲ ಹೇಳ್ತೀನಿ ಅಂಜಿಲೇ ಒಂದು ರೂಪಾಯಿ ಐದರಲ್ಲಿ ಒಂದರಲ್ಲಿ ಹುಟ್ಟಿದವನೊಬ್ಬ ಒಗಟೆ ಐದರಲ್ಲಿ ಒಂದರಲ್ಲಿ ಹುಟ್ಟಿದವನು ಅದೇ ಐದರಲ್ಲಿ ಇನ್ನೊಂದನ್ನು ಆಶ್ರಯಿಸಿ ಅದೇ ಐದರಲ್ಲಿ ಇನ್ನೊಂದನ್ನು ದಾಟಿ ಐದರಲ್ಲಿ ಒಂದರಲ್ಲಿ ಹುಟ್ಟಿದವಳೊಬ್ಬಳನ್ನ ಶತ್ರುಪುರಿಯಲ್ಲಿ ಕಂಡು ರಾಮನಿಗಾಗಿ ಇನ್ನು ಉಳಿದದ್ದೊಂದನ್ನು ಯಾಕೆ ವಾಪಸ್ ತಗೊಂಡು ಹೋಗಬೇಕು ಅಂತ ಆ ಊರಲ್ಲೇ ಇಟ್ಟು ಬಂದನಲ್ಲ ಅವನು ನಮ್ಮನ್ನು ಕಾಪಾಡಲಿ ಹಾಕಿ ಚಪ್ಪಾಳೆ ಹಾಕಿ ಇದನ್ನು ಗುರುಗಳು ಅಣಗರಾಚಾರ್ಯ ಸ್ವಾಮಿಗಳು ಸಂಸ್ಕೃತದಲ್ಲಿ ಮಾಡಿದ್ದಾರೆ ಪಂಚಸುಯೇಕೇನ ಸೃಷ್ಟ ಪಟುತರಚರಿತ ಕೋಪಿ ಪಂಚಸು ಅಥೈಕಂ ತೀರ್ಥ ಗಂತುಂ ವ್ಯವಸ್ಯನ್ನ ಕುರುತ ಸರಣಿಂ ಪಂಚಕೆ ಸೋಯಮೇವ ಪಂಚಸ್ವೇಕೇನ ಸೃಷ್ಟಾಂ ಪ್ರಮುದಿತ ಹೃದಯ ವೀಕ್ಷ ಪಂಚಸ್ವಥೈಕಂ ಪ್ರಾಕ್ಷೇಪ್ಸಿ ಶತ್ರುಪುರಿಯಂ ತ್ವಜಿದಮೆ ಅಬುಧಾಹ ಸ್ಪಷ್ಟವಾಚಾಗರಣಂತೂ ಅದಕ್ಕೆ ಅರ್ಥವನ್ನು ಅವರೇ ಇನ್ನೊಂದು ಶ್ಲೋಕದಲ್ಲಿ ಕೊಟ್ಟಿದ್ದಾರೆ ನಾಳೆ ಹೇಳ್ತೇನೆ ಇವತ್ತು ನಿಮಗೆ ಅದರ ವಿವರಣೆ ಹೇಳ್ಬಿಡ್ತೇನೆ ಐದು ಒಂದು ಇಲ್ಲಿ ಪಂಚಭೂತಗಳು ಪಂಚಭೂತಗಳಲ್ಲಿ ಒಂದಾದದ್ದು ಅಭಿಮಾನಿ ದೇವತೆ ವಾಯು ವಾಯುದೇವತೆಯ ದೇವತೆಯ ಪುತ್ರನಾದ ಹನುಮಂತ ಪಂಚಸ್ವೇಕೇನ ಸೃಷ್ಟ ಅಂಜಲೇವನ್ರು ಬೆತ್ತಾನ್ ಅಂಜಲೈವನ್ ರೈತಾವಿ ಅದೇ ಐದರಲ್ಲಿ ಇನ್ನೊಂದು ಅಂದ್ರೆ ನೀರು ಎಂಬ ತತ್ವ ಅಪ್ ತತ್ವ ಅದನ್ನ ದಾಟಿ ಸಮುದ್ರವನ್ನ ದಾಟಿ ಅಂಜಲೇ ಒನ್ರಾರಾಹ ಪಂಚಭೂತಗಳೆಲ್ಲೊಂದಾದಂತ ಆಕಾಶವೆಂಬ ಮಾರ್ಗದಲ್ಲಿ ಹಾರಿ ಆರ್ಯರ್ಕ ಹವೇಹಿ ಆರ್ಯೋತ್ತಮನಾದ ರಾಮಚಂದ್ರನಿಗೋಸ್ಕರವಾಗಿ ಅಂಜಿಲೇ ಒಂದು ಬೆತ್ತ ಅಣಂಗ ಕಂಡು ಅಣಂಗ ಅಂದ್ರೆ ಹೆಣ್ಣು ಮಗಳು ತಮಿಳಲ್ಲಿ ಐದರಲ್ಲಿ ಒಂದಾದ ಭೂಮಿ ಭೂಮಿಯಲ್ಲಿ ಹುಟ್ಟಿದ ಭೂಮಿಜೆ ಜನಕಜೆ ಸೀತಾದೇವಿಯನ್ನ ಕಂಡು ಲೆಕ್ಕ ಹಾಕಿದ ಇನ್ನೊಂದು ಉಳಿಯಿತು ಅಗ್ನಿ ಅದನ್ನ ಯಾಕೆ ತಗೊಂಡು ಹೋಗಬೇಕು ಅಂತ ಲಂಕೆಯಲ್ಲೇ ಇಟ್ಟು ಸುಟ್ಟನಲ್ಲ ಅವನೆಮ್ಮ ಹೇಳಿದ್ದ ಆ ಸ್ವಾಮಿ ನಮ್ಮನ್ನು ಕಾಪಾಡಲಿ ಇದು ನೋಡುವುದಕ್ಕೆ ಒಗಟೆ ಅಂತ ಕಾಣಿಸ್ತದೆ ಇದು ಕಂಬ ಮಹಾಕವಿ ಅವರಿಗೆ ಕವಿ ಅಂತ ಟೈಟ್ಲ್ ಆಗಿನ ಕಾಲದಲ್ಲಿ ಅವರು ಒಂದೊಂದು ಪದ್ಯಗಳು ಬಿಡಿಸೋದಕ್ಕೆ ವೈಮೋ ಕೃಷ್ಣಾಚಾರ್ಯ ಸ್ವಾಮಿಗಳು ಕಂಬರಾಮಾಯಣಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಎಂಟು ಮಹಾಸಂಪುಟಗಳ ವ್ಯಾಖ್ಯಾನ ನನ್ನಲ್ಲಿವೆ ಅದು ಯಾವಾಗಲೂ ತರಿಸಿಟ್ಟಿದ್ದೆ ಓದಿದ್ದೇನೆ ನೋಟ್ಸ್ ಮಾಡಿದ್ದೇನೆ ತಮಿಳರು ಕಂಬರಾಮಾಯಣವನ್ನು ಬಿಟ್ಟು ವಾಲ್ಮೀಕಿಯನ್ನು ಆಧರಿಸೋದು ಕಷ್ಟ ಅಷ್ಟು ಚಮತ್ಕಾರಗಳಿವೆ ಅಷ್ಟು ಅದ್ಭುತಗಳಿವೆ ವಾಲ್ಮೀಕಿ ಬಿಟ್ಟದ್ದನ್ನೆಲ್ಲ ಕೂಡಿಸಿದ್ದಾರೆ ತತ್ವದಲ್ಲಿ ಎಳ್ಳಷ್ಟು ಎಲ್ಲಿಯೂ ಅಪಚಾರ ಮಾಡದೇ ಇರುವಂತಹ ವಾಲ್ಮೀಕಿ ವಾಕನ್ನು ಅನುಸರಿಸಿದ ಅದ್ಭುತವಾದ ಮಹಾಕಾವ್ಯ ಸ್ವಲ್ಪ ಸಂವಿಧಾನ ಅಲ್ಲಿ ಚೇಂಜ್ ಇರ್ಬೋದು ವಿಷನ್ನಲ್ಲಿ ಚೇಂಜ್ ಇಲ್ಲ ಇದರಲ್ಲಿ ಆಚಾರ್ಯ ಕೃತ್ಯವನ್ನು ಹೇಳಿದೆ ಪಂಚ ಸಂಸ್ಕಾರಗಳಲ್ಲಿ ಒಂದಾದ ಮಂತ್ರೋಪದೇಶ ಪಡೆಕೊಂಡ ಗುರು ಈ ಸಂಸಾರದಲ್ಲಿ ಏನೇನು ಐದೈದು ಕಷ್ಟಗಳು ಬರ್ತವೆಯೋ ಅದನ್ನೆಲ್ಲ ನಿವಾರಿಸಿ ಸಂಸಾರ ಮಧ್ಯಗತನಾದ ಜೀವಾತ್ಮನನ್ನು ಹೇಗೆ ಉದ್ಧರಿಸ್ತಾನೆ ಎನ್ನುವ ದಿವ್ಯಾರ್ಥವನ್ನು ಈ ಪದ್ಯ ಇಟ್ಟುಕೊಂಡಿದೆ ಕಂಬ ಮಹಾಕವಿಗಳು ಆ ವೇದಾಂತಾರ್ಥವನ್ನು ಕೊಟ್ಟಿದ್ದಾರೆ ಸುಂದರಕಾಂಡದ ಸ್ವಾರಸ್ಯವೇ ಅದು ಹನುಮಂತ ಮಾಡಿದ್ದು ಆಚಾರ್ಯ ಕೃತ್ಯ ಸದ್ಗುರುವಾದವನು ತನಗೇನು ಬೇಕಾಗಿಲ್ಲ ಸೀತೆಯನ್ನು ಕಂಡ್ರೆ ಅವನಿಗೇನ ಬೇಕಾಗಿತ್ತು ರಾಮನಿಂದ ಭಗವಂತ ಮತ್ತು ಭಗವಂತನ ಪತ್ನಿ ಒಂದು ದೃಷ್ಟಿ ಇದೊಂದು ಜೀವಾತ್ಮ ಎಲ್ಲೋ ಸಂಸಾರದಲ್ಲಿ ಅಗಲು ಬಿಟ್ಟಿದೆ ಅಗಲಿದ ಜೀವಾತ್ಮನನ್ನು ಅಗಲಿ ಕಷ್ಟಪಡುವ ಭಗವಂತನನ್ನು ಘಟಕ ಕೃತ್ಯದಲ್ಲಿ ಸೇರಿಸಿ ಭಗವಂತನ ಆಶೀರ್ವಾದ ಅಭಯಪ್ರದಾನವನ್ನು ಅಲ್ಲಿ ಮುಟ್ಟಿಸಿ ಜೀವಾತ್ಮ ಮಾಡುವ ಶರಣಾಗತಿಯನ್ನು ಇಲ್ಲಿ ಸಲ್ಲಿಸಿ ಸಂಸಾರ ಸಾಗರದಲ್ಲಿ ಭಗವಂತನ ಕೃಪೆ ಎಂಬ ಸೇತುವೆಯನ್ನು ಮಾಡಿ ತನ್ನ ಸ್ವಾರ್ಥವಿಲ್ಲದೆ ಸಕಲ ಜೀವರಾಶಿಗೆ ಕ್ಷೇಮವನ್ನು ಉಂಟು ಮಾಡತಕ್ಕಂಥ ಆಚಾರ್ಯನ ಕೆಲಸ ಪೂರ್ತಿ ಈ ಸುಂದರಕಾಂಡದ ಕಥೆ ಅದರಲ್ಲಿ ಹನುಮಂತನ ಉತ್ಸಾಹ ಅವನ ಧೈರ್ಯ ಅವನ ವಿಚಕ್ಷಣತೆ ಕಾರ್ಯದಲ್ಲಿ ಅವನು ಎಷ್ಟು ತತ್ಪರನಾಗಿ ಒಂದು ಚೂರು ಹೆಚ್ಚು ಕಮ್ಮಿ ಆಗದೆ ಇರತಕ್ಕಂಥ ರೀತಿಯಲ್ಲಿ ನಿರಾಶೆ ಮಾಡಿಕೊಳ್ಳದೆ ರಾಮ ಹೇಳದೇ ಇದ್ದ ಕೆಲಸಗಳನ್ನು ಮಾಡಿ ಲಂಕೆಯನ್ನೆಲ್ಲ ಸ್ಟಡಿ ಮಾಡಿ ಕೋಟ ಹೇಗಿದೆ ಕೊತ ಹೇಗಿದೆ ರಾವಣ ಸೈನ್ಯ ಹೇಗಿದೆ ರಾವಣನಿಗೆ ಬುದ್ಧಿಯನ್ನು ಹೇಳಿ ಅಕ್ಷಕುಮಾರನನ್ನು ಕೊಂದು ಇಂದ್ರಜಿತ್ತನಿಗೆ ವಶವಾದಂತೆ ನಾಟಕ ಮಾಡಿ ಮೆರವಣಿಗೆಯಲ್ಲಿ ಊರಲ್ಲಿ ಹೋಗಿ ಪ್ರತಿಯೊಬ್ಬರಿಗೆ ಹನುಮಂತನ ಹೆಸರನ್ನು ಕೇಳುವಂತೆ ಮಾಡಿ ರಾಮನನ್ನು ಕೇಳಿದ್ರೋ ಬಿಟ್ಟಿದ್ರೋ ಲಂಕೆ ಅವರು ಹನುಮಂತ ಅಂತ ನಡುಗುವಂತೆ ಮಾಡಿ ವಾಪಸ್ ಬಂದು ರಾಮಚಂದ್ರನಿಗೆ ಚೂಡಾವಣೆಯನ್ನು ಕೊಟ್ಟು ಉಭಯ ಕುಲವನ್ನು ಕಾಪಾಡಿದ ಸೀತಾಕುಲವನ್ನ ರಾಮಕುಲವನ್ನ ಅವನನ್ನು ತಬ್ಬಿಕೊಂಡು ರಾಮಚಂದ್ರ ಸ್ವಾಮಿ ಅಯ್ಯ ಇವತ್ತು ನಾನೇನು ಕೊಡೋದಕ್ಕೆ ಏನೂ ಇಲ್ಲ ಅತ್ಯಂತ ದೀನನಾಗಿದ್ದೇನೆ ಬಾಯಲ್ಲಿ ಏಷ ಸರ್ವಸ್ವಭೂತಸ್ತು ಪರಿಶ್ವಂಗೋ ಹನುಮತಃ ಸೀತಾದೇವಿಗೆ ಕೊಟ್ಟ ಆಲಿಂಗನ ಸೌಖ್ಯವನ್ನು ಹನುಮಂತನಿಗೆ ಕೊಟ್ಟುಬಿಟ್ಟ ಎಂಬುದಾಗಿ ಯುದ್ಧಕಾಂಡದ ಆರಂಭದಲ್ಲಿ ಹೇಳ್ತಾರೆ ಇಂಥ ದಿವ್ಯ ಕಥೆಗೆ ಇವತ್ತು ಮಂಗಳಾಶಾಸನ ಲವಕುಶರು ರಾಮಾಶ್ವಮೇಧ ಮಂಟಪದಲ್ಲಿ ಇವತ್ತು ಸುಂದರಕಾಂಡ ಆರಂಭ ಆಗಿದೆ ಇಲ್ಲ ಅಂತ ಹೇಳಬೇಡಿ ನಾಳೆ ಸುಂದರಕಾಂಡದ ರುಚಿ ಆರಂಭವಾಗುತ್ತೆ ಎಷ್ಟು ವಿಸ್ತಾರವಾಗಿ ಸಾಧ್ಯವೋ ಅದನ್ನು ಮೂರು ದಿವಸದ ಅವಕಾಶದಲ್ಲಿ ಮುಗಿಸಿ ಇನ್ನು ಉಳಿದ ನಾಲ್ಕು ದಿವಸಗಳನ್ನು ಯುದ್ಧಕಾಂಡಕ್ಕಿಟ್ಟು ನಿರ್ವಿಘ್ನವಾಗಿ ಈ ಕಥೆ ನೆರವೇರಲಿ ಎಲ್ಲರಿಗೂ ಆರೋಗ್ಯ ಉಂಟಾಗಲಿ ಇವತ್ತು ತೊಂದರೆ ಆದವರು ತಪ್ಪದೆ ನಾಳೆ ಮತ್ತೆ ಬರಲಿ ಅಗ್ರಪಂಕ್ತಿಯಲ್ಲಿ ಕೂಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮಂಗಳವನ್ನು ಹೇಳ್ತೇನೆ ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ ಸ್ವಸ್ಯ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾ ಗೋ ಬ್ರಾಹ್ಮಣೇಭ್ಯ ಶುಭಮಸ್ವ ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು ಮಂಗಳಂ ಮಂಗಳಂ ಮಂಗಳಂ ನಿತ್ಯ ಮಂಗಳಂ